यः कवितार्किककेसरी वेदान्ताचार्यवर्यो सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्मे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे सुपदातन्तपोनिधिम् सम्यङ्न्यायकलापेन महता भारतेन च उपब्रह्मितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायितपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दवज्रोन्मत्तम् तमोभूतम् जगद्भवेत् इति ज्ञानहुताशे तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्रतोत्रैकपाणे ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुद्राय योगिने माथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधना बोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् करिमलप्रध्वंसन श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमुदपापहरम् शिवम् च यो भारतम् समधिगच्छति वाच्यमानम् पुष्करजलैरभिषेचनेन यो कोशतम् कनकशृङ्गमयम् ददाति विप्राय वेदविदुषे शुभश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य च तस्य चैव कर्मे चार्थे च कामे च मोक्षे च भरदर्शव यदि हास्य तदन्यत्र जन्नेहास्य न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापै प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनो सुजाकाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन पापप्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन मद्रीसुतौ कथयताम् न भवन्ति रोगाः भीष्मद्रोणतटा जयद्रजला कान्धारनीलोपला शल्यग्राहवती कृपेण वैनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्न नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ನಮಸ್ಕಾರಗಳು ಮಹಾಭಾರತ ಯುದ್ಧದ ಹದಿನೇಳ ಹದಿನಾಲ್ಕನೇ ಹಗಲಿನಲ್ಲಿ ನಡೆದ ಕಥೆಯನ್ನೆಲ್ಲ ತಮಗೆ ನಿನ್ನೆಯವರೆಗೆ ವಿವರಿಸಿದ್ದೇನೆ ಮೊತ್ತ ಮೊದಲಿಗೆ ಹದಿನಾಲ್ಕನೇ ದಿವಸದ ರಾತ್ರಿಯೂ ಯುದ್ಧ ದ್ರೋಣನ ಅಪ್ಪಣೆಯಂತೆ ಆರಂಭವಾಯಿತು ಅಂದರೆ ಯಾವಾಗ ಅಭಿಮನ್ಯು ಕ್ರೂರವಾಗಿ ಕಪಟದಿಂದ ಯುದ್ಧ ನೀತಿಗೆ ವಿರುದ್ಧವಾಗಿ ಭೀಷ್ಮ ಮತ್ತು ಯುಧಿಷ್ಠಿರ ಮಾಡಿಕೊಂಡ ಒಪ್ಪಂದಕ್ಕೆ ವಿರುದ್ಧವಾಗಿ ಆ ಮೋಸದ ಕೊಲೆ ನಡೆಯಿತೋ ಅಲ್ಲಿಂದ ಆಚೆಗೆ ಯುದ್ಧ ಅಡ್ಡದಾರಿಯನ್ನು ಹಿಡಿಯಿತು ಧರ್ಮಯುದ್ಧ ಧರ್ಮಯುದ್ಧ ಅಂತ ಹೇಳ್ತೇವೆ ಮಹಾಭಾರತ ಕಾಲದ ಮಾತು ಧರ್ಮಕ್ಕಾಗಿ ಯುದ್ಧವಲ್ಲ ಧರ್ಮದಿಂದ ಧರ್ಮ ಮಾರ್ಗದಿಂದ ಕೆಲವರು ಜಿಹಾದ್ ಅನ್ನೋ ಶಬ್ದವನ್ನು ಧರ್ಮಯುದ್ಧ ಅಂತ ಭಾಷಾಂತರ ಮಾಡ್ತಾರೆ ಅದಕ್ಕಿಂತ ಅಪಾರ್ಥ ಇನ್ನು ನನ್ನ ಧರ್ಮ ಶ್ರೇಷ್ಠ ನಿನ್ನನ್ನು ಕೊಲ್ಲಬೇಕು ಅಂತ ಮಾಡೋದು ಧರ್ಮಯುದ್ಧ ಅಲ್ಲ ಧರ್ಮಯುದ್ಧ ಅಂತ ನೀತಿ ನಿಯಮಗಳ ಅನುಸಾರವಾಗಿ ನಡೆಸಲ್ಪಡುವ ಅಂದರೆ ಎಲ್ಲರಿಗೆ ಸಮ್ಮತವಾಗುವ ರೀತಿಯ ಒಂದು ಯುದ್ಧ ನಮಗೆ ಯುದ್ಧವೇ ಸಮ್ಮತ ಇಲ್ಲ ಅನ್ನೋರಿಗೆ ಏನು ಮಾಡಬೇಕು ಯುದ್ಧ ನಿಮಗೂ ಸಮ್ಮತವಾಗಲಿ ಬಿಡಲಿ ಸಮಾಜದಲ್ಲಿ ದುಷ್ಟರು ಇರೋ ತನಕ ಅದು ನಡೆಯೋದೆ ಕ್ಷತ್ರಿಯರು ಯಾವತ್ತು ಬೇಡ ಪೊಲೀಸರು ಯಾವತ್ತು ಬೇಡ ಮಿಲಿಟರಿ ಯಾವತ್ತು ಬೇಡ ಇರೋದೆ ಜೀವನದಲ್ಲಿರೋದೆ ಅರವಿಂದರು ಭಗವದ್ಗೀತೆಯ ವಿವರಣೆಯ ರೂಪದ ಎಸ್ ಎ ಗೀತಾ ಅದರ ಆರಂಭದ ಐದು ಆರು ಅಧ್ಯಾಯದಲ್ಲಿ ಬಹಳ ಸೊಗಸಾಗಿ ಬರೀತಾರೆ we shall hope a time will come when war will be no more. But until then, we have to be prepared for war, and there must be codes for war. ಯುದ್ಧ ಇಲ್ಲದೆ ಇರೋ ಕಾಲ ಬರಲಿ ಅಂತ ಎಲ್ಲರೂ ಆಶೆ ಮಾಡೋಣ ಆಶೆಯಿಂದ ಏನಾಗೋದಿಲ್ಲ ಆದರೆ ಅಲ್ಲಿವರೆಗೂ ನಾವು ಯುದ್ಧಕ್ಕೆ ತಯಾರು ಮಾಡ್ಕೋಬೇಕು ಯುದ್ಧದಲ್ಲಿ ನೀತಿಗಳನ್ನು ಅನುಭವಿಸಬೇಕು ಅನುಸರಿಸಬೇಕು ಕೋರ್ಟ್ನಲ್ಲಿಯೇ ವಾದ ವಿವಾದಗಳನ್ನು ತಗೊಂಡು ಹೋಗ್ತೇವೆ ಒಪ್ಪಿಸ್ತೇವೆ ಆರ್ಬಿಟ್ರೇಷನ್ ನ್ಯಾಯ ತಿಳಿದವರು ಇದು ಸರಿ ತಪ್ಪು ತಿಳಿದು ಹೇಳಿ ಹೇಳ್ತೇವೆ ಎಲ್ಲರಿಗೆ ಮೇಲ್ಪಟ್ಟದ್ದು ನ್ಯಾಯ ನೀತಿ ಸಂಹಿತೆ ದಂಡ ಸಂಹಿತೆ ಅಂತ ಇರುತ್ತದೆ ಕೆಲವರು ಅದನ್ನೂ ಬೇಡ ಅಂತ ಹೇಳ್ಬೋದು ಅತಿಶಯವಾದ ಧ್ಯೇಯವಾದಿಗಳು ನಾವು ನಾವೇ ಬಗೆಹರಿಸ್ಕೊಳ್ತೇವೆ ಕೋರ್ಟ್ಗಳು ಯಾತಕ್ಕೆ ಬೇಕು ಬಹಳ ಸಂತೋಷ ಮಾಡಿಕೊಂಡ್ರೂ ಸಂತೋಷ ಆದರೆ ಮಾಡೋದಿಲ್ವಲ್ಲ ಕೋರ್ಟ್ ತನಕ ಹೋಗ್ತದೆ ಕೋರ್ಟ್ ಹೇಳಿದ್ರೂ ಕೇಳುವುದಿಲ್ಲ ಗಾಂಧಿವಾದದ ಅತಿರೇಕ ನೀವು ತಗೊಂಡು ಹೋದರೆ ಕೋರ್ಟ್ ಇರಬಾರದು ಪೊಲೀಸ್ ಇರಬಾರ್ದು ಜೈಲ್ ಇರಬಾರ್ದು ಎಕ್ಸ್ಟ್ರೀಮ್ ಪೆಸಿಫಿಸಂ ಧರ್ಮರಾಜನ ಹುಚ್ಚದು ಅದಾಗೋದಿಲ್ಲ ಯುದ್ಧ ನಡೆಯುವ ತನಕ ಅದು ಎಷ್ಟು ನಿಯಂತ್ರಿತ ರೀತಿಯಲ್ಲಿ ನಡೆಯಬಹುದು ಆ ನಿಯಂತ್ರಣ ಮಾಡುವುದಕ್ಕೆ ಹಿಂಸೆ ನಿಯಂತ್ರಣಕ್ಕೆ ಕೆಲವು ನಿಯಮಗಳು ಅದು ಮೊದಲನೇ ದಿವಸ ಯುದ್ಧ ಆರಂಭಕ್ಕೂ ಮುಂಚೆಯೇ ಭೀಷ್ಮ ಮತ್ತು ಯುಧಿಷ್ಠಿರ ಮಾತನಾಡಿಕೊಳ್ತಾರೆ ಆ ಧರ್ಮಯುದ್ಧದ ಕೆಲವು ನಿಯಮಗಳನ್ನು ಹೇಳ್ತೇನೆ ಕುದುರೆ ಮೇಲಿರುವವನು ಕುದುರೆ ಮೇಲಿರೋವನ ಜೊತೆಯಲ್ಲಿಯೇ ಯುದ್ಧ ಮಾಡಬೇಕು a cavalier must fight only a cavalier ಆನೆ ಮೇಲೆ ಕೂತಿರೋವನು ಆನೆ ಮೇಲೆ ಒಂದು ಜೊತೆಯಲ್ಲಿ ಯುದ್ಧ ಮಾಡಬೇಕು ರಥದಲ್ಲಿರುವವನು ರಥಿಯ ಜೊತೆಯಲ್ಲಿಯೇ ಮಾಡಬೇಕು ಸಾರಣ ಬಿಡಬಾರದು ಜೊತೆಯಲ್ಲಿ ಅಡಿಯಲ್ಲಿ ವೈದ್ಯರ ಜೊತೆ ಯಾರೂ ಯುದ್ಧ ಮಾಡಬಾರದು ಅವರನ್ನು ಬಿಟ್ಟುಬಿಡಬೇಕು ಇದೆಲ್ಲ ಕೆಲವು ನಿಯಮಗಳು ಒಬ್ಬ ಬಿಲ್ ಹಿಡಿದ್ರೆ ಇನ್ನೊಬ್ಬ ಗದೆಯಿಂದ ಯುದ್ಧ ಮಾಡಬಾರದು ಅವನು ಬಿಲ್ಲಲ್ಲೇ ಉತ್ತರ ಕೊಡಬೇಕು ಗದೆ ಹಿಡಿದವನು ಗದೆಯಲ್ಲೇ ಉತ್ತರ ಕೊಡಬೇಕು ಮತ್ತು ಕ್ರಮಕ್ರಮವಾಗಿ ಅಸ್ತ್ರಗಳ ಪ್ರಯೋಗ ಆಗಬೇಕು ಯಥೋತ ಬ್ರಹ್ಮಯ ಅಸ್ತ್ರ ವಾರಣಾಸ್ತ್ರ ಬಿಡಬಾರದು ಆಗ್ನೇಯಾಸ್ತ್ರ ಬಿಟ್ಟ ಕಡೆಯಲ್ಲಿ ಕನಿಷ್ಠ ಪಕ್ಷ ಒಂದು ಅಕ್ಷೋಹಿಣಿತಾರೆ ಎಷ್ಟೋ ವರ್ಷ ಮಳೆ ಆಗೋದಿಲ್ಲ ಇವತ್ತು ಬಾಂಬ್ ಹಾಕಿದ ಹಾಗೆ ಅದೆಲ್ಲ ಕೊನೆಯಲ್ಲಿ ಯಾವುದಕ್ಕೂ ಬಗ್ಗದೇ ಇದ್ರೆ ಇನ್ನೊಂದು ಇದು ಅಸ್ತ್ರಶಸ್ತ್ರಗಳ ಯುದ್ಧ ನೀತಿಯ ವಿಷಯವಾಯಿತು ಎರಡನೇದು ಸೂರ್ಯೋದಯಕ್ಕೆ ಮುಂಚೆ ಯುದ್ಧ ಮಾಡುವ ಹಾಗಿಲ್ಲ ಸೂರ್ಯಾಸ್ತಮಯ ಆದ ಮೇಲೆ ಯುದ್ಧ ಮಾಡುವ ಹಾಗಿಲ್ಲ ಸೂರ್ಯ ಎಲ್ಲಿ ಮುಳುಗುತ್ತಾನೆ ಅವು ಕಾಣಲಿ ಆಕಾಶದಲ್ಲಿ ಬಿಡಲಿ ಸೂರ್ಯ ಮುಳುಗಿದ ನಂತರ ಎದುರು ಬದರು ಕಡೆ ಸೈನಿಕರು ಅವರ ನಿರಪರಾಧಿಗಳು ಏಳು ಏಳು ನದಿಗಳು ಕುರುಕ್ಷೇತ್ರದಲ್ಲಿ ನದಿ ದಂಡೆಯಲ್ಲಿ ಕಾಲು ಚಾಚಿ ಕುಳಿತುಕೊಂಡು ಒಬ್ಬರ ಜೊತೆಯಲ್ಲಿ ಒಬ್ಬರು ಹರಟೆ ಕೊಚ್ಚುತ್ತಿದ್ರು ಸಂಸಾರದ ಮಾತನಾಡುತ್ತಿದ್ದರು ವಿನೋದವನ್ನು ಮಾಡುತ್ತಿದ್ರು ಕಥೆಗಳನ್ನು ಹೇಳ್ತಿದ್ರು ಹಾಡು ಹೇಳ್ತಿದ್ರು ಭೀಷ್ಮ ಪರ್ವದ ಎಂಟು ಒಂಬತ್ತು ದಿವಸವೂ ಹಾಗೆ ನಡೆಯಿತು ಎಷ್ಟು ಇವತ್ತು ಮೋಜಾಗ್ತದೆ ಕೇಳೋದಕ್ಕೆ ಬಹಳ ವಿನೋದವಾಗುತ್ತೆ ಇದು ಎಲ್ಲಿಂದ ಆಫೀಸ್ನಲ್ಲಿ ಹೊರಗೆ ಬರೋರು ಅಥವಾ ಕೋರ್ಟಲ್ಲಿ ಕಕ್ಷಿದಾರರು ವಕೀಲರು ಪರಸ್ಪರ ಆಪೋಸಿಟ್ ಇರ್ಬೋದು but when the court closes ವಕೀಲ್ಸ್ ಆರ್ ಫ್ರೆಂಡ್ಸ್ ಪರಸ್ಪರ ಸ್ನೇಹಿತರು ನಾನೊಂದು ಕಡೆ ಇರ್ತೇವೆ ನೀವೊಂದು ಕಡೆ ಇರ್ತೇವೆ ಬಟ್ ನಮಗೆ ನಿಮಗೇನು ಹಾಗೆ ಇಲ್ಲ ಇದು ಬಹಳ ಗಂಭೀರವಾದ ರೀತಿಯ ಒಂದು ಯುದ್ಧ ಪ್ರವರ್ತನ ಇದು ಭಾರತ ದೇಶದಲ್ಲಿ ಮಾತ್ರ ಇತ್ತದು ಈಚೆಗೆ ಜಿನಿವಾ ಒಪ್ಪಂದ ಅದು ಇದು ಕೆಲವು ಹೇಳ್ತಾರೆ ಅದನ್ನೆಲ್ಲಿ ಅಮೆರಿಕನ್ರೇ ಪಾಲನೆ ಮಾಡ್ತಾ ಇಲ್ಲ western countries which are a party to the Geneva Agreement themselves break those rules ಇರಾಕಿನ ಮೇಲೆ ಬಾಂಬ್ ಹಾಕಿದರು ಆಸ್ಪತ್ರೆ ಮೇಲೆ ಹಾಕಿದರು ಸ್ಕೂಲ್ ಮೇಲೆ ಹಾಕಿದರು ನಿರಪರಾಧಿಗಳ ಮೇಲೆ ಹಾಕಿದರು ಯುದ್ಧ ಮಾಡಿ ಇರಾಕ್ ಅನ್ನು ಧ್ವಂಸ ಮಾಡಿ ಅದರ ಖರ್ಚನ್ನು ಇರಾಕಿನಿಂದಲೇ ವಸೂಲು ಮಾಡ್ತಾ ಇದ್ದಾರೆ ಹೇಗಿದೆ ನೋಡಿ ಇದು ನಿಮ್ಮ ದೇಶ ಧ್ವಂಸ ಮಾಡಿದ್ದಕ್ಕೆ ನಮಗೆ ಕೂಲಿ ಕೊಡಿ ಭಾರತವ್ರನ್ನ ಮತ್ತೊಬ್ಬರನ್ನ ನೀವು ಅದನ್ನು ರೀಕನ್ಸ್ಟ್ರಕ್ಷನ್ ನೀವು ಮಾಡಿ there is nobody to condemn America today ರಾಕ್ಷಸ ನೀತಿ ಅದು ಜನರನ್ನು ಕೊಲ್ಲಬೇಕು ಕೊಲ್ಲುವ ಖರ್ಚನ್ನ ಸತ್ತವರ ಕಡೆಯಿಂದ ವಸೂಲಿ ಮಾಡಬೇಕು ಯಾವ ನೀತಿ ಸ್ವಾಮಿ ಇದು ಯಾವ ನಿಯಮ ಎಲ್ಲಿ ಯಾರು ಹೇಳಿದ್ದಾರೆ ಇಷ್ಟು ಪತ್ರಿಕೆ ಅವರಿದ್ದಾರೆ ಒಬ್ಬರು ಅದರ ಬಗ್ಗೆ ಬರೆಯೋದಿಲ್ಲ ಒಂದು ಎಡಿಟೋರಿಯಲ್ ಬರೆಯೋದಿಲ್ಲ ಹ್ಯೂಮನ್ ರೈಟ್ಸ್ ನಮಗೆ ಹೇಳ್ಕೊಡ್ತಾರೆ ಅಭಿಮನ್ಯುವಿನ ಮರಣ ಸಂದರ್ಭದಲ್ಲಿ ಒಬ್ಬ ಕಮಾಂಡರ್ ಇನ್ ಚೀಫ್ ಒಬ್ಬ ದಂಡನಾಯಕ ಮಹಾನಾಯಕ ಅದರಲ್ಲಿ ಬ್ರಾಹ್ಮಣ ಅದರಲ್ಲಿ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆದವನು ದ್ರೋಣಾಚಾರ್ಯ ಒಂದು ಅರ್ಥಶಾಸ್ತ್ರ ಬರೆದಿದ್ದ ಭೀಷ್ಮ ಒಂದು ಬರೆದಿದ್ದ ಅಂಥದೊಬ್ಬ ಮಹಾನಾಯಕ ಹಿಂದಿನಿಂದ ಬಂದು ನೀನು ಅವನ ಬಿಲ್ಲನ್ನು ಕತ್ತರಿಸು ಅಥೈನಂ ವಿಮುಖೀಕೃತ್ಯ ಪಶ್ಚಾತ್ ಪ್ರಹರಣ ಕುರು ಹಿಂದಿನಿಂದ ಬಂದು ಹೊಡಿ ಅಂತ ಹೇಳಿದ ದ್ರೋಣನ ಯಾರು ಹೇಳೋದಿಲ್ಲ ವಾಲಿಯನ್ನು ಹಿಂದಿನಿಂದ ರಾಮಚಂದ್ರ ಹೊಡೆದಲ್ಲ ಬೊಬ್ಬೆ ಇಡ್ತಾರೆ ಒಂದು ಕೋತಿಯನ್ನು ಹಿಂದಿಂದ ಹೊಡೆದ ಬೊಬ್ಬ ಹೇಳ್ತಾ ರಾಮಾಯಣದ ಮೇಲೆ ಹಿಂದಿನಿಂದ ಬಂದು ಹೊಡಿ ಅಂತ ದ್ರೋಣ ಹೇಳಿದ ಕರ್ಣ ಮಾಡಿದ ಕರ್ಣನ ಮೇಲೆ ದ್ರೋಣನ ಮೇಲೆ ಒಬ್ಬರು ಒಂದು ಮಾತನ್ನಾಡೋದಿಲ್ಲ ಯಾತಕ್ಕೆ ಇವರಿಗೆ ಮಹಾಭಾರತದ ಕಥೆ ಗೊತ್ತಿಲ್ಲ ಬರೀ ಸಬ್ಸ್ಟ್ಯೂಟ್ ಪುಸ್ತಕ ಓದ್ತಾರೆ ಮೂರು ಮಹಾಭಾರತ ಓದೋದಿಲ್ಲ ಒಬ್ಬರು ಕಂಡ ಮಾಡೋದಿಲ್ಲ ದ್ರೋಣಾಚಾರ್ಯನನ್ನ ಒಬ್ಬ ಭೀಮ ಹೇಳ್ತಾನೆ ಮುಂದೆ ನಿನ್ನಿಂದಲೇ ನಮ್ಮ ಯುದ್ಧ ಶುರುವಾಗಿದ್ದು ನೀ ಸಚ್ಚಿದ್ದು ಒಳ್ಳೇದಾಯಿತು ಭೀಮ ಹೇಳ್ತಾನೆ ದ್ರೋಣ ಸತ್ಯ ಮೇಲೆ ಹೇಳ್ತಾನೆ ಈ ಮಾತನ್ನ ಅದು ಕೃಷ್ಣನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಮಾಡಿರಬೇಕು ನೋಡಿಕೊಳ್ಳಿ ನಿನ್ನೆ ಒಂದು ಮುಖವನ್ನು ತಮ್ಮ ಕೊಟ್ಟೆ ನಾನು ಅಭಿಮನ್ಯುವಿಗೆ ಆಯುಷ್ಯ ಇದ್ದಿದ್ದೇ ಅಷ್ಟು ಅವನನ್ನು ಸ್ವಸ್ಥಾನಕ್ಕೆ ಮರಳಿಸಬೇಕಾಗಿತ್ತು ಅದಕ್ಕೆ ಸರ್ವ ರಕ್ಷಕನಾಗಿದ್ದರೂ ಭಗವಂತ ಕೆಲವು ನಿಯಮಗಳನ್ನು ಏನು ಮಾಡೋಕ್ಕೆ ಬರೋದಿಲ್ಲ ಅವನೇ ಸೃಷ್ಟಿ ಮಾಡಿದ ಜಗತ್ತಿನ ನಿಯಮಗಳನ್ನು ಅವನು ಮುರಿಯಲಾರ ಮುರಿದ್ರೆ ಹುಚ್ಚು ದೊರೆ ಆಗ್ತಾನೆ ಮೊಗಲ್ ಸುಲ್ತಾನ ಆಗ್ತಾನೆ ದೇವರಿಗೂ ನೀತಿ ಇದೆ ನಿಯಮ ಇದೆ ನಿಯಮಗಳನ್ನು ಮೀರ್ತಕ್ಕದ್ದಲ್ಲ ಆದರೆ ಇದು ಇನ್ನೊಂದು ಮುಖ ಯಾವುದು ಎಲ್ಲ ಅಭಿಮನ್ಯುವನ್ನು ಆರ್ವರು ಅಚಿರಥರು ಒಬ್ಬ ದ್ರೋಣ ಮಾತ್ರವಲ್ಲ ದ್ರೋಣ ಕರ್ಣ ಶಲ್ಯ ಕೃಪ ಪೊಯಟ್ ಬ್ರಾಹ್ಮಿನ್ ಭೂರಿಶ್ರವಸು ಭೋಜರಾಜ ಇವರೆಲ್ಲ ಸೇರಿಕೊಂಡು ಆ ಹದಿನಾಲ್ಕು ವರ್ಷದ ಹುಡುಗನನ್ನು ಹಿಂದಿನಿಂದ ಬಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಲೇಜಿನಲ್ಲಿ ಹುಡುಗರಿಗೆ ರ್ಯಾಗಿಂಗ್ ಮಾಡುವಂತೆ ಪ್ಯಾಂಟ್ ಕಳಿಸ್ತಾರೆ ತಲೆ ನಿಲ್ಲಿಸ್ತಾರೆ ತಲೆ ಕೂದಲು ಕೀಳ್ತಾರೆ ಎಷ್ಟು ಥರ ಹಿಂಸೆ ಮಾಡ್ತಾರೆ ಎಷ್ಟು ಹುಡುಗರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಿತ್ರಹಿಂಸೆ ಚಕ್ರ ವಿವಾಹ ಅಲ್ಲ ಏನೂ ಅಲ್ಲ ನಾವು ಕೇಳಿದ್ದೇವೆ ನೋಡಿದ್ದೇವೆ ಮಕ್ಕಳನ್ನು ಹುಡುಗರು ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೋಸ್ಕರ ಹಡಿತೀರ ಒಬ್ರು ನಿಮ್ಗೆ ಸಂತೋಷವಾಗ್ತದ ನಿಮ್ಮ ಹುಡುಗರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇದು ಕಾಲೇಜಲ್ಲಿ ಅದು ಎಸ್ಪೆಷಲಿ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಅಲ್ಲೆಲ್ಲ ನಡೆಯುತ್ತೆ ಇದು ಆರ್ಟ್ಸ್ ಕಾಲೇಜಲ್ಲಿ ಕೇಳೋರಿಲ್ಲ ಆರ್ಟ್ಸ್ ಕಾಲೇಜಲ್ಲಿ ಮೇಸ್ಟರ್ನ್ ಕೊಡ್ತಾರೆ ಇದು ಇದು ತಪ್ಪು ಇದು ಫ್ಯಾಷನ್ನು ಯಾವ ಪಾಪಿ ಇದನ್ನು ಸೆಟ್ ಮಾಡಿದ್ನೋ ಎಟಿಕೆಟ್ ನಮಗೆ ಗೊತ್ತಿಲ್ಲ ರ್ಯಾಗಿಂಗ್ ರ್ಯಾಗಿಂಗ್ ಇದು ವರ್ಸ್ ರ್ಯಾಗಿಂಗ್ ಒಬ್ಬ ಹುಡುಗನನ್ನ ಹಿಂದಿನಿಂದ ಬಂದು ಕವಚ ಕತ್ತರಿಸ್ತಾನೆ ಬಿಲ್ ಕತ್ತರಿಸ್ತಾನೆ ಕುದುರೆ ತೆಗಿತಾನೆ ಅವನ ಕೈ ಕತ್ತರಿಸ್ತಾನೆ ದ್ರೋಣ ಮಾಡ್ತಾನೆ ಈ ಕೆಲಸವನ್ನ ಕೃಷ್ಣನಿಗೆ ಎಷ್ಟು ರೇಗಿರಬೇಡ ಎಷ್ಟು ಸಿಟ್ಟು ಬಂದಿರಬೇಡ ನುಂಗಿಕೊಂಡಿದ್ದಾನೆ ಅರ್ಜುನನಿಗೆ ಸಮಾಧಾನ ಮಾಡಬೇಕು ಧರ್ಮರಾಜನ ಸಮಾಧಾನ ಮಾಡಬೇಕು ಸುಭದ್ರೆಗೆ ಸಮಾಧಾನ ಮಾಡಬೇಕು ಉತ್ತರಿಗೆ ಸಮಾಧಾನ ಮಾಡಬೇಕು ಅವನೇ ಸಮಾಧಾನ ಕಳ್ಕೊಂಡ್ರೆ ಇನ್ಯಾರು ಸಮಾಧಾನ ಹೇಳುವರು ಅನ್ನೋ ದೃಷ್ಟಿಯಿಂದ Krishna did not lose his temper ಅವನಿಗೆ ಕರುಣೆ ಇಲ್ಲ ಅಂತ ತಿಳ್ಕೊಬೇಡಿ ಕೃಷ್ಣನ ದುಃಖವನ್ನು ಮಹಾಭಾರತದಲ್ಲಿ ಬರೀಲಿಲ್ಲ ಅದರ ಪರಿಣಾಮವನ್ನು ತೋರಿಸಿದ್ದಾರೆ ಅಲ್ಲಿಂದ ಆಚೆಗೆ ಕೃಷ್ಣ ತೀರ್ಮಾನ ಮಾಡಿದ ಕೌರವರೇ ನೀವು ನ್ಯಾಯವನ್ನು ಮುರಿದ ಮೇಲೆ ಇನ್ನು ನಿಮಗೆ ನಾನು ನ್ಯಾಯವನ್ನು ತೋರಿಸೋದಿಲ್ಲ ನಿಮ್ಮ ಅನ್ಯಾಯದಿಂದಲೇ ನಿಮ್ಮನ್ನು ಮುರಿತೇನೆ ನಿಮ್ಮ ನಿಮ್ಮ ರೀತಿಯಲ್ಲೇ ನಿಮ್ಮನ್ನು ಮಾಡ್ತೇನೆ ನೋಡಿ ಎಂಬುದಾಗಿ ಹೇಳಿ ಸೈಂಧವನನ್ನು ಬೊಗ್ಗು ಬಡಿದ ನಿನ್ನೆ ಸಂಜೆ ಹೇಳಿದೆ ಅವನೊಬ್ಬನ ಕಣ್ಣಿಗೆ ಮಾತ್ರ ಕಾಣುವಂತೆ ಕತ್ತಲೆಯನ್ನು ನಿರ್ಮಿಸಿ ಅರ್ಜುನನಿಗೆ ಹೇಳಿದ ನೋಡು ಮಾಯೆ ಹಾಕ್ತೇನೆ ಅಂತ ನೀವು ಮಾಯೆ ಹೇಳ್ಕೊಡ್ಬೇಕೆ ಕೃಷ್ಣನಿಗೆ ಆ ಮಾಯ ಯಾವ ರೀತಿಯಲ್ಲಿ ಬಂತು ಅತ್ಯಂತ ಸಹಜವಾದ ರೀತಿಯಲ್ಲಿ ಮಾಡಿದ ಅವನು ಒಳಗಡೆಯೇ ಕೂತ್ಕೊಂಡು ಸರ್ವಾಂತರ ಎರಡು ಮೂರು ಕಡೆ ಮುಂದೆ ಹೇಳ್ತಾನೆ ನಾನು ಒಳಗಡೆ ಕೂತ್ಕೊಂಡು ಮಾಡ್ತೇನೆ ಕೆಲಸವನ್ನ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ ಯಂತ್ರಾರೂಢಾನಿ ಶರೀರ ಅನ್ನೋದು ಒಂದು ಯಂತ್ರ ಈ ಯಂತ್ರದಲ್ಲಿ ಕೂರಿಸಲ್ಪಟ್ಟದ್ದು ಜೀವಾತ್ಮ ಅದನ್ನು ತಿರುಗಿಸೋನು ಈಶ್ವರ ರಾಟವಾಳ ತಿರುಗಿಸಿದ ಹಾಗೆ ಹಾಗಿದ್ರೆ ನಿಯಮ ಇಲ್ಲವೇನೆಂದ್ರೆ ಅದಕ್ಕೆ ಕರ್ಮವೆಂಬುದೇ ನಿಯಮ ಮನುಷ್ಯನ ಕರ್ಮವನ್ನು ನೋಡಿಕೊಂಡು ಅದನ್ನು ತಿರುಗಿಸ್ತಾನೆ ಯಾರಲ್ಲಿ ಇದು ಮ್ಯೂಸಿಕಲ್ ಚೇರ್ ಅಲ್ಲ ಸಿಕ್ಕಾಪಟ್ಟೆ ಯಾರೋ ಸಂಗೀತ ಹಾಡೋದು ಯಾರು ಕುರ್ಚಿ ಸಿಕ್ತು ಕುರ್ಚಿ ಬೀಳ್ತು ಲಾಟ್ರಿ ಅಲ್ಲ ಈಶ್ವರ ಎಂದು ಲಾಟ್ರಿ ಮಾಡುವುದಿಲ್ಲ ನೀವು ಮಾಡಿದ್ದೇ ನಿಮಗೆ ತಿರುಗಿಸ್ತೇನೆ ಊರುಗಳನ್ನ ಅಂದ ಆದರೆ ಜನ ಕೇಳ್ತಾರೆ ಇವನು ಮಾಯ ಮಾಡಿ ತಪ್ಪಲ್ವೋ ಕೃಷ್ಣನನ್ನು ಸುಮ್ಮನೆ ಹಂಗಿಸ್ತಾರೆ ಭಾರತೀಯರು ಉಳಿದವರು ಬಿಟ್ಬಿಡಿ ಧರ್ಮ ತಿಳಿದವರು ವೈದಿಕರ ಮನೆಯಲ್ಲಿ ಆ ಸೈನ್ ಲೋನ್ ಇವನಿಗೇನು ಲಾಭ after all was not the culprit Abhimanyu ಮರಣಕ್ಕೆ ನಿಜವಾಗಿ ಕಾರಣ ಆದವರು ಯಾರು ಹೇಳ್ತೀರಾ ನಿನ್ನೆ ಪ್ರವಚನ ಸರಿಯಾಗಿ ಕೇಳಿದ್ರೆ ಅಭಿಮನ್ಯು ಮರಣಕ್ಕೆ ನಿಜವಾಗಿ ಕಾರಣ ಯಾರು ದ್ರೋಣರು ಆ ದ್ರೋಣರನ್ನು ಕೊಲ್ಬೇಕಾಗಿತ್ತು ಆದರೆ ಅರ್ಜುನ ಅವಸರದಲ್ಲಿ ಸೈಂಧವನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ದ್ರೋಣನ ಕೊಲ್ತೇನೆ ಅಂತ ಆತ ಪ್ರತಿಜ್ಞೆ ಮಾಡಲಿಲ್ಲ ಕಥಂ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಭಗವದ್ಗೀತೆ ವಿಷಾದಾಧ್ಯಾಯದಲ್ಲಿ ಹೇಳಿದ ಹಾಗೆ ಆ ದ್ರೋಣರ ಮೇಲೆ ಪ್ರೀತಿ ದ್ರೋಣರಂದ್ರ ಗುರುಗಳು ಅವರು ತಪ್ಪು ಮಾಡಿದ್ರು ಗುರುಗಳೇ ಅವರೇನು ಹೇಳಿದ್ರು ಗುರುಗಳೇ ನಾವು ಇದು ಒಂದು ಪ್ರಶ್ನೆ ಎಥಿಕಲ್ ಕ್ವಶನ್ ಮಹಾಭಾರತವನ್ನು ಬರೀ ಕಥೆ ಹೇಳುವ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಒಂದು ಕಾಲದಲ್ಲಿ ನಿಮಗೆ ಪಾಠ ಹೇಳಿಕೊಡ್ತಾರೆ ಗುರುಗಳು ನೀವು ಪರೀಕ್ಷೆಯಲ್ಲಿ ಪಾಸ್ ಆಗೋದು ಸಹಾಯ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಇನ್ನೊಂದು ಕಾಲದಲ್ಲಿ ಅವರೇ ಅಕಾರ್ಯ ಧುರಂಧರರಾಗಿ ದೇಶನ್ನ ಹಾಳು ಮಾಡತಕ್ಕಂತಹ ಕಾರ್ಯಕ್ರಮಗಳನ್ನು ಕೈಗೊಂಡ್ರೆ ಆಗ ನೀವೇನು ಮಾಡ್ತೀರಿ ಗುರುವೇ ದೇಶದ್ರೋಹಿ ಆದರೆ ಗುರುವೇ ಮನುಷ್ಯ ಯಾರೋ ಮಾತಾಡಿದರು ಏನು ಮಾಡಬೇಕು ಗುರೋರಪಿ ಅವಲಿಪ್ತಸ್ಯ ಕಾರ್ಯ ಕಾರ್ಯಮಜಾನತಃ ಮನುಸ್ಮೃತಿಯಲ್ಲಿ ಹೇಳಿದರು ಗುರುವೇ ಆಗಿದ್ದರು ಗರ್ವಗೊಂಡರೆ ಅವಲೇಪಗೊಂಡರೆ ಕಾರ್ಯಕಾರ್ಯ ವಿವೇಕವನ್ನು ಕಳೆದುಕೊಂಡರೆ ಕಂಡ ಕೂಡಲೇ ಮೊದಲು ಕೊಲ್ಲಬೇಕು ಮನುಸ್ಮೃತಿ ಎಲ್ಲ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಓದೋದಿಲ್ಲ ಮೂಲ ಗ್ರಂಥ ಮಹಾಭಾರತವನ್ನು ಓದೋದಿಲ್ಲ ನಮ್ಮ ಸ್ನೇಹಿತರ ಜೊತೆ ಮಾತನಾಡ್ತಾ ಬಂದು ರಾಮಾಯಣ ಪ್ರವಚನ ಮಾಡ್ತಾರೆ ಕೇಳ್ತೀರಿ ಭಗವದ್ಗೀತಾ ಪ್ರವಚನ ಮಾಡ್ತಾರೆ ಕೇಳ್ತೀರಿ ಅರ್ಜುನ ವಿಷಾದ ಯೋಗ ಬಿಟ್ಟು ಅಲ್ಲೇ ಇರೋ ಸ್ವಾರಸ್ಯ ಅದನ್ನು ಬಿಟ್ಟು ಯಾತಕ್ಕೆ ಪ್ರವಚನ ಮಾಡ್ತಾರೋ ನಂಗೆ ಅರ್ಥ ಆಗೋದಿಲ್ಲ ಅರ್ಜುನ ವಿಷಾದ ಯೋಗ ಬಿಟ್ಟು ಉಳಿದು ಎರಡನೇ ಅಧ್ಯಾಯ ಹೇಳೋದು ಎಂಟನೇ ಅಧ್ಯಾಯ ಹೇಳೋದು ಹನ್ನೊಂದನೇ ಅಧ್ಯಾಯ ಏನು ಎಂಟರ್ಟೈನ್ಮೆಂಟ್ ಇದು Bhagavad Gita is it matter for entertainment ಜನರಿಗೆ ಜಾಗೃತಿ ಕೊಟ್ಟು ವೈಚಾರಿಕವಾಗಿ ನಮ್ಮನ್ನು ಸಮರ್ಥ ಮಾಡುವುದಕ್ಕಿರುವ ಗ್ರಂಥದಲ್ಲಿ ಅರ್ಜುನನ ಸಮಸ್ಯೆ ಏನು ಅಂತಲೇ ತಿಳ್ಕೊಳ್ಳದೆ ನೀವು ಸುಮ್ಮನೆ ಎರಡನೇ ಅಧ್ಯಾಯ ಹೇಳೋದು ಏನು ಹುಚ್ಚೆ ಇದು ಅದು ಯಾರೋ ಪರಂಪರೆ ಮಾಡಿಟ್ಟು ಅದೇ ಶುರುವಾಗಿದೆ ಇದು ದೊಡ್ಡ ತಲೆವೇದನೆ ತಲೆಸೂಲೆ ಇದು ಕೇಳಿದ್ರೆ ಪೂರ್ತಿ ಕೇಳಬೇಕು ನೀವು ಗೀತೆ ಮಹಾಭಾರತನೂ ಅಷ್ಟೇ ಒಂದು ಪರ್ವ ಎರಡು ಪರ್ವ ಕೇಳೋದಲ್ಲ ರಾಮಾಯಣ ಹೇಳ್ತಾರೆ ಹೇಗೋ ಗೀತೆಯನ್ನು ಹೇಳಿ ಪಾರಾಗ್ತಾರೆ ಅಪ್ಪ ಮಹಾಭಾರತವನ್ನು ಹೇಳುವುದೆಲ್ಲ ಏನು ಸಂಕಟ ಇದೆ ಈ ದೇಶದಲ್ಲಿ ಹದಿನೈದು ದಿವಸಲ್ಲೇ ಹೇಳಿ ಮುಖ್ಯ ಘಟ್ಟಗಳನ್ನು ಆರಿಸ್ಕೊಂಡು ಹೇಳಿ ಆದರೆ ಹೇಳಬೇಕಾದ್ದೇನು ಇಲ್ಲಿರೋ ವೈಚಾರಿಕ ಗೊಂದಲಗಳನ್ನು ಹೇಳಬೇಕು ಈ ಗೊಂದಲ ಎಂಥದ್ದು ಎದುರಿಗೆ ದ್ರೋಣ ಬಂದ ಎದುರಿಗೆ ಭೀಷ್ಮ ಬಂದ ತಲೆ ತಪ್ಪಿಸ್ಕೊಂಡು ಕೂರಿ ಅಂತ ಓಡಾಡ್ತಾನೆ ಅರ್ಜುನ ಇದು ನ್ಯಾಯವೇ ನೀ ಮಾಡ್ತೀಯೋ ನಾ ಚಕ್ರ ಹಿಡಿಯಲು ಅಂತ ಕೇಳಿದ ಭಗವಂತ ಚಕ್ರವನ್ನು ಹಿಡಿದ ಅದೇ ರೀತಿ ದ್ರೋಣನ ಮೇಲೆ ಮುಂದೆ ಏನು ಮಾಯೇನು ಬೀಸ್ತಾನೆ ನೋಡಿ ಒಬ್ಬ ಸೈಂಧವನ ಮೇಲೆ ಏನು ಮಾಯೆ ಬೀಸಿದ ಮಾಯೆ ಅಂದ್ರೆ ನಮಗೆ ಅರ್ಥವಾಗದೇ ಇರುವುದು ಇಂದ್ರಜಾಲ ಮೋಸ ಅನ್ನೋ ಅರ್ಥವಲ್ಲ ಮಾಯ ಅಂದ್ರೆ ಇಲ್ಲಿ ಕೂಟು ವಿದ್ಯೆ ಮೋಸ ಸುಳ್ಳು ವಂಚನೆ ತಟವಟ ಆ ಅರ್ಥವಲ್ಲ ಯಾತಕ್ಕೆ ಅಂತ ನಮಗೆ ಅರ್ಥವಾಗದೇ ಇರುವಂತಹ ಒಂದು ವಿಚಿತ್ರ ವಿವಿಧ ವಿಚಿತ್ರ ಆಶ್ಚರ್ಯಕರಿ ಶಕ್ತಿ ಹೀ ಮಾಯಾ ರಾಮಾನುಜಾಚಾರ್ಯರ ಅರ್ಥ ಇದು ವಿವಿಧ ವಿಚಿತ್ರ ಆಶ್ಚರ್ಯಕರಿ ಶಕ್ತಿ ಒಂದು ಬೀಜ ಭೂಮಿಯಲ್ಲಿ ಹಾಕ್ತೀರಿ ಹಸಿ ಮಣ್ಣಲ್ಲಿ ಆ ಒಂದು ಬೀಜ ತನ್ನನ್ನು ತಾನು ನಾಶಪಡಿಸಿಕೊಂಡು ಕೊಳೆತು ನೀವು ಹಾಕಿದ ಬೀಜ ಹಳದಿ ಬಣ್ಣ ಇರಬಹುದು ಆದರೆ ಹಸಿರು ಬಣ್ಣದ ಕಾಂಡ ಭೂಮಿಯಿಂದ ಮೇಲೆ ಬಂದು ಅದರೊಳಗಿಂದ ನೂರು ಬೀಜವನ್ನು ಎತ್ತಿಕೊಡುವಂತಹ ಒಂದು ಶಕ್ತಿ ಅದರಲ್ಲಿದೆಯಲ್ಲ ನಿಮಗೆ ಅರ್ಥವಾಗ್ತದೆಯೇ ಇದು ಅಗ್ರಿಕಲ್ಚರ್ ಸೈನ್ಸ್ ಓದಿ ಯಾರು ಬೇಡ ಅಂತಾರೆ how things pass from one to many how the many conspire to become one one to many many to one ಒಬ್ಬ ವ್ಯಕ್ತಿ ನಿರ್ಮಾಣ ಆಗಬೇಕಾದ್ರೆ ಅವನಲ್ಲಿ ಎಷ್ಟೊಂದು ಶಕ್ತಿಗಳು ಸೇರಿರ್ತವೆ ಎಷ್ಟೊಂದು ಗುರುಗಳ ಕೃಪೆ ಭಗವತ್ ಕೃಪೆ ಅವನು ಓದಾಟ ಅವನ ಅಲದಾಟ how many relations go to make one man how many relation how many thousands of relations ಜೀವನದಲ್ಲಿ ನೀವು ಕಾಣುವ ಭೇಟಿಯಾಗುವ ಸಂಬಂಧ ಇಟ್ಟುಕೊಳ್ಳುವ ಪ್ರತಿಯೊಬ್ಬ ಶಕ್ತಿಯೂ ನಿಮ್ಮನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಬದಲಾವಣೆ ಮಾಡ್ತಾನೆ ಆ ಮೆನಿ ಇನ್ ಟು ಒನ್ ಅವ್ರು ಹೇಳ್ತಾರೆ ನಮ್ಮ ಸ್ನೇಹಿತರು ಇಂಡಿಯನ್ ಫಿಲಾಸಫಿ ಗೋಳು ಅಂದ್ರೆ ಒನ್ ಟು ಮೆನಿ ಹೇಳ್ತಾರೆ ಮೆನಿ ಟು ಒನ್ ಹೇಳೋದಿಲ್ಲ ಅಂತ ನಲವತ್ತು ವರ್ಷ ಚರ್ಚೆ ಮಾಡಿದ್ದೇವೆ ವಿಷಯಗಳನ್ನು ಎಲ್ಲಿ ಅಂದ್ರೆ ಅಲ್ಲಿ ಕಾಲೇಜಲ್ಲಿ ಬೀಜಲ್ಲಿ ಕೂತಲ್ಲಿ ನಿಂತಲ್ಲಿ ಮರದ ಕೆಳಗೆ one to many many to one ಈ ಗುಟ್ಟು ಯಾತಕ್ಕೆ ಹೀಗಾಗ್ತದೆ ಒಂದು ಭತ್ತದ ಕಾಳಿಂದ ನೂರು ಬರುವಂತ ನೂರು ಕಾಳು ಬರುವ ತನೆಯ ಈ ಗುಟ್ಟು ಎಲ್ಲಿದೆ ಈ ನಿಮ್ಗೆ ಅರ್ಥ ಆಗತ್ಯ ಹೌ ಇಟ್ ಹ್ಯಾಪನ್ಸ್ ಹೇಳ್ತಾರೆ ವೈ ಇಟ್ ಹ್ಯಾಪನ್ಸ್ ಹೇಳೋದಿಲ್ಲ ಇದು ಹೇಗಾಗ್ತದೆ ಅಂತ ಹೇಳ್ತಾರೆ ಯಾತಕ್ಕಾಗ್ತದೆ ಹೇಳೋದಿಲ್ಲ ಗ್ರಹಮಂಡಲಗಳು ಎಲ್ಲ ಸೂರ್ಯನ ಸುತ್ತ ಸುತ್ತವೆ ಯಾಕೆ ಸುತ್ತವೆ ಹೇಗೆ ಸುತ್ತವೆ ಹೇಳ್ತಾರೆ ಗ್ರಾವಿಟೇಷನ್ ಮತ್ತೊಂದು ಹೇಳ್ತಾರೆ why should there be gravitation no answer gravitation ಯಾತಕ್ಕಿರಬೇಕು ಗೊತ್ತಿಲ್ಲ ಆ ಗೊತ್ತಿಲ್ಲ ಅಂತ ಎಲ್ಲಿ ಹೇಳ್ತೀರಿ ಅಲ್ಲಿ ಕೈ ಮುಗಿತೀರಿ ಅದು ಈಶ್ವರ ಮಾಯೆ ಅಂತೀವಿ ಮಾಯ ಅಂದ್ರೆ ಇದು ಅರ್ಥ ಗಂಡು ಹೆಣ್ಣು ಕೂಡ್ತಾ one plus one equal to two ಹೌದಾ ಆದರೆ ಮದುವೆ ಗಂಡ ಹೆಂಡತಿ ಕೂಡಿದ್ರೆ one plus one may equal to ten ಈ ಮ್ಯಾಥ್ ನೋಡಿ ಅರ್ಥಮೆಟಿಕ್ ಎಟ್ಕೋದಿಲ್ಲ ಇದು one plus one may become ten one plus one may become five ಇದು ಗಣಿತಕ್ಕೆ ಮೀರಿದ ಶಕ್ತಿ ಜೀವನದಲ್ಲಿ ಕೂತಿದೆ ಈಶ್ವರನ ವಿಚಿತ್ರ ಶಕ್ತಿ ಜಗತ್ತಲ್ಲಿದೆ ಪ್ರತಿನಿತ್ಯ ನಡೆಯುವ ವ್ಯಾಪಾರಗಳಲ್ಲಿದೆ ನಾವು ಕಾಣ್ತೇವೆ ನಾವು ಒಳಗಿನ ಕಣ್ಣಿಂದ ನೋಡೋದಿಲ್ಲ ಇದು ಯಾಕೆ ಅಂತ ನೋಡೋದಿಲ್ಲ ಧನ್ಯತೆಯಿಂದ ಕಣ್ಣೀರು ಹಾಕೋದಿಲ್ಲ ಆ ಈಶ್ವರ ಶಕ್ತಿ ನಮ್ಮೆಲ್ಲರಿಗೆ ಮೇಲ್ಪಟ್ಟ ಶಕ್ತಿ ಮಹಾಭಾರತ ಯುದ್ಧವನ್ನು ನಡೆಸ್ತಾ ಇರುವಂತಹ ಶಕ್ತಿ ಆ ನಡೆಸೋದ್ರ ಮೂಲಕ ತೋಟಗಾರ ಒಣಗಿದ್ದ ಎಲೆ ಟೊಂಗೆ ಮುಳ್ಳು ಕಸ ಕಳ್ಳಿ ಕಡ್ಡಿ ಎಲ್ಲ ತೆಗೆದುಹಾಕಿ ತೋಟವನ್ನು ಶುದ್ಧಿ ಮಾಡುವಂತೆ ಪಾಂಡವರೆಂಬ ಸಸಿಗಳನ್ನು ನೆಟ್ಟಿ ಕರುಣೆಯೆಂಬ ನೀರನ್ನು ಹೊಯ್ದು ಲೋಕಕ್ಕೆ ಸುಭಿಕ್ಷವೆಂಬ ಮಳೆಯನ್ನು ಪುಷ್ಪವನ್ನು ಬೆಳೆಸ್ತಕ್ಕಂಥ ಕ್ಷೇಮ ಕೃಷಿ ಭಗವಂತನ ಮಹಾಭಾರತದಲ್ಲಿ ಕೃಷಿ ಬಲ ಅಗ್ರಿಕಲ್ಚರಿಸ್ಟ್ ಅಂತ ಕರೆದರು ಕೃಷ್ಣ ಶಬ್ದಕ್ಕೆ ಅದೇ ಅರ್ಥ ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿ ವಾತಕ ಕೃಷಿ ಅಂದ್ರೆ ಭೂಮಿ ನಾಂದ್ರೆ ನೆಮ್ಮದಿ ಅರ್ಥ ಮಾಡಿಕೊಳ್ಳಿ ನಾರಾಯಣ ಸ್ವರೂಪಿ ಅಂತೀರಿ ಕೃಷ್ಣ ಸ್ವರೂಪಿ ಅಂತೀರಿ ಶಬ್ದಕ್ಕೆ ಅರ್ಥವೇನು ಭೂಮಿಗೆ ನೆಮ್ಮದಿಯನ್ನು ಕೊಡುವವನು ಕೃಷ್ಣ ಕೃಷ್ಣ ಅಂತ ಅತಿ ಕೇಳುತ್ತೆ ಸ್ವಲ್ಪ ಉಚ್ಚಾರ ಮಾಡೋ ಕಷ್ಟ ಆಗುತ್ತೆ ಶಬ್ದ ಭೂಮಿಗೆ ನೆಮ್ಮದಿ ಕೊಡುವುದಕ್ಕಾಗಿಯೇ ಉದ್ಧಾರಕ್ಕಾಗಿಯೇ ಇಳಿದು ಬಂದವನು ಸ್ವಾಮಿ ಅದಕ್ಕೆ ಯಾರನ್ನೋ ಎಲ್ಲೋ ಇದ್ದವರನ್ನ ನಮಗೆ ರಾಜ್ಯ ಬೇಡ ಹಳ್ಳಿಯಲ್ಲಿರ್ತೇವೆ ಕಾಡಲ್ಲಿರ್ತೇವೆ ಮೇಲೆ ಕೆತ್ತಿ ಯಾಕೆ ಕಾಡಲ್ಲಿ ಆಟ ಕೊಡ್ತೀಯ ಬಾ ಅಂತ ಹೇಳಿ ಇಲ್ಲ ನಾವು ಊರಲ್ಲೇ ಇರ್ತೇವೆ ಸಿಂಹಾಸನದ ಮೇಲೆ ಇರ್ತಂದವ್ರು ಕೆಳಗೆಳೆದು ಈ ಸ್ಥಳಪಲ್ಲಟವನ್ನು ಮಾಡಿ ಯುದ್ಧದಲ್ಲಿ ನಿಂತು ಸಾರಥ್ಯ ಮಾಡಿ ಅಪ್ಪ ಅವನಿಗೆ ಏನು ಹಣೆ ಬರ ಭಗವಂತನಿಗೆ ಸೂತ್ರಧಾರ ಆದ್ದರಿಂದ ಅಲ್ಲಿಂದ ಆಸೆ ಮನಸ್ಸಲ್ಲಿ ಅವನು ಎಷ್ಟು ಕಣ್ಣೀರು ಮುಡಿದಿರಬೇಕು ಅಯ್ಯೋ ಮಗುವನ್ನು ಉಳಿದವ್ರನ್ನೆಲ್ಲ ಕಾಪಾಡಿದ ಅವನನ್ನು ಕಾಪಾಡಲಿಲ್ವಲ್ಲ ಅವನಿಗೆ ಕರುಣೆ ಇಲ್ವಲ್ಲ ಅಂತ ಯಾರು ಬೈಕೊಳ್ತೀರಿ ಅವರಿಗೋಸ್ಕರ ಇಷ್ಟೊತ್ತು ಮಾತಾಡಿದ್ದೇನೆ ಕರುಣೆ ಇಲ್ಲ ಅನ್ಬೇಡಿ ಈಶ್ವರ ಕರುಣೆ ನಿಮಗೆ ನಮಗೆ ಅರ್ಥ ಆಗೋ ಪ್ರಮೇಯವಲ್ಲ ಬಹಳ ದೊಡ್ಡ ಪ್ರಮೇಯ ವೇದಾಂತದಲ್ಲಿ ಗ್ರೇಸ್ ಆಫ್ ಗಾಡ್ ಅದು ಎಷ್ಟು ದೊಡ್ಡ ಪುಸ್ತಕ ಬರೆದರೂ ನಮಗೆ ನಿಮಗೆ ಮನಸ್ಸಿಗೆ ಅರ್ಥ ಆಗೋ ವಿಷಯವಲ್ಲ ಆದರೆ ಹೃದಯಕ್ಕೆ ವೇದ್ಯವಾಗ್ತದೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಆ ಗ್ರೇಸ್ ಭಗವತ್ ಕೃಪೆ ಇದೆ ಅನ್ನೋದ್ರಿಂದಲೇ ಮಾತು ಬರ್ತದೆ ಅದಿರೋದ್ರಿಂದಲೇ ಕಂಡು ಕಾಣಿಸ್ತದೆ ಅದಿರೋದ್ರಿಂದ ಒಬ್ಬರೊಬ್ಬರನ್ನು ನೋಡಿ ಪ್ರೀತಿ ಅಂತ ಹೇಳ್ತೇವೆ ಅಲ್ಲ ಪ್ರೀತಿ ಅನ್ನೋದು ಡಿಫೈನ್ ಮಾಡಲಿಕ್ಕೆ ಬರೋದಿಲ್ಲ ಕಲಿಸೋಕೆ ಬರೋದಿಲ್ಲ ಪ್ರೊಬೇಷನ್ ಕೋರ್ಸ್ ಇಲ್ಲ ಓರಿಯೆಂಟೇಷನ್ ಕೋರ್ಸ್ ಇಲ್ಲ ಹೃದಯದಲ್ಲಿ ಹುಟ್ಟಿದ ಕೂಡಲೇ ಮಗುವಿಗೆ ತಾಯಿ ಪ್ರೀತಿ ಕಲಿಸ್ತಾನೆ ಭಗವಂತ ಜಗತ್ತಿನ ಸೂತ್ರವನ್ನು ಪ್ರೇಮದಲ್ಲಿ ನಿಲ್ಲಿಸಿದ್ದಾನೆ ಅವನಿಗೆ ಪ್ರೇಮವಿಲ್ಲವೇ ಅಭಿಮನ್ಯುವಿನ ಮೇಲೆ ಆದರೆ ಒಂದು ಆಟದಲ್ಲಿ ಕೆಲವು ಕಾಯಿ ಸೋಲ್ತವೆ ಕೆಲವು ಕಾಯಿ ಗೆಲ್ತವೆ ಕೆಲವು ಬೇಗ ಹಣ್ಣಾಗ್ತವೆ ಕೆಲವು ನಿಧಾನವಾಗಿ ಹಣ್ಣಾಗ್ತವೆ ಮಾಡ್ತೇನೆ ನೋಡಿ ನಿನಗೆ ದುರ್ಯೋಧನ ಅಂತ ಹೇಳಿ ಆ ಸೈಂಧವನನ್ನು ಹೊರಗೆ ತೆಗೆಸಿ ಸರಿಯೋ ತಪ್ಪೋ ಭಕ್ತ ಒಂದು ಪ್ರತಿಜ್ಞೆಯನ್ನು ಮಾಡಿದ ಆ ಪ್ರತಿಜ್ಞೆ ಅರ್ಜುನ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂದವನು ಅವನ ಪ್ರತಿಜ್ಞೆ ನನ್ನ ಪ್ರತಿಜ್ಞೆ ಎಂಬುದಾಗಿ ಸ್ವೀಕಾರ ಮಾಡಿ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾಗ ಅವನೊಬ್ಬನ ಕಣ್ಣಿಗೆ ಮಾತ್ರ ಸೂರ್ಯ ಮುಳುಗಿದಂತೆ ಮಾಡಿದ ಅದು ಹೇಗೆ ಅನ್ನೋದರ ಸಹಜ ವಿವರಣೆ ಒಂದನ್ನೇ ಹೇಳಿದೆ ವ್ಯಾಸನ ವಿವರಣೆ ನೋಡೋ ಚಮತ್ಕಾರವಾಗಿ ಕಂಡ್ರು ಅದು ಹೃದಯಕ್ಕೆ ಸಮರ್ಪಕ ಅಂತ ಅನಿಸೋದಿಲ್ಲ ಸೂರ್ಯನಿಗೆ ವಿರುದ್ಧವಾಗಿ ಸುದರ್ಶನ ಚಕ್ರವನ್ನು ಮುಚ್ಚಿ ಜಗತ್ತಿಗೆಲ್ಲ ಕಣ್ಣಿಗೆ ಮಣ್ಣರಿಸಬೇಕಾದ ಅವಶ್ಯಕತೆ ಭಗವಂತನಿಗಿಲ್ಲ ಅದು ಹಾಗಿಟ್ಟರೂ ಅದು ಆಗೋದಿಲ್ಲ ಅದು ಓದೋರು ಹೋ ಅಂತಾರೆ ಕನ್ನಡದವ್ರು ಓದ್ಕೊಳ್ಳಿ ಬೇಡ ಅನ್ನೋದಿಲ್ಲ ಅವನೊಬ್ಬನ ಕಣ್ಣಿಗೆ ಯದ್ವಾ ತದ್ವಾ ಕಾಣಿಸುವಂತೆ ಮಾಡಿದ ಒಂದು ಮಗು ಹುಬ್ಬಳ್ಳಿ ಕೆ ಸಿ ಆಸ್ಪತ್ರೆಯಲ್ಲಿ ನಮಗೆ ತುಂಬ ಬೇಕಾದವರು ಒಬ್ಬರು ಡಾಕ್ಟರು ಯಾಕೆ ಬಹಳ ಅಲ್ಲಿದ್ದೆ ಆಸ್ಪತ್ರೆಗೆ ನಾನು ಒಂದು ಕಾಲದಲ್ಲಿ ನನಗೊಂದು ತೊಂದರೆ ಇತ್ತು ಗುಣ ಆಗಲಿಲ್ಲ ಅವರ ಮಗು ಸ್ಟವ್ ಹತ್ರ ಹೋಯಿತು ಏನೋ ಆಯಿತು ಹತ್ಕೊಂಡ್ಬಿಡ್ತು ಆ ಅಂಗಿ ಅಂಗಿ ಹತ್ಕೊಂಡ್ರೆ ಅದನ್ನು ಹರಿದ್ರು ಮಾಡಿದ್ರು ಡಾಕ್ಟ್ರಿಗೆ ಅವರು ಫಿಸಿಷಿಯನ್ನ ಹೇಳ್ಕೊಡ್ಬೇಕಾದಿಲ್ಲ ಮಗುವಿನ ಮೈ ಉರಿತಾ ಇದೆ ಚರ್ಮ ಸಿಂಕ್ ನೀರನ್ನು ಆನ್ ಮಾಡಿ ಅದ ಕೆಳಗಡೆ ಮಗುವನ್ನು ಹಿಡಿದು ಬಿಟ್ರು ಇದು ಡಾಕ್ಟರ್ ಮಾಡೋ ಕೆಲಸನ ಯೋಚನೆ ಇಲ್ಲಿ ಡಾಕ್ಟರ್ ಇರಬಹುದು ಯೋಚನೆ ಮಾಡಿ ಇದು ಫಸ್ಟ್ ಏಡ ಮಗುವಿಗೆ ಉತ್ತರ ಕ್ಷಣದಲ್ಲಿ ಸುಟ್ಟು ಹೋದ ಚರ್ಮ ಅಂಗಿಯಂತೆ ಪದರವೇ ಕಿತ್ತು ಬಂದು ಮಗು ಮಾಂಸದ ಮುದ್ದೆಯಾಗಿ ಸತ್ತು ಹೋಗಿತ್ತು ಆಮೇಲೆ ಗೋಳಾಡ್ತಾರೆ ನನಗೆ ಯಾತಕ್ಕೆ ಬುದ್ಧಿ ಬಂತು ನಾನು ಕೈಯಿಂದಲೇ ನಾ ಮಗುವನ್ನು ಕೊನ್ನಲ್ಲ ಒಂದು ಕಂಬಳಿ ಗಿಂಬಳಿ ಸುತ್ತಬೇಕು ಮಾಡಬೇಕು ಎಲಿಮೆಂಟ್ರಿ ಹೇಳ್ತೇವೆ ಡಾಕ್ಟರ್ ತಲೆಗೆ ಯಾಕೆ ಬಂತು ಅದು ಭಗವನ್ ಮಾಯೆ ಅವನ ಕೈಲ ಮಗು ಹೋಗೋದಿತ್ತು ಏನು ಕಜೋ ನಮ್ಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಇಲ್ಲಿಂದ ಮುಂದಕ್ಕೆ ದ್ರೋಣ ಪರ್ವದಿಂದ ಆಚೆಗೆ ಮಹಾಭಾರತ ಯುದ್ಧದ ರೀತಿಯೇ ಬೇರೆ ಆಗ್ತದೆ ಪ್ರತಿಯೊಂದು ಕಡೆಯಲ್ಲಿ ಅದು ಸೀಕಿಂಗ್ ಶಾರ್ಟ್ ಕಟ್ ಅವರು ಮಾಯಾವಿದರು ಮೋಸಗಾರರು ಅವರಿಗೆ ಬೇಕಾದಂತಹ ಯಶಸ್ಸಿಗೆ ಅಡ್ಡ ಏನು ಹಿಡಿದರು ಅದರ ಅಪ್ಪನಂತ ಅಡ್ಡ ಕೃಷ್ಣ ಹಿಡಿಸಿ ಅವರನ್ನೆಲ್ಲ ಮಣ್ಣು ಮುಕ್ಕಿಸ್ತಾನೆ ಒಬ್ಬೊಬ್ಬರನ್ನ ಈಗ ನಾವು ಮುಂದಿನ ಕಥೆಗೆ ಹೋಗ್ತಾ ಇದ್ದೇವೆ ಹದಿನಾಲ್ಕನೇ ದಿವಸ ದ್ರೋಣನ ತಲೆಯಲ್ಲಿ ದುರ್ಬುದ್ಧಿ ರಾತ್ರಿ ಯುದ್ಧ ಮಾಡಬೇಕು ಅಲ್ಲ ಕೃಷ್ಣ ಪಕ್ಷ ಕೃಷ್ಣ ಪಕ್ಷದಲ್ಲಿ ಅವತ್ತು ಬೆಳಗಿನ ಜಾವ ಐದು ಗಂಟೆಗೆ ಚಂದ್ರ ಕಾಣಿಸಿಕೊಳ್ಳುವ ಸ್ಥಿತಿ ಐದು ಗಂಟೆಗೆ ಚಂದ್ರ ಕಾಣಿಸ್ಕೊಂಡ್ರು ಸೂರ್ಯೋದಯಕ್ಕೆ ಸರಿಯಾಗಿ ಚಂದ್ರ ಮುಳುಗಿ ಹೋಗ್ತಾನೆ ಅಂತ ಹೇಳಿಕೊಳ್ಳುವಂತಹ ಬೆಳಕಿಲ್ಲ ಈ ಬೆಳಕಿನಲ್ಲಿ ಯಾರು ಕೌರವರು ಯಾರು ಪಾಂಡವರು ಆನೆ ಮೇಲೆ ಕೂತವ್ರು ಯಾರು ಕುದುರೆ ಮೇಲೆ ಕೂತವ್ರು ಯಾರು ಹೊಡೆದಾಡೋರು ಯಾರು ಈ ತಿಳುವಳಿಕೆಯ ದ್ರೋಣನಿಗೆ ಬೇಡವೆ ಅಂದ್ರೆ ದುರ್ಯೋಧನ ಚುಚ್ಚಿದ್ದಾನೆ ರಾತ್ರಿ ಏನು ಗುರುಗಳೇ ನೀವು ಮಾತು ಕೊಟ್ರಿ ಇತ್ಲಾಗಿ ಸರಿಯಾಗಿ ಹಿಡ್ಕೊಡ್ಲಿಲ್ಲ ನೀವು ಹೇಳಿದಾಗೆ ಸಂಶಪ್ತಕರನ್ನು ತಯಾರು ಮಾಡಿದವು ಅರ್ಜುನನ್ನ ಆ ಕಡೆ ಓಡಿಸಿದವು ಹಿಡ್ಕೊಟ್ರ ಹೇಳ್ಕೊಟ್ರ ನೀವು ಲಂಚ್ ಎಷ್ಟು ಕೊಟ್ಟಿದ್ದಾರೆ ಪಾಂಡವರು ಹೇಳಿ ನಿಮಗೆ ಅದು ಒಂದು ಎರಡನೇದು ಏನು ಒಂದು ಸೈನ್ಯವನ್ನು ಕಾಪಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ ಅವನೇನಂತ ದೊಡ್ಡ ವೀರ ಅಲ್ಲ ಚಕ್ರವ್ಯೂಹ ಅಂತ ಮಾಡಿದ್ರಿ ಒಬ್ಬ ಹುಡುಗ ಅಭಿಮನ್ಯು ಮಾಡಿದ ಕೆಲಸವನ್ನು ನೀವು ಮಾಡೋಕ್ಕಾಗಲಿಲ್ಲ ಆ ಅಭಿಮನ್ಯುವಿನ ಸಾಹಸವನ್ನು ಕೊಂಡಾಡ್ತಾ ಕಣ್ಣೀರು ಹಾಕ್ತಾ ಕೂತು ಬಿಟ್ರಿ ನಿಮ್ಮನ್ನು ನಂಬಿ ನಾನು ಕೆಟ್ಟೆ ನಾನು ಕರ್ಣನನ್ನೇ ತರಬೇಕಾಗಿತ್ತು ನಾನು ಈಗಲೇ ಕರ್ಣನ್ ತಗೊಂಡ್ಬರಲ್ಲ ಅಂತ ಹೀಗೆಲ್ಲ ಚುಚ್ಚು ಮಾತಾಡಿ ದ್ರೋಣನ ಯೋಗ್ಯತೆಗೆ ಅದು ಸರಿಯಾದ್ದೆ ಆ ಯುದ್ಧ ಯುದ್ಧ ಮಾಡುವುದಕ್ಕಿಂತ ಇವನ ಕೈಯಲ್ಲಿ ಕೆಟ್ಟ ಮಾತನ್ನು ಕೇಳುವ ಕೆಲಸ ಇದೆ ನೋಡಿ ಹಂಗ ಹಂಗ ಹಂಗಿಸಿ ಹಂಗಿಸಿ ಕಟ್ಟು ಕಟ್ಟಿಗೆ ನೀರು ಬಿಡೋದಂತಾರೆ ಕನ್ನಡದಲ್ಲಿ ದ್ರೋಣ ಜನ್ಮ ಅವನ ಜನ್ಮವೇ ಅವನು ಯುದ್ಧ ಬೇಕಾಗಿತ್ತೆ ಒಂದು ಕಡೆ ಕೂತು ತಪಸ್ ಮಾಡಬಾರ್ದಾಗಿತ್ತೆ ಕರ್ಣ ಸಂಕರ ವೇದ ಹೇಳ್ಕೊಡ್ತಿದ್ರಾಗಿತ್ತು ಅವನ ಜೀವನ ರಾತ್ರಿ ಯುದ್ಧವನ್ನು ಶುರು ಮಾಡಿದ ಇದನ್ನು ದ್ರೋಣನೇ ಹೇಳಿದ ಮಾತು ಏನು ಹೇಳಿದ ಉತ್ಸೃಜೇಯಂ ಯಥಾ ಅಲ್ಲಲ್ಲ ಮಾತು ಬಿಟ್ಟೆ ಅದು ಆಯಿತು ಮುಂದೆ ಹೇಳ್ತೇನೆ ಅದನ್ನು ನಾನೇ ಅಪ್ಪಣೆ ಮಾಡಿದ್ದೇನೆ we shall continue the fight at night ರಾತ್ರಾವಿಚಯೋತ್ಸಂತೆ ಸಮೃದ್ಧ ಕುರು ಸಂಜಯ ಆರ್ಡರ್ ಮಾಡಿಬಿಟ್ಟ ಇದಕ್ಕೆ ಕುರುವಂಶ ಅಂತ ಹೆಸರು ಸೃಂಜಯ ವಂಶ ಅಂತಲೂ ಹೆಸರು ಕೌರವರ ಪಾಂಡವರ ಪೂರ್ವಜ ಒಬ್ಬ ಸೃಂಜಯ ಅಂತ ಇದ್ದ ಭೀಮ ಭೀಷ್ಮ ದ್ರೋಣ ಅಪ್ಪಣೆ ಮಾಡಿದ ರಾತ್ರಿಯು ಯುದ್ಧ ಮಾಡುವುದೇ ಇವತ್ತು ರಾತ್ರ ವಿಭಜಯೋತ್ಸಂತೆ ಸಂರಬ್ಧ ಕುರು ಸೃಂಜಯ ಈ ರಾತ್ರಿ ಯುದ್ಧ ಯಾರು ಅಪಣೆ ಮಾಡಿದ್ರು ಅಂತ ಕೇಳ್ತಾರೆ ಎಲ್ಲಿಯೋ ಮೂಲೆಯಲ್ಲಿ ಒಂದು ಶ್ಲೋಕ ಇದೆ ಇದು but it happen not at the instance of Pandavas ಪಾಂಡವರು ಯುದ್ಧ ಮಾಡಬೇಕು ಅಂತ ಕಾಲು ಕೆರ್ಕೊಂಡು ಕೂತಿಲ್ಲ ಅವತ್ತು ವಿಜಯಲಕ್ಷ್ಮಿ ಪಾಂಡವರಿಗೆ ಒಲಿದಳು ಅಭಿಮನ್ಯು ಸತ್ತಿದ್ದರು ಮೊದಲ ದಿವಸ ಸೈಂಧವನ ಮರಣದಿಂದ ಪಾಂಡವರು ಹರ್ಷೋದ್ಗಾರ ಮಾಡಿದ್ದಾರೆ ರಾತ್ರಿ ಯಾರಿಗೂ ಯುದ್ಧ ಬೇಡ ವಿಶ್ರಾಂತಿ ತಗೊಳ್ಬೇಕು ಆ ಹೊತ್ತಿನಲ್ಲಿ ಇವತ್ತು ಯುದ್ಧ ಮಾಡುವುದೇ ಸಿಟ್ಟಿಗೆದ್ದಿದ್ದಾನೆ ದ್ರೋಣನ ಮನಸ್ಸಕ್ಕೆ ನೆಮ್ಮದಿ ಇಲ್ಲ ಆ ನೆಮ್ಮದಿ ಇಲ್ಲದೆ ಅವಸ್ಥೆಯಲ್ಲಿ ಯುದ್ಧ ಮಾಡಬೇಕು ಅಂತ ದೊರೆ ಹಾಗೆ ಆರ್ಡರ್ ಮಾಡಿಬಿಟ್ಟ ಆ ರಾತ್ರಿ ಯುದ್ಧ ಶುರುವಾಯಿತು ಧರ್ಮರಾಜ ಯೋಚನೆ ಮಾಡಿದ ಇದು ರಾತ್ರಿ ಯುದ್ಧ ಅಂತಾನಲ್ಲ ಯಾರು ಯಾರಂತಲೇ ಕಣ್ಣಿಗೆ ಕಾಣಿಸೋದಿಲ್ಲ ಏನು ಮಾಡೋದು ಕೋಟಿಗಟ್ಟಲೆ ಪಂಜು ಕೊಳ್ಳಿಗಳನ್ನು ತಯಾರು ಮಾಡಿಕೊಂಡರು ಉಭಯ ಕಡೆ ವೀರರು ಕೈಯಲ್ಲಿ ಪಂಜು ಹಿಡಿಯುವುದೇ ಕತ್ತಿ ಹಿಡಿಯುವುದೇ ಬಿಲ್ ಹಿಡಿಯುವುದೇ ಬಾಣ ಹಿಡಿಯುವುದೇ ಯೋಚನೆ ಮಾಡಿ ಬಿಲ್ಲು ಬಾಣದವನಿಗೆ ಎಷ್ಟು ಪಂಚಾರ ಪಂಚಾಯಿತಿ ಆಗುತ್ತೆ ಕುದುರೆ ಸವಾರನಿಗೆ ಹಿಂದೆ ಎರಡು ಕಡೆ ಕೊಳ್ಳಿ ಹಿಡ್ಕೊಂಡು ಕೂತ್ಕೋಬೇಕು ಅವನು ಹೀಗಂದ್ರೆ ಅವನಿಗೆ ಬೀಳುತ್ತೆ ಕೂತಿರೋವನಿಗೆ ಕೊಳ್ಳಿ ಹಚ್ಚೋದು ಸ್ಥಿತಿ ಅದು ಎಷ್ಟೊಂದು ತುಪ್ಪ ಎಣ್ಣೆ ವೇಸ್ಟು ಆನೆ ಮೇಲೆ ಕೂತಿರೋರ ಹಿಂದೆ ನಾಲ್ಕು ನಾಲ್ಕು ಹಿಡಿಯಬೇಕು ರಸದಲ್ಲಿ ಕೂತಿರೋರ ಹತ್ರ ಕೊಳ್ಳಿಗಳನ್ನು ಹಿಡಿಯಬೇಕು ಪದಾರ್ಥಗಳಂತೂ ಒಂದು ಕೈಯಲ್ಲಿ ತಾವೇ ಅವರಿಗೆ ಸಹಾಯಕರಿಲ್ಲ ಕೊಳ್ಳಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಯುದ್ಧ ಮಾಡಬೇಕು ಗುರಾಣಿ ಹಿಡಿದುಕೊಳ್ಳುವುದಕ್ಕೆ ಇಲ್ಲ ತುಂಬ ಫಜೀತಿ ಯುದ್ಧ ರಾತ್ರಿ ಯುದ್ಧ ಅಂಥ ಯುದ್ಧದಲ್ಲಿಯೂ ಮೊತ್ತ ಮೊದಲು ಅರ್ಜುನ ದುರ್ಯೋಧನರು ಸೆಣಸಾಡ್ತಾರೆ ದುರ್ಯೋಧನ ಕ್ರಮೇಣ ಹಿಮ್ಮೆಟ್ಟುತ್ತಾನೆ ಕ್ಷೇಮಧೂರ್ತಿ ವೀರಧನ್ವ ನಿರಮಿತ್ರ ದಾತ್ತ ಅನ್ನುವ ನಾಲ್ಕು ಮಹಾವೀರರು ಕೌರವರ ಕಡೆ ಇದ್ದವರನ್ನು ಅರ್ಜುನ ಸಂಹಾರ ಮಾಡುತ್ತಾನೆ ವಿಕರ್ಣ ದ್ರೌಪದಿಯನ್ನು ಜೋಜಿಗಿಟ್ಟು ಸೋತದ್ದು ಇದು ಧರ್ಮರಾಜ ಮಾಡಿ ತಪ್ಪು ಅಂತ ನಿರ್ಣಯ ಕೊಟ್ಟ ಮಹಾವೀರ ಅವನು ಕೌರ ಕಡೆ ನಿಂತಿರ್ತಾನೆ ಅವನು ಸೋತು ಓಡ್ತಾನೆ ಅದಾದ ಮೇಲೆ ದುರ್ಯೋಧನ ಕರ್ಣ ಇವರೆಲ್ಲ ಸೇರಿಕೊಂಡು ದ್ರೋಣ ನೇತೃತ್ವದಲ್ಲಿ ಪಾಂಡವ ಸೇನೆಯನ್ನು ಕೊಚ್ಚುತ್ತಾ ಇರುವಾಗ ಧರ್ಮರಾಜನಿಗೆ ಏನೂ ದಿಕ್ಕು ತೋರಲಿಲ್ಲ ಇದು ಎಲ್ಲಿ ಹೋಗ್ತಾ ಇದ್ದಾರೆ ಇವರು ಯಾವ ಕೊಳದಲ್ಲಿ ನದಿಯಲ್ಲಿ ಬೀಳ್ತಾರೆ ನಮ್ಮ ಕಡೆ ಸೈನ್ಯವೇ ಬಹಳ ಅರ್ಧ ಕಮ್ಮಿ ಆಗಿಬಿಟ್ಟಿದೆ ಭೀಮಾ ಏನಾದರೂ ಒಂದು ದಾರಿ ಮಾಡು ಅಂತ ಹೇಳಿದಾಗಿ ಭೀಮಾ ಮನಸ್ಸಲ್ಲಿ ನಡೆಸಿಕೊಂಡ ಘಟೋತ್ಕಚ ಎಲ್ಲಿದೆಯೋ ಬಾ ಅಂತ ಕರೆದ ಘಟೋತ್ಕಜ ಬಂದ ಏನಪ್ಪಣೆ ನೀನು ಮಾಯಾಯುದ್ಧ ವಿಚಾರದ ನೀ ರಾತ್ರಿಂಚರ ಸ್ವಲ್ಪ ಕೌರವ ಸೈನ್ಯವನ್ನು ವಿಚಾರ ಮಾಡಿಕೋ ಕೇಳ್ತಾನೆ ಘಟೋತ್ಕಜ ಅವನು ದ್ರೋಣನನ್ನು ಹಿಂಡಿದ ಹೇಳಿದ ಕಣ್ಣಿಗೆ ಕಾಣಿಸದೆ ಅದೃಶ್ಯವಾಗಿ ಮೇಲಿನಿಂದ ಗುಂಡು ಮದ್ದು ಸಿಡಿದು ಬೀಳುವಂತ ಭಯಂಕರ ಎಸೆದ ದ್ರೋಣ ಹಿಮ್ಮೆಟ್ಟಿದ ಈ ಕಡೆ ಹಿಮ್ಮೆಟ್ಟಿದ್ರೆ ಸಾಧ್ಯಕ್ಕೆ ಇಟ್ಟಿಸ್ಕೊಂಡು ಬಂದ ಆ ಕಡೆಯಿಂದ ಆದರೂ ಪಾಂಡವ ಸೈನ್ಯ ಸೋತು ಓಡ್ತಾ ಇದೆ ಎಲ್ಲ ಒಬ್ಬ ಕಟೋತ್ಕಚ ಒಂದು ಕ್ಷೇತ್ರದಲ್ಲಿ ಯುದ್ಧ ಮಾಡ್ತಿದ್ದಾನೆ ಈ ಕಡೆಯಲ್ಲಿ ಸಾತ್ವಿಕಿ ದ್ರೋಣರನ್ನು ಸೋಲಿಸಿದ ಸಾತ್ವಿಕಿ ಕಾಂಬೋಜರನ್ನು ಯವನ ನೆಲೆಯನ್ನು ಗ್ರೀಕರದ ಆರ್ಮಿ ಒಂದು ಕುಡಿ ಸೇರಿತ್ತು ಕೌರವರ ಕಡೆ ಅವರನ್ನು ಸೋಲಿಸಿದ ಉಳಿದು ತಮ್ಮಂದರ ಜೊತೆಯಲ್ಲಿ ಸುಮಾರು ಅರವತ್ತು ಕೌರವರು ಸತ್ತು ಹೋಗಿದ್ದರು ಅಷ್ಟೊತ್ತಿಗೆ ಇನ್ನೊಂದು ನಲವತ್ತು ಜನ ಮೆಕ್ಕಿದ್ರು ಅವರ ಜೊತೆಯಲ್ಲಿ ದುರ್ಯೋಧನ ಎಲ್ಲಿ ಓಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ದಿಕ್ಕಿಲ್ಲದೆ ಪಲಾಯನ ಮಾಡಿದ ಆಮೇಲೆ ಮ್ಲೇಂಚರನ್ನ ಬರ್ಬರರು ಇವತ್ತು ಯಾರು ಮುಸಲ್ಮಾನರು ಅರಬ್ಬರು ಅಂತ ಹೇಳ್ತೇವೆ ನೋಡಿ ಇವರೆಲ್ಲ ಮ್ಲೇಂಚರು ಒಂದು ಕಾಲದಲ್ಲಿ ಅವರು ಕಲ್ಲೆಸೆತದ ಯುದ್ಧ ಮಾಡೋರು ಪಾಷಾಣ ಯೋಧಿಗಳು ಅವರು ಬರೀ ಕಲ್ಲೆಸೆಯೋರು ಗೊತ್ತು ಯುದ್ಧ ಗಿದ್ದ ಬೇರೆ ಗೊತ್ತಿಲ್ಲ ಅವರು ಆ ಪಾಷಾಣ ಯೋಧಿಗಳ ಜೊತೆಯಲ್ಲಿ ಸಾಧ್ಯಕ್ಕೆ ಯುದ್ಧ ಮಾಡಿ ಒಂದು ಕಲ್ಲಿಗೆ ಒಂದು ಬಾಣದಂತೆ ಈ ಕವಣೆ ಕಲ್ಲು ಮಾಡ್ತಾ ಮಾಡ್ತಾರೆ ನೋಡಿ ಹಳೆ ಕಾಲದಲ್ಲಿ ದೊಣ್ಣೆ ವರ್ಷ ಮಾಡ್ತಿದ್ದಾಗೆ ಬಾಣದಲ್ಲಿ ಇದೆಲ್ಲ ತುಂಬಾ ರಂಜಕವಾಗಿದೆ ಯುದ್ಧ ವರ್ಣನೆ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಡ್ತಾ ಇದ್ದೇನೆ ವರ್ಣನೆಯನ್ನ ಅಷ್ಟರಲ್ಲಿ ದುಶ್ಯಾಸನ ಬಂದ ಘಟೋತ್ಕಚನ ಉರವಣೆಗೆ ಅವನು ನಿಂತುಕೊಳ್ಳುವುದಕ್ಕಾಗಲೇ ಎಲ್ಲಿ ನಿಂತಿದ್ದೇನೆ ಅಂತ ಗೊತ್ತಾಗುವ ಮುಂಚೆ ಮೇಲಿಂದ ಮೇಲಿಂದ ಬೆಟ್ಟಗಳು ಗುಂಡುಗಳು ಬೀಳ್ತಿದ್ವು ಆಗ ದ್ರೋಣರು ದುಶ್ಯಾಸನಿಗೆ ಬೈದರು ಏನೋ ನೀನು ಮೊದಲನೇ ತಮ್ಮ ದುರ್ಯೋಧನ ಹೆದರ್ಕೊಂಡು ಓಡ್ತೀಯಲ್ಲ ಅಂತ ಅಲ್ಲಿ ನೋಡಿ ಎಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ನಾನೇನು ಮಾಡಲಿ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಎಂದ ದುಶಾಸನ ಓಡಿದ ದ್ರೋಣನಿಗೆ ತುಂಬ ಕೋಪ ಬಂತು ಪಾಂಚಾಲರ ಅಂದರೆ ದೃಪದನ ಕಡೆ ಇನ್ನು ಯಾರ್ಯಾರು ವೀರರು ಮಿಕ್ಕಿದ್ರು ಎದುರಿಗೆ ಸಿಕ್ಕಿದ್ರು ಆ ಪಂಜಿನ ಕೊಳ್ಳಿಯಲ್ಲಿ ಯಾರು ಗೂರು ಹಿಡಿಯಬಹುದಾಗಿತ್ತು ಅವ್ರನ್ನೆಲ್ಲ ಕೊಂದು ಹಾಕಿದರು ಜರಾಸಂಧನ ಮಗ ಧೃಷ್ಟಕೇತು ಸತ್ತು ಹೋದ ಮಹಾಶೂರ ವೀರ ಪಾಂಡವರ ಕಡೆ ಇದ್ದವನು ದುಷ್ಟೋದ್ಯುಮ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿದ ದ್ರೋಣನಿಗೆ ಆ ಕುಲದ ಮೇಲೆ ಸೇಡಿತ್ತು ಪಾಂಡವರು ತುಂಬ ಚಿಂತೆ ಮಾಡಿದರು ಆ ರಾತ್ರಿಯೂ ಭೀಮಸೇನ <clears throat> ಮತ್ತೆ ಹನ್ನೊಂದು ಕೌರವರನ್ನು ದುರ್ಯೋಧನ ತಮ್ಮಂದರನ್ನು ಕೊಂದ ಕತ್ರೆಯಲ್ಲಿ ಹುಡುಕಿ ಕೊಂದ ಉಳಿದವರು ಪಲಾಯನ ಮಾಡಿದರು ಭೀಮ ದ್ರೋಣರ ರಥವನ್ನು ಎತ್ತಿ ಅನಾಮತ್ತಾಗಿ ಎಂಟು ಸಲ ಕುದುರೆ ಸಾರಥಿ ಸಮೇತವಾಗಿ ದೂರಕ್ಕೆ ಎಸೆದ ಇಷ್ಟಾಗಿಯೂ ಬಂಡು ಬ್ರಾಹ್ಮಣ ಬದುಕಿದ ಅವತ್ತೇ ಸತ್ತೋಗಬೇಕಾಗಿತ್ತು ದ್ರೋಣರ ಹಿಂದೆ ನಡೆದದ್ದನ್ನು ನೋಡಿ ಕರ್ಣ ಎದುರಿಗೆ ಬಂದ ಧೂಳಿ ಧೂಳಿಪಟ ಮಾಡಿದ ಇದು ಬೇರೆ ಎದುರು ನಿಂತರೆ ಮುಗಿಸ್ಬಿಡ್ತಾನೆ ಮುಂದಕ್ಕೆ ನಾನು ಕಮಾಂಡರ್ ಆಗೋದು ಕುಳಿಯೋದಿಲ್ಲ ಅಂತ ಕರ್ಣ ಓಡಿ ಹೋದ ಮತ್ತೊಂದು ಕೌರವರ ವಧಿಯಾಯಿತು ಅಂದ್ರೆ ಐವತ್ತೊಂಬತ್ತು ಒಂದು ಆರು ಒಂದು ಏಳು ಒಂದು ಏಳು ಸೇರಿಸ್ಕೊಳ್ಳಿ ಎಷ್ಟಾಯಿತು ಐವತ್ತೊಂಬತ್ತು ಆರು ಅರವತ್ತೈದು ಅರವತ್ತೈದು ಏಳು ಎಪ್ಪತ್ತೆರಡು ಎಪ್ಪತ್ತೆರಡು ಏಳು ಎಪ್ಪತ್ತೊಂಬತ್ತು ಕೌರವರ ವಧೆಯಾಯಿತು ಈ ರಾತ್ರಿ ಯುದ್ಧದ ಹೊತ್ತಿಗೆ <clears throat> ಎಪ್ಪತ್ತೊಂಬತ್ತು ಕೌರವರ ವಧೆಯಾಯಿತು ಮತ್ತೆ ದುರ್ಯೋಧನ ಹೋದ ದ್ರೋಣಾಚಾರ್ಯನ ಹತ್ರ ಗುರುಗಳೇಂದ ನನಗೇನು ಬೇರೆ ಕೆಲಸ ಇಲ್ಲವೇನೋ ಅಂದ್ರು ಅವರು ಅಲ್ಲೊಬ್ಬ ಸತ್ರ ಇಲ್ಲಿ ಬರೋದು ಒಂದು ಚಾಡಿ ಹೇಳುವುದು ನನ್ನ ಮಾತು ಕೇಳಿ ಇದು ಕೊನೆ ಸಲ ನನಗೆ ಏನು ಕೊನೆ ಸಲ ಹೇಳು ಎಷ್ಟಾದರೂ ಅರ್ಜುನ ನಿಮ್ಮ ಶಿಷ್ಯ ನಿನ್ನ ಮುಸುಳಿ ನೀನ ಶಿಷ್ಯ ಅಲ್ವೇ ಅಂದ್ರವರು ಇಲ್ಲ ಇಲ್ಲ ಅರ್ಜುನ ನಿಮ್ಮ ಶಿಷ್ಯ ಶಿಖಂಡಿ ಭೀಷ್ಮನನ್ನು ಕೊಲ್ಲೋದಕ್ಕೆ ಆತಕ್ಕೆ ಬಿಟ್ರಿ ಅಂತ ಶುರು ಮಾಡಿದ ಅದು ಭೀಷ್ಮ ಸತ್ತ ದಿವಸ ಆಗಿದೆ ಶಿಖಂಡಿ ಅಲ್ಲ ಅವನು ನೆನೆಸಿದ್ರೆ ನಾನು ಕೆಳಗೆ ಬಿದ್ದು ಬಿಡ್ತೇನೆ ಬೀಳು ಬಾಣ ಅಂತ ಅವನು ಹೇಳಿದ್ನಲ್ವ ಭೀಷ್ಮ ನೀವು ಶಿಖಂಡಿಯನ್ನೇ ಯಾತಕ್ಕೆ ಸಂಹಾರ ಮಾಡಲಿಲ್ಲ ಅವನು ನಿಮ್ಮ ಶಿಷ್ಯ ನಾನು ಕುಪುರುಷನಾದೆ ಯುದ್ಧ ಭೂಮಿ ನಾನು ಯಾರು ಕೇಳೋರಿಲ್ಲ ಅಪ್ಪ ರಿಕಾರ್ಡ್ ಕೇಳ್ಕೋತಾ ಕೂತಿದ್ರು ನನ್ನ ಸ್ಕೋರಲ್ಲಿ ನನಗೊಬ್ಬರೂ ಸಹಾಯಕರಿಲ್ಲ ನನ್ನನ್ನು ನಂಬಿದವರೆಲ್ಲರ ಮರಣಕ್ಕೆ ನಾನು ಕಾರಣವಾದೆ ಕೂಲಕ್ಕೆ ಒಬ್ಬನೇ ಅಳಿಯ ಇದ್ದ ಸೈಂಧವ ಅವನನ್ನು ಕಾಪಾಡಿಕೊಡಲಿಲ್ಲ ನೀವು ಇತ್ಲಾಗಿ ಭೀಷ್ಮನನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ನಾನೇ ಪಾಂಚಾಲರನ್ನು ಎಲ್ಲರನ್ನ ಕೊಲ್ತೇನೆ ಇಲ್ಲದಾದರೂ ನಾನೇ ಸಾಯ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ದುರ್ಯೋಧನ ಈಗ ಕರ್ಣನನ್ನೇ ನಂಬಬೇಕಾಗಿದೆ ನಿಮ್ಮನ್ನಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಹೋದ ಆ ಕಡೆಗೆ ದುರ್ಯೋಧನ ಇದು ಅನೇಕ ಶ್ಲೋಕಗಳಲ್ಲಿರೋ ವಿಷಯ ಎರಡು ಮಾತಲ್ಲಿ ಹೇಳಿದ್ದೇನೆ ಕರ್ಣಮೇವತು ಪಶ್ಯಾಮಿ ಸಂಪ್ರತಿ ಅಸ್ಮಜ್ಜಯೈಷಿಣಂ ಅಂತ ನೀವು ಹೇಳಿ ಪ್ರಯೋಜನ ಇಲ್ಲ ನೀವು ಕೈ ಕೊಟ್ರಿ ಇನ್ನೂ ಅರ್ಥದಲ್ಲಿ ಅದಕ್ಕೆ ದ್ರೋಣ ಉತ್ತರ ಕೊಡ್ತಾನೆ ನೋಡು ಶಿಖಂಡಿಗೆ ಅರ್ಜುನನ ರಕ್ಷೆ ಇತ್ತು ಅರ್ಜುನನಿಗೆ ಕೃಷ್ಣ ರಕ್ಷೆ ಇತ್ತು ನನಗೆ ನಿನಗೆ ಯಾವ ರಕ್ಷೆ ಇತ್ತು ಯಾವ ದೇವರು ಪೂಜೆ ಮಾಡಿದ್ದಿ ಅಂತ ಕೇಳಿದ್ರು ನೀ ಯಾವ ದೇವರು ಪೂಜೆ ಮಾಡಿದ್ದಿ ಎಲ್ಲಿ ವೇದ ಓದಿದ್ದೀಯ ನಿನಗೆ ಯಾರು ರಕ್ಷೆ ಇದೆಯೋ ಅವಧ್ಯನಾದ ಭೀಷ್ಮನೇ ಬಿದ್ದ ಮೇಲೆ ನೀನಿನ್ನು ಉಳಿತೀಯೇನೋ ನಾನು ಹೋಗುವುದೇ ಕ್ಯೂನಲ್ಲಿ ನಿಂತಿದ್ದೇನೆ ಯುದ್ಧ ಮಾಡು ಅಂತ ಹೇಳ್ತಿಯಲ್ಲ ಒಂದು ಕೆಲಸ ಮಾಡು ನಿನ್ನ ಸೋದರ ಮಾವ ಇದ್ದಾನಲ್ಲ ಕರಿಯವನನ್ನ ಪಗಡೆ ತಾಳ ಉರುಳಿಸಿ ಜೂಜಲ್ಲಿ ಎಲ್ಲ ಗೆದ್ದುಕೊಟ್ನಲ್ಲ ಪಗಡೆ ದಾಳ ಉರುಳಿಸಿದಷ್ಟು ಸುಲಭವಾಗಿ ಬಾಣ ಬಿಡು ಅಂತ ಹೇಳು ಕರಿ ನಿಮ್ಮ ಅಂಕಲ್ನ ಅವನಿಗೆ ಸೇನಾಧಿಪತಿ ಪಟ್ಟ ಕೊಟ್ಟು ಅಂದ ದ್ರೋಣ ಎಷ್ಟು ಹೇಗಿದೆ ನೋಡಿ ಅವನಿಗೆ ಯಾಸ್ಮತಾನ್ ಗ್ಲಹತೆ ತಾತ ಶಕುನಿ ಕುರು ಸಂಸದಿ ಕುರು ಸಂಸತ್ತಿನಲ್ಲಿ ಗ್ಲಹ ಯಾವ ಪಗಡೆ ದಾಳವನ್ನು ಬಿಟ್ಟನು ಅಕ್ಷಾನ್ ನತೇಕ್ಷ ನಿಶಿತ ಬಾಣಾಸ್ತೆ ಶತ್ರುತಾಪನಾ ಬಾಣವೆಂಬುದಿದ್ದರೆ ಶತ್ರುಗಳನ್ನು ತಪನ ಮಾಡುತ್ತೆ ಅವನು ಧರ್ಮರಾಜ ಆಗೋ ಹೊತ್ತಿಗೆ ನೀನು ಪಗಡೆದ ಅಳವನ್ನು ಸಹಿಸಿಕೊಂಡು ಇನ್ನೊಬ್ಬ ಆಗಿದ್ರೆ ಮುಳೆ ಮುರಿದು ಬಿಡ್ತಿದ್ದ ನನಗವತ್ತು ಎಚ್ಚನ ಪ್ರೇಕ್ಷಮಾನ ಹಳೆ ಕಥೆ ನೆನೆಸಿದ್ರಿಂದ ಇವನು ನೆನೆಸ್ಕೊಂಡ ದ್ರೋಣನ ಒಳ್ಳೆತನ ಇಲ್ಲಿದೆ ನೋಡಿ ಆ ದ್ರೌಪದಿಗೆ ಅಪಮಾನವಾಗ್ತಾ ಇರುವಾಗ ನಾವು ನೋಡ್ತಾ ಇದ್ವಲ್ಲ ಭಂಡರು ಆ ಪಾಪ ನಿನ್ನ ಕೈಯಲ್ಲಿ ಕೆಟ್ಟ ಮಾತನ್ನಾಡಿ ನನ್ನನ್ನು ಸುಡಿಸ್ತಾ ಇದೆ ನೀನೆಲ್ಲ ಹೇಳ್ತಾ ಇರೋದು ಅಂತ यच्छनः ಪ್ರೇಕ್ಷಮಾಣಾನಾಂ ಕೃಷ್ಣಮಾನಾಯ ತತ್ಸಭಾಂ ಅನರ್ಹಂತೀಂ ಕುಲೇ ಜಾತಾಂ ಅಲ್ಲ ಅವತ್ತು ಹೇಳಬೇಕಾಗಿತ್ತಲ್ಲ ಈ ಮಾತನ್ನ ಸತ್ಕುಲ ಆದವಳು ಪಾಂಡವರ ರಾಣಿ ಆದವಳು ಆಗ್ತಾನೆ ಪಟ್ಟಾಭಿಷೇಕ ಆಗಿದ್ದವಳು ಅವಳ ಜೂಜಲ್ಲಿ ಇಡೋ ತಪ್ಪು ಆಡಿದ ತಪ್ಪು ಸೋತದ ತಪ್ಪು ಈ ರೂಲಿಂಗ್ ಅಲ್ಲಿ ಹೇಳಬೇಕಾಗಿತ್ತು ಅಂಥವಳನ್ನು ಸರ್ವಧರ್ಮಾನುಚಾರಿಣಿ ಧರ್ಮಾಚರಣೆ ಮಾಡಿದವಳನ್ನ ಅಪಮಾನ ಆದರೂ ನಾನು ನೋಡ್ತಾ ಇದ್ನಲ್ಲ ಅದರ ಫಲ ಇವತ್ತಿನ ಕೈಲಿ ಕೆಟ್ಟ ಮಾತನ್ನು ಕೇಳ್ತಾ ಇದ್ದೇನೆ ತಸ್ಯ ಅಧರ್ಮಸ್ಯ ಪಾಪಸ್ಯ ಫಲಂ ಪ್ರಾಪ್ತ ಮಹತ್ ದ್ರೋಣನಿಗೆ ಸೆನ್ಸಿತ್ತು ಭೀಷ್ಮನಿಗಿರಲಿಲ್ಲವೇ ಇತ್ತು ಸಕಾಲದಲ್ಲಿ ಹೇಳಲಿಲ್ಲ ಹೇಳಬೇಕಾದ ಮಾತನ್ನು ಸಕಾಲದಲ್ಲಿ ಹೇಳದೆ ಇರೋದು ಬಹಳ ದೊಡ್ಡ ದ್ರೋಹ ಪುತ್ರಾಣಾಮಿವ ಚೈತೇಷಾಂ ಧರ್ಮಮಾಚರತ ಹಂಸದ ಪಾಂಡವರನ್ನು ಕೊಂಡಾಡ್ತಾನೆ ನನ್ನ ಮಕ್ಕಳ ಕಾಣೋ ಪಾಂಡವರು ನಾನಲ್ವೇ ನೀನು ಇರಬಹುದು ಈ ಧರ್ಮಾರ್ಗದಲ್ಲಿಲ್ವಲ್ಲ ಅವರು ಧರ್ಮಾರ್ಗದಲ್ಲಿದ್ದಾರೆ ದೃಶ್ಯೇತ್ಕೋನು ನರೋ ಲೋಕೆ ಮದನ್ಯೋ ಬ್ರಾಹ್ಮಣ ಬ್ರುವಹ ಅಂಥ ಪಾಂಡವರಿಗೆ ದ್ರೋಹ ಮಾಡಿ ನಿನ್ನ ಕಡೆ ನಿಂತಿದ್ದೇನೆ ನನ್ನಂಥ ದುಷ್ಟ ಬ್ರಾಹ್ಮಣ ಉಂಟೆ ಎಂದ ಬ್ರಾಹ್ಮಣ ಬ್ರುವಹ ಇದು ಬೈಗಳ ಶಬ್ದ ಇದು ಹೇ ಬ್ರಾಹ್ಮಣ ಬ್ರುವ ಬ್ರಾಹ್ಮಣ ಅಂತ ಕರೆದುಕೊಳ್ಳುವವನೇ ಆದ ಬ್ರಾಹ್ಮಣ ಅಲ್ಲದೆ ಇರುವವನೇ ಅಂತ ಅರ್ಥ ಮಾತಿಗೆ ಇದು ಕ್ಷತ್ರಿಯ ಬ್ರುವ ಬ್ರಾಹ್ಮಣ ಬ್ರುವ ಇದು ಬೈಗಳ ಶಬ್ದ ಈ ಮಾತನಾಡಬೇಕಾದ್ರೆ ಎಷ್ಟು ನೊಂದಿದ್ದಾನೆ ಆಮೇಲೆ ಹೇಳಿದ ನೀನೇ ಇದೆಯಲ್ಲ ಕರ್ಣ ಕೃಪಾ ಶಲ್ಯ ಶಕುನಿಯ ಅಶ್ವತ್ಥಾಮ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು ಯಾತಕ್ಕೆ ನಾನು ಕಾಪಾಡಲಿಲ್ಲ world you put the entire blame on me ಇಡೀ ಚಕ್ರವ್ಯೂಹ ನಿಮ್ಮ ಕೈಲಿತ್ತಲ್ಲ ಎಲ್ಲ ಅದರೊಳಗೆ ಇದ್ರಲ್ಲ ನೀವು ಏನ್ ಮಾಡ್ತಾ ಇದ್ದೀರಿ ಕಡ್ಡಬರಿ ತಿಂತಾ ಇದ್ರ ಹೀಗೆಲ್ಲ ತುಂಬಾ ಬೇಜಾರು ಮಾಡಿಕೊಂಡ ತುಂಬ ಕೋಪದಿಂದ ದ್ರೋಣ ರಥವನ್ನೇರಿ ಮುಂದಕ್ಕೆ ಹೊರಟ ಆಗ ನಡೆದ ಕತೆ ಹೇಳಬೇಕು ಎದುರಿಗೆ ಏನು ವಿರಾಟ್ ರಾಜ ಮತ್ತು ದೃಪದ ಎರಡು ಬೇರೆ ಬೇರೆ ಮೂಲಗಳಲ್ಲಿ ಕಾಣಿಸಿದರು ಎರಡು ಬೇರೆ ಬೇರೆ ಮೂಲಗಳಲ್ಲಿ ಒಂದು ಕಡೆ ವಿರಾಟ್ ರಾಜ ಒಂದು ಕಡೆ ದೃಪದ ಇವನಿಗಿದ್ದದ್ದು ಕೋಪ ದುರ್ಯೋಧನನ ಮೇಲೆ ಮನುಷ್ಯನಿಗೆ ತಾಳ್ಮೆ ಕೆಟ್ಟರೆ ದಿಕ್ಕು ಕೆಟ್ಟರೆ ಕಾನ್ಸಂಟ್ರೇಷನ್ ಹೋದರೆ ಏನು ಅಕಾರ್ಯವನ್ನು ಮಾಡ್ತಾನೆ ಬಿಲ್ಲು ಬಾಣ ಕೆಳಗಿಟ್ಟ ಒಂದು ಬಲ್ಲೆಯನ್ನು ಎತ್ತಿಕೊಂಡ ರಥದಲ್ಲಿ ಒಂದು ದೊಡ್ಡ ಈಟಿ ಶಲ್ಯ ಇತ್ತು ಒಂದು ಈಟಿಯನ್ನು ತೆಗೆದು ವಿರಾಟನ ಮೇಲೆ ಹಾಕಿದ ರೆಡಿ ಮಾಡಿಕೊಳ್ಳಿ ಆ ಬಲ್ಲೆ ಹೃದಯವನ್ನು ಹೊಕ್ಕಿತು ಪಾಪ ಧರ್ಮಾತ್ಮ ವಿರಾಟ್ ರಾಜ ಸತ್ತು ಹೋದ ಹೊಡಿ ಒಂದು ಹೊಕ್ಕಿ ಒಂದೇ ಇಟ್ಟಿಗೆ ಹ್ಮ್ ಇನ್ನೊಂದು ಹೊಡೆದು ಬಿಡಿ ಹಾಗೆ ಇನ್ನೊಂದು ಬಲ್ಲೆಯಿಂದ ದ್ರುಪದನನ್ನು ಕೊಂದ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾಜಸಂ ತದ್ವಿಪ್ರಾಸೋ ವಿಸಂಯವೋ ಜಾಗೃವಾಂ ಶಸ್ತ್ರವಿಂಧತೆ ವಿಷ್ಣು ಪದಂ ಬಟ್ಲೋಡಿ ಅಂತ ಹೇಳಲಿಲ್ಲಪ್ಪ ನಾನು <laughs> ಅಂದರೆ ಪಾಂಡವರ ಕಡೆ ಇದ್ದ ಎರಡು ಅಕ್ಷೋಹಿಣಿ ವೀರರು ಟೂ ಡಿವಿಷನಲ್ ಕಮಾಂಡೆಂಟ್ಸ್ ಪಾಪ ವಿರಾಟ ತನ್ನ ಸರ್ವಸ್ವವನ್ನು ಪಾಂಡವರಿಗೆ ತೆತ್ತ ಅವನಲ್ಲಿ ಸಣ್ಣ ಪುಟ್ಟ ದೋಷ ಇದ್ದದ್ದು ಹೇಳಿದ್ದೇನೆ ವಿರಾಟ್ ಪರ್ವದಲ್ಲಿ ಬಿಟ್ಟುಬಿಡಿ ಮನುಷ್ಯನಲ್ಲಿ ಚಾಪಲ್ಯಗಳಿರ್ತವೆ let let us forget and forgive ಮಕ್ಕಳನ್ನು ಪಾಂಡವರಿಗೋಸ್ಕರ ಬಲಿ ಕೊಟ್ಟ ತಾನೂ ಪ್ರಾಣವನ್ನು ತೆತ್ತ ದೃಪದನಂತೂ ಇಡೀ ಕುಟುಂಬವನ್ನು ಪಾಂಡವರ ಸತ್ಪುರುಷರ ಮೀಸಲಿಗಿಟ್ಟ ತಾನೂ ಪ್ರಾಣವನ್ನು ಕೊಟ್ಟ ಬ್ರಾಹ್ಮಣನಾಗಿ ಹುಟ್ಟಿ ದ್ರೋಣ ತನ್ನನ್ನು ಯಾರೋ ಚುಚ್ಚಿದ್ರು ಅಂತ ಇವರಿಬ್ಬರು ಅವ್ರನ್ನ ಅಪರಾಧಿ ನೇರ ಅಪರಾಧಿ ಅಲ್ಲ ಏನೋ ಹಳೆ ವರ ಇತ್ತು ಅದೆಲ್ಲ ಮುಗಿದಿತ್ತು ಒಂದು ಕಡೆ ನಿಂತಿತ್ತು ಅನ್ಯಾಯವಾಗಿ ಕೊಂದು ಹಾಕಿದ ಎರಡು ವಧೆಯಾಯಿತು ಬೆಳಗಿನ ಜಾವ ಆಗ್ತಾ ಬಂತು ಆ ಸೈನ್ಯ ಹೇಗೆ ತೂಕಡಿಸ್ತಾ ಇದೆ ಅಂದರೆ ನಿದ್ದೆ ಬರ್ತಾ ಇದೆ ಆನೆಯ ಮೇಲಿದ್ದವರು ಆನೆ ಮೇಲೆಯೇ ಹೀಗಂತಿದ್ದಾರೆ ಕುದುರೆ ಮೇಲಿದ್ದವರು ಕುದುರೆ ಮೇಲೆಯೇ ಹೀಗಂತಾರೆ ಕಾಲಾಳುಗಳಿಗೋ ನಿದ್ದೆ ಆ ನಿದ್ದೆ ಬರದಲ್ಲಿ ಪಂಜು ಕೊಳ್ಳಿ ಜಾರತಾ ಇದೆ ತಮ್ಮ ಕಡೆಯವರನ್ನು ತಾವೇ ಕೊಲ್ತಾ ಇದ್ದಾರೆ ಪಾಂಡವರ ಕಡೆ ಪಾಂಡವರನ್ನೇ ಕೊಲ್ತಾ ಇದ್ದಾರೆ ಕೌರವರ ಕಡೆ ಕೌರವರನ್ನೇ ಕೊಲ್ತಾ ಇದ್ದಾರೆ ನಿದ್ದೆಯನ್ನು ಗೆದ್ದ ಒಬ್ಬನೇ ಮಹಾವೀರ ಅರ್ಜುನ ಇದ್ದ ಅಯ್ಯೋ ಅನ್ಯಾಯವಾಗಿ ಪರಸ್ಪರ ಸಾಯ್ತಾ ಇದ್ದಾರಲ್ಲ ಎಂಬ ಕರುಣೆಯಿಂದ ಸಂಮೋಹನಾಸ್ತ್ರವನ್ನು ಬೀಸಿ ಅಷ್ಟು ಜನವೂ ನಿದ್ದೆ ಮಾಡುವಂತೆ ಮಾಡಿದ ಬಹಳ ಆಶ್ಚರ್ಯವಾದ ವಿಷಯ ಯುದ್ಧ ಭೂಮಿಯಲ್ಲಿ ಎಂಥ ವಿಷಯ ನೋಡಿ ಇದು ಎಲ್ಲೋ ಒಂದು ಮೂಲೆಯಲ್ಲಿ ಬರೆದಿದ್ದಾರೆ ಇನ್ನೊಂದು ಮೂಲೆಯಲ್ಲಿ ನಿದ್ದೆ ಬಾರದೆ ಇದ್ದವನು ಘಟೋತ್ಕಚ ಇದ್ದ ರಾತ್ರಿ ಅವನಿಗೆ ತುಂಬ ಜಾಗರಣೆ ಸೊಳ್ಳೆಗಳಿಗೆ ಈ ರಾತ್ರಿ ಓಡಾಡೋ ಪಕ್ಷಿ ಪ್ರಾಣಿಗಳಿಗೆ ಕಣ್ಣು ಚುರುಕಾಗಿರುವಂತೆ ಘಟೋತ್ಕಚನಿಗೆ ನಿದ್ದೆ ಬರಲಿಲ್ಲ ಕರ್ಣನಿಗೆ ನಿದ್ದೆ ಬಂದಿರಲಿಲ್ಲ ಮಲಗಿದ್ದು ಸರಿಯ ಅವನ ಮೇಲಿಂದ ಎಲ್ಲಿಂದ ತರ್ತಿದ್ನೋ ಗುಂಡು ಕಲ್ಲು ಒಂದೇ ಸಮ ಎಸಿತಾ ಇದ್ದಾನೆ ವಾನರವೀರರು ಮಾಡಿದಂತೆ ಹಾ ಹೂ ಅಂತ ಮಲಗಿದ್ದವರು ಎಚ್ಚರವಿಲ್ಲದೆ ಅಯ್ಯೋ ಅಯ್ಯೋ ಅಯ್ಯೋ ಅಂತಿದ್ದಾರೆ ಸಾಯ್ತಾ ಇದ್ದಾರೆ ಕಾರಣನಿಗೆ ರೇಗಿ ಹೋಯಿತು ಇನ್ನೊಂದು ಅವಿವೇಕವನ್ನು ಮಾಡಿದ ಜ್ಞಾಪಕ ಇದೆಯಾ ನಿಮಗೆ ಇಂದ್ರ ಬಂದು ಇವನನ್ನ ಕವಚ ಕುಂಡಲಗಳನ್ನು ದಾನ ಕೇಳಿದಾಗ ಕವಚ ಕುಂಡಲಗಳನ್ನು ಕೊಟ್ಟವನು ದಾನಶೂರ ಕರ್ಣ ಇದಕ್ಕೆ ಪ್ರತಿಯಾಗಿ ಏನು ಕೊಡು ಅಂತ ಕೇಳಿದ ಇದು ದಾನ ಒಂದು ಪದಾರ್ಥ ಒಬ್ಬರಿಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಏನಾದ್ರು ಕೊಡು ಅಂತ ಕೇಳೋದು ದಾನ ಜ್ಞಾಪಕ ಇಟ್ಕೊಳ್ಳಿ ಇನ್ನೊಂದು ಸಲ ದಾನಶೂರ ಕರ್ಣ ಅಂತ ಹೇಳಿದೆ ಭೀಷ್ಮ ಪಿತಾಮಹ ಅನ್ನೋದು ಹೇಗೆ ತಪ್ಪಾಗ್ತದೆಯೋ ಇನ್ನೊಂದು ಸಲ ಶಬ್ದ ಹೇಳಬೇಡಿ ಅಂದ್ಬಿಟ್ಟೆ ಅವತ್ತು ರಾಯರಿಗೆ ಮಾಡಿಬಿಟ್ರ ಬೇರೆಯವ್ರಿಗೆ ಹೇಳಿ ನನಗೆ ಹೇಳಬೇಡಿ ಅಷ್ಟೇ ನನ್ನ ಅಲ್ಲ ಹೇಳಿದೆ ಅಲ್ಲ ಜನಕ್ಕೆ ಕೂಡ ಗೊತ್ತಿಲ್ಲದೆ ಎಷ್ಟು ತಪ್ಪು ಮಾಡ್ತಾರೆ ದಾನಸೂರು ಕಡಲಿ ದಾನಸೂರ ಏನು ದಾನ ಮಾಡಿದ್ದ ಇವನು ಏನೋ ಸುಳ್ಳು ಕಥೆಗಳನ್ನ ಹೇಳ್ತಾರೆ ಮೂಲದಲ್ಲಿ ವೇದವ್ಯಾಸರ ದರ್ಶನಕ್ಕೆ ವಿರುದ್ಧವಾದ ನಮ್ಗೆ ಒಪ್ಪಿಗೆ ಇಲ್ಲ ಏನಾದ್ರು ಒಂದು ವಾಪಸ್ ಕೊಡು ಅಂದ್ರೆ ಇಂದ್ರ ಏನು ಮಾಡಿದ್ದ ತನ್ನ ಶಕ್ತಿಯನ್ನೆಲ್ಲ ಆರೋಪಣೆ ಮಾಡಿದ ಒಂದು ಶೂಲ ಐಂದ್ರ ಶಕ್ತಿಯನ್ನು ಕೊಟ್ಟಿದ್ದ ಅದನ್ನು ದೇವತೆಗಳೆಲ್ಲ ಪೂಜೆ ಮಾಡಿದ್ರು ದೇವಲೋಕದ ಗಂಧ ಅಕ್ಷತೆ ಪುಷ್ಪ ಎಲ್ಲ ಹಾಕಿದ್ರು ಅದನ್ನು ಕರ್ಣ ಮನೆಗೆ ತಗೊಂಬಂದು ಪೂಜೆ ಮಾಡಿ ಮಾಡಿ ಮಾಡಿ ಇಟ್ಟಿದ್ದ ತನ್ನ ರಸದಲ್ಲಿ ಇಟ್ಟುಕೊಂಡಿದ್ದ ಈ ಅವಿವೇಕಿ ಈ ಘಟೋತ್ಕಚನ ಉಪಟಳವನ್ನು ಸಹಿಸಲಾರದೆ ಘಟೋತ್ಕಚನ ಮೇಲೆ ಆ ಶಕ್ತಿ ಆಯುಧವನ್ನು ತೆಗೆದು ಎಸೆದ ಸಿದ್ಧ ಮಾಡಿಕೊಳ್ಳಿ सदिर्भिन्नो विविधैः अस्त्रपूवैः दिव्यैः नागैः मानुषैः राक्षसैश्च न तन्नादान् विधिवत् भैरविविधान् भैरवांश्च प्राणानिष्टान् त्याजितः शक्य शक्यः कटोत्कचावत् आर्थिक ತದ್ವಿಷ್ಣು परमं पदं ಪಶ್ಯಂತ ಸೂರ್ಯ ದಿವಿ दिवीव चक्षुरारसं तद्व्यप्रासो विपन्यवो जागवां सत्समिन्धते विष्णोः ಪರಮಂ ಪದಂ ಘಟೋತ್ಕಟ ಹೋದದ್ದಕ್ಕೆ ಆತ ಕಾರ್ತಿ ಅಂತ ನೀವು ಕೇಳಬಾರದು ಅವನು ಭೀಮಪುತ್ರ ಮೊದಲನೆಯದು ಎರಡನೇದು ಪಾಂಡವರ ಕಡೆ ಇದ್ದವನು ಅವನಲ್ಲಿ ಕೆಲವು ದೋಷಗಳಿದ್ವು ಕೃಷ್ಣ ಹೇಳ್ತಾನೆ ನಿಮ್ಗೆ ಆಶ್ಚರ್ಯವಾಗತ್ತೆ ಇವನೇನು ಡಿವಿಷನಲ್ ಕಮಾಂಡರ್ ಇಲ್ದಿದ್ರು ಪಾಂಡವರ ಬಹಳ ದೊಡ್ಡ ಶಕ್ತಿ ಒಂದು ಮಾಯಾಶಕ್ತಿ ಹೋಯಿತು ಅವನು ಕೆಳಗೆ ಹೋದ ಕೂಡಲೇ ಕೃಷ್ಣ ತೊಡೆ ತಟ್ಟಿ ವಾಹವಾ ಭೇಷ್ ಭೇಷ್ ಭೇಷ್ ಅಂತ ಕುಣಿದಾಡಿದ ಭೀಮ ಬಂದು ರೇಗಾಡಿದ ನನ್ನ ಮಗ ಸತ್ರ ಇಷ್ಟು ಖುಷಿ ಪಡ್ತಾ ಇದ್ದಲ್ಲ ನ್ಯಾಯವೇ ಯುದ್ಧ ಮಾಡಿ ನನ್ನ ಜೊತೆಯಲ್ಲಿ ಕೃಷ್ಣನಿಗೆ ಸವಾಲು ಆಗ ಅವನು ಹೇಳಿದ ನಿನಗೆ ಗೊತ್ತಿಲ್ಲ ಇವನು ಯಾರು ಅಂತ ಶ್ರೀ ವಾಸುದೇವೋ ವಾಚ ಜರಾಸಂಧಃ ಚೇಜರಾಜಃ ನೈಷಾದಿಷ್ಟ ಮಹಾಬಲ ನೈಷಾದಿಂದ್ರೆ ಏಕಲವ್ಯ ನಿಷಾದ ಕುಮಾರ ಯಜಿಸ್ಯು ನ ಹತಾ ಪೂರ್ವಂ ಇದಾನೀಂ ಸ್ಯು ಭಯಂಕರ ಕೆಳೆಯ ಅರ್ಜುನ ಭೀಮ ಜರಾಸಂಧನನ್ನು ನಾನು ಆವತ್ತು ಕೊಲ್ಲದೆ ಇದ್ರೆ ಇವತ್ತು ಅವನು ಕೌರು ಕರೆ ಸೇರಿದ್ರೆ ಏನಾಗುತ್ತಿತ್ತು ಯೋಚನೆ ಮಾಡು ಚೇಜರಾಜ ಅವತ್ತು ನಾನು ಕೊಲ್ಲದೆ ಇದ್ರೆ ಸಭೆಯಲ್ಲಿ ಇವತ್ತು ಯುದ್ಧ ಬಂದಿದ್ದ ಅವನು ಈ ಕಡೆಯೇ ಸೇರ್ತಿದ್ದ ಏನು ಗತಿಯಾಗ್ತಿತ್ತು ನೈಷಾದಿಶ್ಚ ಅವನ ಹೆಬ್ಬೆರಳನ್ನ ಏಕಲವಿನ ಕಥೆ ನಾ ಹೇಳಿಲ್ಲ ನಿಮಗೆ ವಿಸ್ತಾರವಾಗಿ ಗುರುಭಕ್ತಿ ಗುರುಭಕ್ತಿ ಅಂತ ತಿಳ್ಕೊಂಡು ದ್ರೋಣಾಚಾರ್ಯನ ಮಾನಸಿಕವಾಗಿ ಗುರು ಅಂತ ಇಟ್ಕೊಂಡು ಏನು ಬೇಕು ಅಂದ್ರೆ ಹೆಬ್ಬರಳನ್ನ ಕತ್ತರಿಸಿಕೊಡು ಅಂತ ದ್ರೋಣ ಕೇಳಿದರು ಕೃಷ್ಣ ಹೇಳ್ತಾನೆ ದ್ರೋಣನ ಮನಸ್ಸಿನಲ್ಲಿ ಕೂತು ಆ ಹೆಬ್ಬರಳನ್ನು ಕೊಡು ಅಂತ ಕೇಳಿದವನು ನಾನಾದ್ದರಿಂದ ಏಕರವ್ಯ ನಾನು ಕೊಂದಾಗಾಯಿತು ಈ ಮಾತು ಕೃಷ್ಣ ಹೇಳ್ತಾ ಇದ್ದಾನೆ ಜರಾಸಂಧಃ ಚೇದರಾಜ ನೈಷಾದಿಶ್ಚ ಮಹಾವರಃ ಯಜಿಸ್ಯುಹು ನ ಹತಾಹ ಸಾಯಿದೇವ್ಯವು ತುಳಿದಿದ್ರೆ ಇದಾನೀಂ ಸ್ಯುಹು ಭಯಂಕರ ದುರ್ಯೋಧನ ತಾನ್ ಅವಶ್ಯಂ ವೃಣುಯಾತಿ ರಥಸತ್ತಮಾನೆ ಅದು ಸರಿ ಘಟೋತ್ಕಚನಿಗೂ ಅವನಿಗೂ ಏನು ಸಂಬಂಧ ಇವನನ್ಯಾತ ಹೋಲಿಸಿದೆ ಕೃಷ್ಣ ಅಂತ ಕೇಳಿದ್ರೆ ಭೀಮಾ ನಿನಗೆ ಗೊತ್ತಿಲ್ಲ ದೃಢಮುಷ್ಟಿ ಇವನು ಒಳ್ಳೆ ವಿದ್ಯಾವಂತ ಯುದ್ಧದಲ್ಲಿ ಹೈಡಿಂಬಾಚ ಇವನು ಹಿಡಿಂಬಿಯ ಮಗನಾಗಿದ್ದರು ಐಡಿಂಬಶ್ಚಾಪಿ ಉಪಾಯೇನ ಶಕ್ತಿಯ ಕರ್ಣೇನ ಘಾತಿತ ಕರ್ಣನ ಶಕ್ತಿಯಿಂದ ಘಟೋತ್ಕಚನನ್ನು ಕೊಲ್ಲಿಸಿದವನು ನಾನೇ ಅಂತಾನೆ ಕೃಷ್ಣ ಈ ಎಪ್ಪಡಿ ಪೊರಂದವನು ಬಾಣ ಬಿಟ್ಟವನವನು ಹೊಡೆದವನವನು ಸತ್ತವನಿವನು ಕೃಷ್ಣನ ಸಂಬಂಧವೇನಿದ್ರೊಳಗೆ ಅಂತ ಕೇಳಿದ್ರೆ ನೀವು ಭಗವದ್ಗೀತೆ ಅನುಸಂಧಾನ ಮಾಡಬೇಕು ಯಾರಿಗೆ ಯಾವ ಹೊತ್ತಿಗೆ ಏನು ನೆನಪಿಗೆ ಬರಬೇಕು ಯಾರಿಗೆ ಯಾವ ಹೊತ್ತಿಗೆ ಏನು ಮರೆಯಬೇಕು ಇದನ್ನು ಮಾಡೋನು ಅವನೇ ಭಗವಂತ ಎಲ್ಲಿ ಬರುತ್ತೆ ಇದು ಗೀತಾವಾಕ್ಯ ಹೇಳ್ತೀರಾ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಹದಿನೈದನೇ ಅಧ್ಯಾಯ ಒಬ್ಬರು ಹುಬ್ಬಳ್ಳಿಯಲ್ಲಿ ಭಗವದ್ಗೀತೆ ಪ್ರವಚನ ಮಾಡ್ತಿದ್ರು ಈ ಶ್ಲೋಕ ಹೇಳಿದೆ ಎಲ್ಲಿ ಬರುತ್ತೆ ಇದು ನನ್ನೇ ಕೇಳಿದ್ರು ಅವರು ಹದಿನೈದು ಅಷ್ಟು ಜನ ಓದ್ಕೊಂಡಿದ್ದಾರೆ ನೋಡಿ ಹದಿನೈದನೇ ಅಧ್ಯಾಯದಲ್ಲಿ ಅದು ಯಾವುದೋ ವಿಚಿತ್ರ ಸಂದರ್ಭದಲ್ಲಿ ಲೋಕದಲ್ಲಿ ಯಾರು ಯಾವ್ದು ಜ್ಞಾಪಕ ಬರಬೇಕು ಅದು ನಾನೇ ಜ್ಞಾಪಕ ಉಂಟು ಮಾಡೋನು ಯಾರಿಗೇನು ಮರಿಬೇಕು ಯಾವ ಕಾಲಕ್ಕೆ ಅವರು ಅದನ್ನು ಮರಿಬೇಕು ಅದನ್ನು ಮಾಡೋನು ನಾನೇ ಅನುಭವ ಅಂತ ಇದ್ರ ಮೇಲೆ ಒಂದು ಉಪನ್ಯಾಸ ಮಾಡಬಹುದು ಮನುಷ್ಯನ ಮನಸ್ಸಿನಲ್ಲಿ ಈ ನೆನಪಿನ ಶಕ್ತಿ ಅಂತ ಒಂದು ಹೇಳ್ತೇವೆ is it a reasonable force or an force ನೆನಪಿನ ಶಕ್ತಿ ಯೂನಿಫಾರ್ಮ್ ಎಲ್ಲರಿಗೂ ಮಾಡೋಕ್ಕಾಗ್ತದೆಯೇ ಆಗೋದಿಲ್ಲ ನೀವು ನಿಮ್ಮ ಅನುಭವದಲ್ಲಿ ಹುಟ್ಟಿದಾಗಲಿಂದ ಇಲ್ಲಿ ತನಕ ಆಗಿದ್ದೆಲ್ಲವನ್ನು ನೆನಪಿಟ್ಟಿದ್ದೀರಾ ಆಗ್ತದೆಯೇ ಆಗೋದಿಲ್ಲ ಹಾಗಿದ್ದು ಕೆಲವು ನೆನಪಿರ್ತವಲ್ಲ ಕೆಲವು ನೆನಪಿರ್ತವೆ ವಯಸ್ಸಾಗ್ತಾ ಆಗ್ತಾ ಚಿಕ್ಕ ವಯಸ್ಸಿನ ಅನುಭವಗಳು ತುಂಬ ಚೆನ್ನಾಗಿ ಜ್ಞಾಪಕ ಬರ್ತವೆ ಬಿಸಿ ಬಿಸಿ ಸಾರು ನನ್ನ ಬೆನ್ನ ಮೇಲೆ ನಮ್ಮ ಅಣ್ಣ ಹುಯ್ದಿದ್ದು ನನಗೆ ಮೂರು ವರ್ಷ ಆವಾಗ ಮೂರು ವರ್ಷ ವಯಸ್ಸು ಮುದ್ದಾಗಿ ಮಾತಾಡ್ತಿದ್ದಂತೆ ಅರಸಿಂಗಾಚಾರ ರಾಮಾಯಣ ಬಣ್ಣ ಬಣ್ಣದ ಪುಸ್ತಕ ಅರಸಿಂಗಾಚಾರ ಭಾಗವತ ಬಂದಿತ್ತು ನಮ್ಮ ತಂದೆಯವರು ಯಾರ ಕೈಗೂ ಕೊಡ್ತಿರ್ಲಿಲ್ಲ ಈ ಕಡೆಯಿಂದ ಆ ಕಡೆ ಹೋಗಿ ನಮ್ಮ ಸೋದರತ್ತೆಗೆ ಹುರುಳಿ ಸಾರು ಕೊಡಬೇಕು ಅಂತ ಅವಸರದಲ್ಲಿ ಹನುಮಂತನಾಗ ಲಂಘನ ಮಾಡಿ ನಮ್ಮ ಅಣ್ಣ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಇದ್ದು ಬಿಸಿ ಬಿಸಿ ಹುರುಳಿ ಸಾರಷ್ಟು ನನ್ನ ಬೆನ್ನಿಗೆ ಬಿತ್ತು ಚರ್ಮ ಸುರಿದು ಹೋಯಿತು ಏನು ಬೊಬ್ಬೆ ಮಾಡಿರ್ಬೇಕು ನಾನು ಯೋಚನೆ ಮಾಡ್ಕೊಳ್ಳಿ ಮಗು ಮಗು ಒಳ್ಬೇಡಪ್ಪ ನನಗೇನು ಕೊಡಬೇಕು ಏನು ಕೊಡಬೇಕು ಏನಾದ್ರು ಕೊಡ್ತೀನಿ ಬಾಯಿ ಬಿಚ್ಕೊಂಡ್ರೆ ಅರಸಿಂಗದಾಚಾರ ರಾಮಾಯಣ ಕೊಡು ಅಂತ ಕೇಳಿದ್ನಂತೆ ನಾನು ಅದರಲ್ಲಿದ್ದ ಪುಸ್ತಕದ ಗೊಂಬೆಗಳನ್ನೆಲ್ಲ ನೋಡ್ತಾ ನೋವನ್ನು ಮರೆತೆ ನಮ್ಮ ತಂದೆಯವರು ಹೇಳೋರು ಪಾಪ ಅದನ್ನ ಅದು ಚಿಕ್ಕ ವಯಸ್ಸಿನ ಜಾತಕ್ಕೆ ಬಂತು ಇದು ಗೊತ್ತಿಲ್ಲ ನನಗೆ ಹುರುಳಿ ಸಾರು ಬೆನ್ನು ಸುಟ್ಟಿದ್ದು ನೋಡಿ ಇವತ್ತಿನ ನೆನಪಿದೆ ಯಾರ್ಯಾರ ಮನೆಯಲ್ಲಿ ಏನೇನು ಅವಮಾನವಾಯಿತು ನೆನಪಿದೆ ಯಾರ್ಯಾರ ಮನೆಯಲ್ಲಿ ಏನೇನು ದಾನ ಕೊಟ್ಟರು ನಮ್ಮ ತಂದೆ ಆಡ್ತಿದ್ದ ಮಾತುಗಳೇನು I remember all those things very vividly childhood memories ನಿನ್ನೆ ಮೊನ್ನೆ ಯಾರು ಆಡಿದ ಮಾತುಗಳು ಮರೆತು ಹೋಗ್ತವೆ ಮುಖ್ಯವಾಗಿದ್ದರೆ ಆ ಮುಖ್ಯ ಮುಖ್ಯ ಅನ್ನೋ ವಿವೇಕ ಈ ಸ್ಟ್ಯಾಂಡರ್ಡ್ ನಮ್ಮ ಹೃದಯದಲ್ಲಿ ಹಿಡಿಯೋವನು ಯಾರು ತಕಡಿಯನ್ನ ಅದನ್ನು ಭಗವಂತ ಮಾಡ್ತಾನೆ is the great unifying principle ಮನುಷ್ಯನ ಮನಸ್ಸು ಬ್ಲಾಟಿಂಗ್ ಪೇಪರ್ ಅಲ್ಲ ಬ್ಲಾಟಿಂಗ್ ಪೇಪರ್ ಅಂತ ಇರ್ತಿತ್ತು ಒಂದು ಕಾಲದಲ್ಲಿ ಬಾಲ್ ಪೆನ್ ಬರೋಕೆ ಮುಂಚೆ ನೀವು ಎರಡು ಅಕ್ಷರ ಬರೆದ್ರೆ ಹತ್ತು ಸಲ ಓದರಬೇಕಾಗಿರೋದು ಪೆನ್ನಲ್ಲಿ ಓದರಿದ್ರೆ ನೀಲಿ ಬಣ್ಣದ್ದು ಹಸಿರು ಬಣ್ಣದ್ದು ಕೆಂಪು ಬಣ್ಣದ್ದು ಎಲ್ಲ ಇಂಕ್ ಹೀರ್ಕೊಳ್ತಿತ್ತು ಅದು ದರಿದ್ರ ಬ್ಲಾಟಿಂಗ್ ಪೇಪರ್ ಮನುಷ್ಯನ ಮನಸ್ಸು ಹಾಗೊಂದು ಬ್ಲಾಟಿಂಗ್ ಪೇಪರ್ ಆಗಿದ್ರೆ ಅವನ ಬಾಯಲ್ಲಿ ಏನು ಬರ್ತಿತ್ತು ಹೇಳಿ ಇವತ್ತು ಬುಧವಾರ ನೀವೆಲ್ಲ ಸ್ತ್ರೀಯರು ನೀವೆಲ್ಲ ಪುರುಷರು ಇಲ್ಲಿ ರೋಜ್ ಬೆಳಕು ಇದು ಕೃಷ್ಣನ ದೇವಸ್ಥಾನ ಇದಕ್ಕೆ ಮಲ್ಲೇಶ್ವರ ಅಂತ ಹೆಸರು ಮಲ್ಲೇಶ್ವರ ಇರೋದು ಬೆಂಗಳೂರಿನಲ್ಲಿ ಬೆಂಗಳೂರು ಅಂದರೆ ಏಷ್ಯಾ ಖಂಡದಲ್ಲಿ ಹೀಗೆ ಮಾತನಾಡಿದರೆ ಒಂದಕ್ಕೊಂದು ಸಂಬಂಧವಿಲ್ಲದೆ ಇದಕ್ಕೆ ಉಪನ್ಯಾಸ ಅಂತ ಹೇಳಿ ಎಲ್ಲ ಸತ್ಯ ಇರಬಹುದು ಪ್ರತಿಯೊಂದು ನಿಜ ಆದರೆ ಸಂಗತಿ ಇಲ್ಲ ಕನೆಕ್ಷನ್ ಇಲ್ಲ ಆದರೆ ಮನುಷ್ಯ ಮಾತನಾಡಿದ್ರೆ ಸಂಗತಿ ಅಂತ ಒಂದಿರ್ತದೆ ಸಂಗತಿ ಇದ್ರೆ ಅರ್ಥ ಇರ್ತದೆ ಅರ್ಥ ಇದ್ರೆ ಅದು ನಿಮ್ಮ ಹೃದಯಕ್ಕೆ ವೇದನೆ ಆಗ್ತದೆ ಈ ರೀತಿ ಮಾತನಾಡಬೇಕಾದ್ರೆ ಎಲ್ಲ ನಾಲ್ಕು ವಾಕ್ಯ ಹೇಳಿದ್ರು ಯೂನಿಟಿ ಬೇಕು ಹೇಳ್ತೇನೆ ತಾಯಂದ್ರೆ who is that unifying principle ಒಂದು ಪೇ ಕಾದಂಬರಿ ಓದ್ತಾರೆ ಹುಡುಗರು ಓದುವಾಗ ಶಬ್ದದ ಕಡೆಗೆ ಅರಿವಿರೋದಿಲ್ಲ ರಸ ಕೂತಿರ್ತಾರೆ ಆ ಅರ್ಥ ಅನ್ನೋದು ಶಬ್ದದಲ್ಲಿದೆಯೇ ಶಬ್ದದ ಹಿಂದೆ ಇದೆಯೇ ಶಬ್ದದ ಆ ಕಡೆ ಇದೆಯೇ ಬಿಟ್ವೀನ್ ದಿ ವರ್ಡ್ಸ್ ಅಮೀರ್ ದಿ ಮೀನಿಂಗ್ ಹಿಂಗ್ ಅನ್ನೋದು ಗಾಡ್ ಅದರಿಂದ ಕೃಷ್ಣ ಎಳೆಕವನ್ನು ಕಾಣಬೇಡಿ ದ್ರೋಣನ ಕೈಯಲ್ಲಿ ಅವನ ಕಿತ್ಕೊಂಡವನು ನಾನೇ ಎಲ್ಲೋ ಭೀಮಸೇನ ಮಗನ ಮರಣಕ್ಕೂ ನಾನು ಕಾರಣ ಅವನ ಕೈಯಲ್ಲಿ ಏನು ಕೆಲಸ ಮಾಡಿಸ್ಬೇಕೋ ತೆಗೆಸ್ಕೊಂಡು ಆದ್ರೆ ಅವನು ಅಂದ್ರೆ ಅವನು ಒಂಬರ್ ಬ್ರಾಹ್ಮಣ ದ್ವೇಷಿ ಘಟೋತ ಸಹಾಯ ಮಾಡಿದ ನಿಜ ಕರುಣನಿಧಿ ಇದ್ದಾಗೆ ಎನ್ ಡಿ ಸಹಾಯ ಮಾಡ್ತಾನೆ ಆದರೆ ಸ್ವತಂತ್ರ ಯಾವುದು ದ್ರವಿಡ ಸ್ಥಾನ ಬೇಕು ಮತ್ತೊಂದು ಬೇಕು ಕಂಚಿ ಶಂಕರಾಚಾರ್ಯ ಚಪ್ಪಲಿ ಹಾಕಬೇಕು ದೇವಸ್ಥಾನದೊಳಗೆಲ್ಲ ಚಪ್ಪಲಿ ಹಾಕಿ ಇನ್ನು ಇವತ್ತಿಗೆ ಮಾತಾಡ್ತಾರೆ ಅವರು ಡಿ ಕೆ ಅವರು ಡಿ ಎಂ ಕೆ ಅವರು ಇವರು ಸಹಾಯ ತಗೊಂಡೇನು ಭಾರತೀಯ ಸಂಸ್ಕೃತಿ ಉತ್ಥಾನ ಮಾಡ್ತೀರಿ ಡಿ ಎಂ ಅವರು ಎನ್ ಡಿ ಎ ಸ್ವಲ್ಪ ಸಹಾಯ ಮಾಡಿರ್ಬೋದು ಆದರೆ ಏನು ಕರ್ಣದಾನ ಮಾಡಿದಾಗೆ ಮತ್ತೊಂದು ಏನೋ ಪಡ್ಕೊಳ್ಳೋಕೋಸ್ಕರ ಮಾಡಿರ್ತಾರೆ ಘಟೋತ್ಕಚನ ಚರಿತ್ರೆ ನೇನು ಗೊತ್ತಪ್ಪ ಏಷ ಹಿ ದ್ವೇಷಿ ಚರಕ ಧರ್ಮಸ್ಯೋಕ್ತ ಪಾಪಾತ್ಮ ತಸ್ಮಾದೇಶ ನಿಪಾತಿತ ಆ ನೆಪವನ್ನು ಮಾಡಿಕೊಂಡು ಕರ್ಣನ ಕೈಲಿ ಕೊಲ್ಲಿಸಿದೆ ನಾನು ಚಪ್ಪಾಳಿಟ್ಟಿದ್ದು ನನ್ನ ತೊಡೆ ತಟ್ಟಿದ್ದು ಭೀಮ ಬೇಜಾರು ಮಾಡ್ಕೋಬೇಡ ಅವನು ಹೋದದಕ್ಕಲ್ಲ ಅಸ್ತ್ರ ವ್ಯರ್ಥವಾದದಕ್ಕೆ ಎಂದ ಪಾಪಿ ಆ ಅಸ್ತ್ರವನ್ನ ಇಟ್ಟಿದ್ದ ಕಾಣೋ ನಿನ್ನ ತಮ್ಮನಿಗೆ ಅವನಿಗದು ಮರೆತೋಯಿತು ಯಾತಕ್ಕಿಟ್ಟಿ ಇವಾಗ ಪುಸ್ತಕ ಇರುತ್ತೆ ಯಾರೋ ಏನೋ ಕೊಡ್ತಾರೆ ಬಿಸಿ ಬಿಸಿ ಕರ್ಕೊಂಡು ಊಟ ಮಾಡಿದ್ರೆ ಕೈ ತೊಳ್ಕೋಬೇಕು ಗೊತ್ತಿಲ್ಲದೆ ಒಂದು ಮಹಾಭಾರತದ ಪೇಜ ಹರಿದು ಬಿಟ್ರೆ ಹರಿದು ಅಯ್ಯೋ ಹರಿದೋಯ್ತಲ್ಲ ಅಂದ್ರೆ ಆ ಹೊತ್ತಿಗೆ ಆ ಮರು ಯಾತಕ್ಕೆ ಬಂತು ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಕೃಷ್ಣ ಎಲ್ಲಿದ್ದಾನೆ ಹೇಳಿ ಈಗ ಇವತ್ತು ಪ್ರಶ್ನೆ ಬಂತು ಎಲ್ಲಿದ್ದಾನೆ ಕೃಷ್ಣ ನಿಮ್ಮ ಹೃದಯದಲ್ಲಿದ್ದಾನೆ ನಿಮ್ಮ ವ್ಯಕ್ತಿತ್ವವನ್ನು ಯೂನಿಫೈ ಮಾಡುವ ಶಕ್ತಿಯಲ್ಲಿ ಕೂತಿದ್ದಾನೆ ಯಾರೋ ಹೇಳಿದ್ರೆ ಇವತ್ತು ನೀವೇ ಒಂದೇ ಉಸಿರಿಗೆ ಮಾತನಾಡ್ತಾರೆ ನಿಲ್ಲಿಸೋದಿಲ್ವಲ್ಲ ಅಂತಪ್ಪ ಅಪ್ಪ ನಾನಲ್ಲಯ್ಯ ಮಾತಾಡ್ತಿರೋದು ಇಲ್ಲಿ ಭಗವಂತ ಕೂತಿದ್ದಾನೆ ಆಚರಣೆ ಮಾಡಿ ಕೂಡುವುದು ನನಗೆ ಗೊತ್ತು ಸಂಗತವಾಗಿ ಹಿಂದಿನ ಪುಟವೋ ಮುಂದಿನ ಪುಟವೋ ಅನುಭವ ಅನೆಕ್ಡೋಟ್ಸೋ ಮತ್ತೊಂದು ಕೊಟ್ಟು ಹೂವು ಸರ ಮಾಡಿದಾಗ ಮಾಡೋನು ಭಗವಂತ ನಾವಲ್ಲ ಯೋನ್ ಪ್ರವೇಶ ಮಮ ಹತಮಿಮ ಅವನು ಧ್ರುವ ಹೇಳಿದ ನಮ್ಮ ಅನುಭವಕ್ಕೆ ಬಂತದು ಇಷ್ಟು ಜನ ಕೂತ್ಕೊಂಡು ನೀವು ಕೇಳ್ತಾ ಇದ್ದೀರಿ ಅಸಂಬದ್ಧವಾದ ಮಾತು ನನ್ನ ಬಾಯಲ್ಲಿ ಬರದೇ ಇರಬೇಕಾದ್ರೆ ಅವನು ಭಗವಂತ ಮಾಡಿಸ್ತಾ ಇದ್ದಾನೆ ಅವನು ಆಡುವುದು ಶಬ್ದಗಳು ಶಬ್ದ ಸ್ವರೂಪಿ ಅವನು ಅಕ್ಷರ ಸ್ವರೂಪಿ ಅವನು ಅರ್ಥ ಸ್ವರೂಪಿ ಅವನು ಇದ್ರ ನಮ್ಮ ಕ್ರೆಡಿಟ್ ಏನಿಲ್ಲ ಆದ್ದರಿಂದ ನಿನ್ನ ಮಗ ಹೋದ ಅಂತ ತಿಳ್ಕೋಬೇಡ ತಮ್ಮ ಉಳಿದ ಸಂತೋಷ ಉಳು ಎಂಬುದಾಗಿ ಆ ಕಠೋತ್ಕಚನ ವಿಷಯಕ್ಕೆ ಇಲ್ಲಿ ಸಂತೋಷಪಟ್ಟಿದ್ದಾನೆ ಕೃಷ್ಣೋ ಹಿಮೂಲಂ ಅಲ್ಲಿಂದ ಮುಂದಕ್ಕೆ ಕೃಷ್ಣನನ್ನು ಕೊಂಡಾಡ್ತಾನೆ ಅರ್ಜುನ ಸಂಜೆ ಹೇಳ್ತಾನೆ ಧೃತರಾಷ್ಟ್ರ ಪ್ರಶ್ನೆ ಕೇಳಿದ ಇನ್ನೂ ದ್ರೋಣ ಹೋಗಬೇಕು ಕೆಲಸ ಇದೆ ನಮಗೆ ಧೃತರಾಷ್ಟ್ರ ಪ್ರಶ್ನೆ ಕೇಳಿದ ಸಂಜೆ ಇದನ್ನು ಅನುವಾದ ಮಾಡಿದ ಕೂಡಲೇ ಹಾಗಿದ್ರೆ ಕೃಷ್ಣ ಘಟೋತ್ಕಚನನ್ನು ಕೊಲ್ಲಿಸಿಬಿಟ್ನೆ ಹಾಗಿದ್ರೆ ನನ್ನ ಮಗ ಇನ್ನೆಷ್ಟು ದೂರ ಇದ್ದಾನೆ ಅಂತ ಕೇಳಿದ ಸ್ವಲ್ಪ ತಾಳು ನಿನ್ನ ಮಗನ ಟರ್ನ್ ಬಂದಾಗ ಹೇಳ್ತೇನೆ ಏನೆಯೇ ತನ್ನವರು ಇನ್ನೊಬ್ಬರು ವ್ಯತ್ಯಾಸವಿಲ್ಲದೆ ಭೀಮನ ಮಗನನ್ನೇ ಹೀಗೆ ಕೊಲಿಸ್ಬಿಟ್ಟ ಅಂದ್ರೆ ನಮ್ಮ ಗತಿ ಏನು ಅಂತ ಅವನು ಸಿದ್ಧಿ ಕೇಳ್ತಾನೆ ಪ್ರಭು ನಿಮಗೆ ಎಷ್ಟು ಸಲ ಹೇಳಿದ್ದೇನೆ ಕೃಷ್ಣ ಯಾರು ಎಂಬುದಾಗಿ ಕೃಷ್ಣೋ ಹಿ ಮೂಲಂ ಪಾಂಡೂನಾಂ ಪಾರ್ಥ ಸ್ಕಂಧ ಇವೋದ್ದತಃ ಶಾಖಾ ಇವೇತರೆ ಪಾರ್ಥಾ ಪಂಚಾಲಾ ಪತ್ರ ಸಂಗೀತ ಕೃಷ್ಣನೆಂಬುದು ಬೇರು ಅರ್ಜುನನೆಂಬುದು ಕಾಂಡ ಇತರೆ ಪಾಂಡವರು ಟೊಂಗೆಗಳು ಎಲೆ ಎಲೆಯಿದ್ದ ಹಾಗೆ ಕೃಷ್ಣ ಪರಾಯಣಂಚೇಷಾಂ ಜ್ಯೋತಿಷಾಮಿವ ಚಂದ್ರಮಾಹ ರಾತ್ರಿ ಕತ್ತಲೆಯಲ್ಲಿಯೂ ನಕ್ಷತ್ರದ ಮಧ್ಯೆ ಇರೋ ಚಂದ್ರನಂತಿದ್ದಾನೆ ಸೈನ್ಯವು ನಿದ್ದೆ ಮಾಡಿತು ಅಲ್ಲಿಂದ ಆಚೆಗೆ ಹದಿನೈದನೇ ದಿವಸ ಪ್ರಾತಃ ಕಾಲ ಎಲ್ಲ ಎದ್ದರು <clears throat> ರಾತ್ರಿ ಇಡೀ ಬಸ್ಸು ರೈಲು ಪ್ರಯಾಣ ಮಾಡಿದವರು ಗುಣಗಾರ್ತಾ ಸ್ನಾನ ಮಾಡುವಂತೆ ಒಣಗಾಡ್ತಾ ಸಂಧಾನ ಮಾಡಿ ಉಹಾರ ಕೊಟ್ಟರು ಕೊಣಗ್ತಾ ಇಷ್ಟವಿಲ್ಲದೆ ತಿನ್ನುವಂತೆ ಆನೇಕ ಎಲ್ಲ ಮಾಡಿಕೊಂಡ್ರು ಶಂಖಗಳನ್ನು ಊದಿಬಿಟ್ರು ಹದಿನೈದು ನಿಮಿಷ ಯುದ್ಧ ಭೂಮಿಗೆ ಬಂದ್ಬಿಟ್ರು ಜಾರ್ ಆಲ್ ಡೆಡ್ ಟೈರ್ಡ್ ಹದಿನೈದು ದಿವಸ ಒಂದೇ ಸಮ ಯುದ್ಧ ಮಾಡಿದ್ದಾರೆ ಸತ್ತವರು ಪುಣ್ಯವಂತರು ರಿಟೈರ್ ಆದರು ಬದುಕಿದ್ದವರ ಗತಿ ಹೇಳಿ ಯುದ್ಧ ಭೂಮಿಗೆ ಬಂದಿದ್ದಾರೆ ಆ ಹದಿನೈದನೇ ದಿವಸ ಪ್ರಾರಂಭದಲ್ಲಿ ಪ್ರಾತಃ ಕಾಲದಲ್ಲಿ ಇದು ದ್ರೋಣವಧಯ ಘಟ್ಟಕ್ಕೆ ಬಂದಿದ್ದೇವೆ ಇವರೆಲ್ಲ ವಿರಾಟ ಅದೃಪದ ಹೋದಿದ್ದನ್ನಾಗಲೇ ವರ್ಣನೆ ಮಾಡಿದ್ದೇನೆ <clears throat> ದ್ರೋಣ ಪಾಂಡವ ಸೈನ್ಯವನ್ನು ಹಿಗ್ಗಾಮುಗ್ಗ ಹಿಂಸೆ ಮಾಡೋಕೆ ಶುರು ಮಾಡಿದ ಮೊದಲ ದಿವಸ ದುರ್ಯೋಧನ ಅವನನ್ನು ಚುಚ್ಚಿದ್ದ ಮಾತು ಮರ್ಮವನ್ನು ಹೊಕ್ಕಿಬಿಟ್ಟಿದ್ದು ದ್ರೋಣನಿಗೆ ಆ ರೇಗು ಅವನಿಗೆ ಆರಿರಲಿಲ್ಲ ಕೋಪ ಆರಿರಲಿಲ್ಲ ಇಷ್ಟು ಮಾಡಿದ್ದೇನೆ ಈ ದುಷ್ಟನಿಗೆ ಸರ್ವಸ್ವವನ್ನು ಕೊಟ್ಟಿದ್ದೇನೆ ಮುಡಿಪಿಟ್ಟಿದ್ದೇನೆ ಶಕ್ತಿ ಮೀರಿ ಎಂಬತ್ತೆರಡು ವರ್ಷ ಮೂಲಕ ಯುದ್ಧ ಮಾಡ್ತಿದ್ದೇನೆ ಇವನು ನನ್ನನ್ನು ಹೀಗೆಲ್ಲ ಮಾಡ್ತಾ ಇದ್ದಾನಲ್ಲ ಎಂಬುದಾಗಿ ಕೋಪ ಮಾಡಿಕೊಂಡ ಅಶ್ವತ್ಥಾಮನಿಗೆ ತನ್ನ ಕಷ್ಟ ಹೇಳ್ಕೊಂಡ ಅಶ್ವತ್ಥಾಮ ರೇಗಿದ ಅಪ್ಪನಿಗೆ ಏನಾದ್ರು ಸ್ವಲ್ಪ ಸಂಕಟ ಬಂದರೆ ದುರ್ಯೋಧನ ಚುಚ್ಚಿಬಿಡೋನು ಅವನು ಕೊಲ್ಲೋದಕ್ಕೂ ಹಿಂದೆ ಮುಂದೆ ನೋಡ್ತಿಲ್ಲ ಮಹಾಕೋಪಿಷ್ಟ ಅಶ್ವತ್ಥಾಮ ಇದು ಎಷ್ಟು ಸಲ ಬಂತೋ ಏನು ಕಥೆಯೋ ಸೂರ್ಯ ಮೇಲೆ ಮೇಲೆ ಕೇರ್ತಾ ಇದ್ದಾನೆ ಕೃಷ್ಣ ಅರ್ಜುನ ನೋಡಿದ ಇವನನ್ನು ಮುಗಿಸ್ಬೇಕಪ್ಪ ಇವತ್ತು ದ್ರೋಣನ್ ಮುಗಿಸ್ತಾ ಇದ್ರೆ ಭೀಷ್ಮ ಹೋಗಿ ಐದು ದಿವಸ ಆಗೋಯ್ತು ಇನ್ನೆಷ್ಟು ದಿವಸ ಕೊಡೋದು ಇವನಿಗೆ ಆಯುಷ್ಯವನ್ನ ಮುಗಿಸು ಅದಕ್ಕೆ ಭೀಮ ಹೇಳಿದ ಇವನ್ ನಾವು ಮುಗಿಸೋ ಹಾಗಿಲ್ಲ ಯಾಕೆಂದ್ರೆ ನಮಗೆಲ್ಲ ಅಸ್ತ್ರಶಾಸ್ತ್ರ ಹೇಳ್ಕೊಟ್ಟಿದ್ದಾನೆ ಅವನು ಹೇಳ್ಕೊಟ್ಟಿದ್ದಾನೆ ಅವತ್ತೇ ನಮಗೆ ಒಂದು ಉಪಾಯವನ್ನ ಅತ್ಯಂತ ಅಪ್ರಿಯವಾದ ವಾರ್ತೆಯನ್ನು ಕೇಳಿದ್ರೆ ಸಾಯ್ತೇನೆ ಅದನ್ನು ಉಪಯೋಗ ಮಾಡಬೇಕು ಕೃಷ್ಣ ಹೇಳಿದ ಅದನ್ನೇ ನಾ ಹೇಳ್ತಾ ಇರೋದು ಅತ್ಯಂತ ಅಪ್ರಿಯವಾದ ವಾರ್ತೆಯನ್ನು ತಯಾರು ಮಾಡಿಬಿಡೋಣ ನಾವು ಅತ್ಯಂತ ಪ್ರಿಯವಾದ ವಾರ್ತೆ ಬರಲಿಲ್ಲ ಹಾಗಿದ್ರೆ ನಾವೇ ತಯಾರು ಮಾಡಬೇಕು ಅಪ್ರಿಯವಾದ ವಾರ್ತೆ ಯಾವುದು ದ್ರೋಣ ಉಸಿರೆಲ್ಲ ಮಗನಲ್ಲಿತ್ತು ಅಶ್ವತ್ಥಾಮನಲ್ಲಿ ಆ ಅಶ್ವತ್ಥಾಮ ಚಿರಂಜೀವಿ ತಂದೆನೂ ಆಶೀರ್ವಾದ ಮಾಡಿದ್ದ ಕೃಷ್ಣ ಕೊಟ್ಟದ್ದು ಮೂರೂರು ವರ್ಷ ಸಾವಿರ ಆಯುಷ್ಯ ಅದು ಕೊನೆಯಲ್ಲಿ ಬರುತ್ತೆ ಭಾಗವತದಲ್ಲಿ ಮಹಾಭಾರತದಲ್ಲಿ ಅಶ್ವತ್ಥಾಮನಿಗೆ ಏನಾದರೂ ಆಪತ್ತು ಬಂತು ಅವನು ಸತ್ತಿಗಿತ್ತ ಅನ್ನೋ ಸಮಾಚಾರ ಬಂದ್ರೆ ಅಲ್ಲಿಂದ ಅಲ್ಲೇ ನಾನು ಬಿಲ್ಲು ಬಾಣ ಹಾಕಿಬಿಡ್ತೇನೆ ಯಾರಿಗಾಗಿ ಬದುಕಬೇಕು ಮೋಟಿವ್ ಫೋರ್ಸ್ ಯಾವುದು ಜೀವನಕ್ಕೆ ಯೋಚನೆ ಮಾಡಿಕೊಳ್ಳಿ ಮನುಷ್ಯ ಧರ್ಮಕ್ಕಾಗಿ ಬದುಕಬೇಕು ಇಲ್ಲ ಮಕ್ಕಳಿಗಾಗಿ ಬದುಕಬೇಕು ಇಲ್ಲ ಹಣಕ್ಕಾಗಿ ಬದುಕಬೇಕು ಇಲ್ಲ ಮೋಕ್ಷ ಸಾಧನೆ ಮಾಡ್ತೇನೆ ಅಂತ ಸಾಧನೆಗೋಸ್ಕರ ಬದುಕಬೇಕು ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದೂ ಇಲ್ಲದೆ ಇದ್ದವನು ಯಾತಕ್ಕಾಗಿ ಬದುಕುತ್ತಾನೆ ಯೋಚನೆ ಮಾಡಿ ಕಳ್ಳನಿಗೂ ಪುರುಷಾರ್ಥ ಬೇಕು ದುಡ್ಡು ಬೇಕು ಕಾಸು ಬೇಕು ದ್ರೋಣನಿಗೆ ಹಣಕಾಸಿನ ಕೊರತೆ ಇರಲಿಲ್ಲ ದ್ರೋಣನಿಗೆ ಮೋಕ್ಷದ ಚಿಂತೆ ಇರಲಿಲ್ಲ ಅಷ್ಟಾಕ್ಷರ ಮಂತ್ರ ಜಪವನ್ನು ಒಂದು ಕ್ಷಣ ಬಿಟ್ಟವನಲ್ಲ ಯುದ್ಧ ಭೂಮಿಯಲ್ಲೂ ಬಿಟ್ಟವನಲ್ಲ ಮಹೋಪುರುಷ ಧ್ಯಾನ ಮಾಡ್ತಾನೆ ಅವನಲ್ಲಿದ್ದ ಒಂದು ವೀಕ್ನೆಸ್ ಅಂದ್ರೆ ಮಗನಲ್ಲಿ ಅತೀ ಇಟ್ಟಿದ್ದ ಹಾಡು ಧೃತರಾಷ್ಟ್ರನ ಕಾಂಟ್ಯಾಕ್ಟ್ ಪುತ್ರ ಮೋಹ ಮಕ್ಕಳನ್ನು ಅತಿಶಯವಾಗಿ ಪ್ರೀತಿ ಮಾಡುವುದು ತಪ್ಪು ಅದೇನು ಮಾಡುತ್ತೆ ಆ ಹುಡುಗರನ್ನು ಸ್ವತಂತ್ರವಾಗಿ ಬೆಳೆಯೋದನ್ನು ಬಿಡುತ್ತೆ ಒಂದನೇದು ಎರಡನೇದು ಅವರಿಗೆ ಆಗ ಕಷ್ಟ ಸುಖಗಳನ್ನು ನೀವು ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲ ಯು ಕಾಂಟ್ ಪ್ರಿವೆಂಟ್ ಸುಮ್ಮನೆ ಸಾಯ್ತೀರಿ ಅಷ್ಟೇ ತುಂಬ ಗಾಮ ಹೋಗಿದ್ರೆ ಮನೆ ಜಗಲಿ ಮೇಲೆ ಕೂತ್ಕೊಂಡು ಆಫೀಸ್ ಹೋಗಿದ್ದಾನೆ ಸ್ಕೂಟರ್ ಮೇಲೆ ಹೋಗಿದ್ದಾನೆ ರಸ್ತೆ ಇದೆ ಏನಾಯಿತೋ ಏನಾಯಿತೋ ಏನಾಯಿತೋ ಬಾಯಲ್ಲಿ ಲಕ್ಕಿ ಕಾಳು ಹಾಕೊಂಡು ನೀವು ಕೂತಿರ್ತೀರಿ ರಸ್ತೆ ಎಲ್ಲ ನಿಮ್ಮ ಕಂಟ್ರೋಲಲ್ಲಿದೆಯಾ ಇದು ವೇದಾಂತ ವೇದಾಂತ ಮನುಷ್ಯನಿಗೆ ಬೇಕು ಅಪ್ಪ ವೇದಾಂತ ಬದುಕುವುದಕ್ಕೂ ಬೇಕು ಸಾಯುವುದಕ್ಕಲ್ಲ ದಯವಿಟ್ಟು ತಿಳ್ಕೊಳ್ಳಿ ಚಿಕ್ಕ ವಯಸ್ಸಲ್ಲೇ ವೇದಾಂತ ಕೇಳಬೇಕು ಗೈಡ್ ಬುಕ್ ಇದ್ದ ಹೇಗೆ ಅದು ಕಾನ್ಸ್ಟಿಟ್ಯೂಷನ್ ಹೇಗೆ ಓದಬೇಕು ಒಂದು ಪರೀಕ್ಷೆ ಓದಬೇಕಾದ್ರೆ ಆ ಪ್ರಿಪರೇಷನ್ ಯಾಕೆ ಮಾಡ್ಕೊಳ್ತೀರಿ ಹೇಗೆ ಬದುಕಬೇಕು ಏತಕ್ಕಾಗಿ ಬದುಕಬೇಕು ಅನ್ನೋದಕ್ಕೆ ವೇದಾಂತ ಬೇಕು ವಿವೇಕಾನಂದರು ಪರದೇಶಕ್ಕೆ ಮೇಲೆ ಡಿಸ್ಕವರ್ ಮಾಡಿಕೊಂಡ್ರು ಅದನ್ನ ಇಲ್ಲಿರೋ ತನಕ ಏನೋ ಹೇಳ್ತಾ ಇದ್ರು ಅಲ್ಲ ಬದುಕಿಗೆ ಒಂದು ದಿಕ್ಕು ಬೇಕು ದಿಕ್ಕು ಕೊಡುವುದು ವೇದಾಂತ ಆ ವೇದಾಂತ ಸಿದ್ಧವಾಗಿತ್ತು ದ್ರೋಣನಿಗೆ ಮುಂದಿನ ಅದಿಗೆ ಗೊತ್ತಾಗಿತ್ತು ಅವನಿಗೆ ಅವನಲ್ಲಿದ್ದ ದೊಡ್ಡ ಒಂದು ಈ ದೋಷ ಛಿದ್ರ ಮಗನ ಮೇಲೆ ಅಕೀವ್ಯಾಮೋಹ ದುಷ್ಟಾಂತ ಗೊತ್ತಿತ್ತು ಡಿಸ್ಕ್ರಿಮಿನೇಷನ್ ಇತ್ತು ಅವನಿಗೂ ಕೊಡದೇ ಇದ್ದಷ್ಟು ಶಸ್ತ್ರಗಳನ್ನು ಅರ್ಜುನನಿಗೆ ಕೊಟ್ಟಿದ್ದ ದ್ರೋಣನಿಗೆ ದ್ರೋಣನಲ್ಲಿ ಅರ್ಜುನನಲ್ಲಿ ಒಂದು ಕೈ ಪ್ರೀತಿ ಹೆಚ್ಚಾಗಿತ್ತು ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಆದರೆ ಮಗನಲ್ಲಿ ಒಂದು ಪ್ರೀತಿ ಅದು ಹಾಳು ಧೃತರಾಷ್ಟ್ರನ ಸಂಬಂಧದಲ್ಲಿ ಬೆಳ್ಕೊಂಡು ಬಂದಿದ್ದು ಆ ಮಗನಿಗೆ ಏನಾದ್ರು ಕೇಡು ಅಂತ ಸಮಾಚಾರ ಕಿವಿಗೆ ಬಿದ್ದರೆ ನಾನು ಶಸ್ತ್ರವನ್ನು ಇಡ್ತೇನೆ ಅನ್ನೋ ಅರ್ಥದಲ್ಲಿ ಅತ್ಯಂತ ಅಪ್ರಿಯವಾದ ವಾರ್ತೆಯನ್ನ ಕೇಳಿದ್ರೆ ಯುದ್ಧ ಭೂಮಿಯಿಂದ ವಿರಾಮವನ್ನು ಹೊಂದುತ್ತೇನೆ ಕೃಷ್ಣ ಸೂಚನೆ ಮಾಡಿದ ಪಾಂಡವರನ್ನು ಕರೆದು ಎಮರ್ಜೆನ್ಸಿ ಮೀಟಿಂಗು ಯುದ್ಧ ಭೂಮಿಯಲ್ಲೇ ಬಾರೋ ಇಲ್ಲಿ ಧರ್ಮರಾಜ ಬಾರೋ ಅರ್ಜುನ ಬಾರ ಈಗ ಅಪ್ರಿಯ ವಾರ್ತೆ ಹೇಳ್ರೋ ಯಾರೊಬ್ರು ಏನಾರು ಒಂದು ಯಾರು ಹೇಳೋಕೆ ಮುಂದೆ ನೋಡಿದ್ರು ಅರ್ಜುನ ತಲೆ ಕೇರ್ಕೊಂಡ ಗುರುವಾಯ್ತಲ್ಲ ಹಾಗೆ ಹೇಳೋದು ಅಶ್ವತ್ಥಾಮ ಬದುಕಿದ್ದಾನೆ ಗಂಡುಗೂಳಿಯಾಗಿ ಹೋದ ಅಂತ ಹಾಗೆ ಹೇಳೋದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆದರೆ ಟೆಲಿಗ್ರಾಮ್ನಲ್ಲಿ ಆ ಅರ್ಥ ಬರೋ ಹಾಗೆ ಏನಾರು ಒಂದು ಕೊಡಬಹುದು ಬದುಕಿದ್ದವರು ಸತ್ತು ಸತ್ತವರು ಬದುಕಿದ್ರು ಜಯಪ್ರಕಾಶ್ ನಾರಾಯಣ್ ಬದುಕಿದ್ದಾಗ ಇಂದಿರಾ ಗಾಂಧಿ ಪೀರಿಯಡ್ ಎಮರ್ಜೆನ್ಸಿ ಆದಮೇಲೆ ಪಾರ್ಲಿಮೆಂಟಲ್ಲಿ ಕಾಂಡೋಲೆನ್ಸ್ ಮೀಟಿಂಗ್ ಓದ್ಬಿಟ್ರು ಬದುಕಿದ್ದಾಗ ಇದು ಎಮರ್ಜೆನ್ಸಿ ಅಲ್ಲ ಇದು ಇದು ಎಮನ್ ಅರ್ಜೆನ್ಸಿ ಇದು ಧರ್ಮರಾಜನ್ ಕೇಳಿದ್ರೆ ಅಯ್ಯೋಯ್ಯೋ ದ್ರೋಣಾಚಾರ್ಯರು ಹೀಗೆಲ್ಲ ದ್ರೋಹ ಹೀಗೆ ಮಾಡೋಕ್ಕಾಗೋದಿಲ್ಲ ಇವರು ಧರ್ಮ ನಂಬ್ಕೊಂಡು ನಡ್ಕಕ್ಕೆ ಹೋಗೋರು ಭೀಮನ ಮುಖ ನೋಡಿದ ನಾ ಹೇಳ್ತೇನೆ ಅಂತ ಅಶ್ವತ್ಥಾಮ ಹತಃ ನಮಾಜ್ ಮಾಡೋ ಹಾಗೆ ಅಶ್ವತ್ಥಾಮ ಸತ್ತಾದ ಗಟ್ಟಿಯಾಗಿ ಹೇಳಿದ ದ್ರೋಣರು ನೋಡಿದರು ಇವನು ಯಾವುದಕ್ಕೂ ಹೇಸೋದಿಲ್ಲ ಸುಳ್ಳುಗಳು ಹೇಳ್ತಾನೆ ಅಂತ ಭೀಮನ ಮಾತ್ರ ನಂಬಲಿಲ್ಲ ಧರ್ಮರಾಜ ತರಾಟೆ ತಗೊಂಡ ಅವನು ಬದುಕಿರುವಾಗ ಹಾಗೆ ಹೇಳ್ತೀಯ ಸುಳ್ಳನ್ನ ಅಲ್ಲಿ ಓಡಿದ ಭೀಮ ಸ್ವಲ್ಪ ಮಾಡ್ತೇನೆ ಅಂತ ಮಾಳವರಾಜನ ಹತ್ರ ಒಂದು ಮದು ಮದಿಸಿದ ಆನೆ ಇತ್ತು ಇಂದ್ರವರ್ಮ ಅನ್ನೋನು ರಾಜ ಅವನು ಅವನ ಹತ್ರ ಒಂದು ಆನೆ ಇತ್ತು ಆನೆಯನ್ನು ಹೊಡೆದ ಕೊಂದ ಬಂದ ಅದರ ಮೇಲೆ ಅಶ್ವತ್ಥಾಮ ಅಂತ ಹೆಸರು ಬರೆದ ಅಶ್ವತ್ಥಾಮ ಸಚ್ಚಿದ್ದಾನೋ ಇಲ್ಲೋ ಈಗ ಮಾಳವರಾಜನ ಆನೆ ಅಶ್ವತ್ಥಾಮ ಸತ್ತಿದ್ದಾನೆ ಆ ಆನೆಯೋ ಅದು ಗಂಡೋ ವ್ಯಕ್ತಿಯೋ ಏನೋ ಬೇಡ ಅಶ್ವತ್ಥಾಮನ ಒಬ್ಬ ಸತ್ನೋ ಇಲ್ಲವೋ ಸತ್ತವನಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟಿದ್ದೇನೆ ಇನ್ನೊಂದು ಸಲ ಹೇಳಿದ ನಂಬಲಿಲ್ಲ ಅದನ್ನ ಅಷ್ಟು ಮಧ್ಯದಲ್ಲಿ ಸ್ವಲ್ಪ ದ್ರೋಣನಿಗೆ ಎದೆ ಡವಡವ ಅಂತೂ ಪಾಂಡವ ಮಧ್ಯಮ ಇವನು ಇವನೂ ದೇವಪುತ್ರ ಇವನೇ ಸುಳ್ಳುಗಿಳ್ಳು ಹೇಳಿರಬಹುದೇ ಒಂದು ವೇಳೆ ಅಲ್ಲಿ ಇಲ್ಲಿ ದಾರಿ ಬಿಡಿಸಿಕೊಂಡು ಧರ್ಮರಾಜನ ರಥದ ಹತ್ತಿರ ಬಂದ ತೀರ ಹತ್ತಿರ ಅಲ್ಲ ಒಂದು ಕೂಗಿದರಲ್ಲಿ ಕೇಳಿಸ್ಬೇಕನ್ನೋ ಅಷ್ಟು ಸಮೀಪದಲ್ಲಿ ಬಂದು ಲೇ ಧರ್ಮರಾಜ ನನ್ನ ಮಗ ಬದುಕಿದ್ದಾನೇನೋ ಅಂತ ಕೇಳಿದ ಕೃಷ್ಣ ಅಲ್ಲೇ ಇದ್ದ ಉತ್ತರಿ ಹೇಳಿದ ಪಾಪಿ ಪಾಪಿ ಹೇಳ್ಬಿಡೋ ಈಗ ಅವನು ಸತ್ಯತಾನೆ ಅಂತ ಹೇಳೋ ಇನ್ನೊಂದು ಅರ್ಧ ಮುಹೂರ್ತನೇ ಬಿಟ್ಟರೆ ಸೈನ್ಯ ಹಾಳಾಗಿ ಹೋಗ್ತದಪ್ಪ ಕಟ್ಟಿ ಗಟ್ಟಿಯಾಗಿ ಹೇಳೋದನ್ನ ಏನು ಹೇಳಬೇಕು ಅಹತಂ ವಾ ಹತಂ ವೇತಿ ಪಪ್ರಚ್ಛ ಸುತಮಾತ್ಮನಃ ದ್ರೋಣ ಕೇಳಿದ ನನ್ನ ಮಗ ಬದುಕಿದ್ದಾನೆ ಹತಂ ವಾ ಅಹತಂ ವಾ ಸತ್ತಿದ್ದಾನೆಯೋ ಸತ್ಯಲ್ಲವೋ ಸ್ಥಿರ ಬುದ್ಧಿರಿ ದ್ರೋಣಸ್ಯ ನಪಾರ್ಥೋ ವಕ್ಷತೆ ನೃತಂ ಧರ್ಮರಾಜನಂತೂ ಸುಳ್ಳು ಹೇಳೋದಿಲ್ಲ ಅಂತ ವಿಶ್ವಾಸದಿಂದ ತ್ರಯಾಣಮಿ ಲೋಕಾಂ ಐಶ್ವರ್ಯಾರ್ಥೆ ಕಥಂಚನ ತಸ್ಮಹತ್ವಂ ಪರಿಭಪ್ರಚ್ಛನಾನ್ಯಂ ಕಂಚಿತಿ ದ್ವಿಜರಿಷಭ ಭೀಮ ಹೇಳಿದ್ ಕೇಳಲಿಲ್ಲ ಅರ್ಜುನನ್ ಕೇಳಲಿಲ್ಲ ಮೂರು ಲೋಕವನ್ನು ಕೊಟ್ಟರು ಸುಳ್ಳು ಹೇಳೋನ ಧರ್ಮರಾಜ ಆದ್ದರಿಂದ ನನ್ನ ಮಗ ಬದುಕಿದ್ದಾನೆಯೇ ಇಲ್ಲವೇ ತಸ್ಮಿನಸ್ತಸ್ಯ ಹಿ ಅದು ಹೇಳ್ತಾ ಇದ್ದಾನೆ ಬಾಲ್ಯಾತ್ವ ಬ್ರಜಿಪಾಂಡವೇ ತಥೋ ನಿಷ್ಪಾಂಡವ ನಿಷ್ಪಾಂಡವ ಮರುವೀಂ ಕರಿಷ್ಯಂತಂ ಯುಧಾಂಪತಿಂ ಒಂದು ವೇಳೆ ಸುಳ್ಳು ಹೇಳಿದ್ರು ಅಂತ ಗೊತ್ತಾಗಿತ್ತು ಆ ಕ್ಷಣಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ನೋ ದ್ರೋಣ ಏನು ಮಾಡ್ತಿದ್ನೋ ಪಾಂಡವರನ್ನು ಕೊಂದು ಮುಗಿಸ್ತಾ ಇದ್ದ ಆದ್ರಿಂದ ತಸ್ಯ ಸತ್ಯಂ ಮಿತೆ ಸೇನಾ ವಿನಾಶಂ ಸಮಪೈಷ್ಯತಿ ಕೃಷ್ಣ ಬಂದು ಹೇಳಿದ ದ್ರೋಣಂ ಜ್ಞಾತ್ವ ಧರ್ಮರಾಜಂ ಗೋವಿಂದೋ ವ್ಯಚಿತೋ ಬ್ರವೀತ್ ಈ ಪಾಪಿ ಕೈ ಕೊಡ್ತಾನಲ್ಲ ನಮ್ಮ ಕಡೆ ದೊಡ್ಡ ಶತ್ರು ಅಂತ ಧರ್ಮರಾಜ ಆ ಕಡೆ ಶತ್ರು ಶಕುನಿ ಹಾಗೋ ಈ ಕಡೆ ಧರ್ಮರಾಜನ ಕಟ್ಕೊಂಡಾಳ್ಬೇಕಲ್ಲ ಅಂತ ಹತ್ರ ಬಂದು ಯದಿ ಅರ್ಧ ದಿವಸಂ ದ್ರೋಣೋ ಯುದ್ಧತೆ ಮನ್ಯಮಾಸ್ಥಿತ ಇನ್ನು ಅರ್ಧ ದಿವಸ ಅವನಿಗೆ ದ್ರೋಣನಿಗೆ ಟೈಮ್ ಕೊಟ್ರೆ ಸತ್ಯಂ ಬ್ರವೀಮಿ ತೇ ಸೇನಾ ವಿನಾಶಂ ಸಮುಪಯಿಷ್ಯತಿ ಇದ್ದ ಸೈನ್ಯವು ಹೋಗುತ್ತೆ ಕಾಡ್ ಸಿದ್ಧವಾಗಿದೆ ನಿಮಗೆ ಸ ಭವಾಸ್ತ್ರಾತನೋ ದ್ರೋಣಾತ್ ಸತ್ಯಾಜ್ಯಾಯೋ ಹಿ ಅನೃತಂ ವಚಃ ಪಾಪಿ ಏ ಧರ್ಮಪುತ್ರ ಈ ಕಾಲದಲ್ಲಿ ಸತ್ಯಕ್ಕಿಂತ ಸುಳ್ಳೇ ಶ್ರೇಷ್ಠವಾದದ್ದು ಕಾಣೋ ನೀವು ಬದುಕಬೇಕು ನೀ ರಾಜ್ಯ ಆಳೋದು ಕೊಟ್ಟಿದ್ದೀಯೇ ಕಾಡಿಗೆ ಹೋಗೋದಲ್ಲ ನನ್ನ ಮಾತನ್ನು ಕೇಳು ಕೇಶವನ ಹೇಳ್ತಿದ್ದೇನೆ ಆಪತ್ಕಾಲದಲ್ಲಿ ಸುಳ್ಳೇ ಸತ್ಯಕ್ಕಿಂತ ಶ್ರೇಷ್ಠವಾದದ್ದು ಅನುತಂಜಿಹಿತಸ್ಯ ಅರ್ಥೆ ವದನ್ನೆ ನ ಸ್ಪೃಶತೆ ಅನತೈ ಬದುಕಬೇಕು ಅನ್ನೋ ಆಶೆಯಿಂದ ಸುಳ್ಳನ್ನು ಹೇಳಿದ್ರೆ ಪಾಪ ಬರುವುದಿಲ್ಲ ಆದ್ದರಿಂದ ಹೇಳು ಹೇಳು ಅಂತ ಹೇಳಿದ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಮೀಸೆ ತಡ್ಕೋತಾ ಇದ್ದಾನೆ ತಲೆ ಹೀಗಂತ ಇದ್ದಾನೆ ಭೀಮ ಬಂದ ಅಣ್ಣನ ಕಾಲ ಮೇಲೆ ಬಿದ್ದ ಅಣ್ಣ ಹೇಳ್ಬಿಡು ಹೇಳ್ಬಿಡು ಹೇಳ್ಬಿಡು ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲ ಅವನಿವನ್ ಮುಖಾನೇ ನೋಡ್ತಾ ಗುರುಗುಡ್ತಾ ನಿಂತಿದ್ದಾನೆ ಓಡಿಸ್ಕೊಂಡ್ಬರ್ತೀರಿ ಬೇಕನ್ನ ಹೊರಗಡೆ ಹೋಗೋದು ಜಾಗ ಇಲ್ಲ ನಿಮ್ಮನ್ನೇ ದುರ್ಗುಟ್ಕೊಂಡು ನೋಡುವಂತೆ ಭೀ ಅವನು ದ್ರೋಣ ಧರ್ಮರಾಜನ ನೋಡ್ತಾ ಇದ್ದಾನೆ ಬೇರೆ ದಾರಿ ಇಲ್ಲ ಪ್ರೆಷರ್ ಇಷ್ಟೊಂದು ಬಂತು ರಥದ ಮೇಲೆ ಹತ್ತಿ ನಿಂತ ಎರಡೂ ಕೈಗಳನ್ನೆತ್ತ ಅಶ್ವತ್ಥಾಮ ಹತಃ ಕುಂಜರಹ ಅಂದ ಮೆಲ್ಲಿಗೆ ಅಶ್ವತ್ಥಾಮ ಸತ್ತ ಆದ್ರೆ ಅದೊಂದು ಆನೆ ಇಲ್ಲಿ ಕೆಲವರು ಆ ಕುಂಜರಹ ಅನ್ನೋ ಶಬ್ದ ಅವರು ಕಿವಿಗೆ ಬೀಳದೇ ಇರುವಂತೆ ಕೃಷ್ಣ ಹೊತ್ತು ಸರಿಯಾಗಿ ವಾದ್ಯಜನ ಭೋಮ್ ಅಂತ ಊಹಿದ ಅಂತ ಹೇಳ್ತಾರೆ ಅದು ಮೂರುದಲ್ಲಿಲ್ಲ ತುಂಬಾ ರಂಜಕವಾದ ಕಥೆ ಲಜ್ಜೆ ಅಶ್ವತ್ಥಾಮ ಹತಃ ಗಟ್ಟಿಯಾಗಿ ಹೇಳಿದ ಆದರೆ ಸತ್ತದ್ದು ಯಾವುದು ಅಶ್ವತ್ಥಾಮ ಅಂದ್ರೆ ಯಾರು ಕುಂಜರಹ ಅದೊಂದು ಆನೆ ಅದನ್ನು ಮೆಲ್ಲಗೆ ಹೇಳಿದ ಆ ಹೊತ್ತಿಗೆ ಅವನ ರಥ ಒಂದು ಒಂದೂವರೆ ಅಡಿಯಷ್ಟು ರಥ ಕೆಸರಿನಲ್ಲಿ ಭೂಮಿಯಲ್ಲಿ ಕುಗ್ಗಿತು ಒಂದು ದಿವಸ ಸುಳ್ಳು ಹೇಳದೇ ಇದ್ದವನು ಧರ್ಮರಾಜನ ರಥ ಭೂಮಿಯಲ್ಲಿ ಕುಗ್ಗಿತು ಇದಕ್ಕಾಗಿ ಅವನು ಸಶರೀರ ಸ್ವರ್ಗವನ್ನು ಹೊಂದಿದರು ಮುಂದೆ ನರಕ ದರ್ಶನವಾಗ್ತದೆ ವೈತರಣಿ ನಿಧಿ ಹಾಯ್ದುಕೊಂಡು ನರಕದಲ್ಲಿ ಕಷ್ಟಪಡ್ತಾ ಇರತಕ್ಕಂತಹ ದುರ್ಯೋಧನ ಮೊದಲಾದವರನ್ನೆಲ್ಲ ನೋಡಿ ಮುಂದಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಇದಾದ ಕೂಡಲೇ ದ್ರೋಣನಿಗೆ ಪಶ್ಚಾತ್ತಾಪವಾಯಿತು ಮಗನೇ ಹೋದ ಮೇಲೆ ಸಿದ್ಧ ಮಾಡಿಕೊಳ್ಳಿ ನಾನು ಯಾವುದಕ್ಕೆ ಬದುಕಬೇಕು ಅಂತ ಯೋಚನೆ ಮಾಡಿ ಬಿಲ್ಲನ್ನು ಹಾಕಿದ ಬಾಣವನ್ನು ಹಾಕಿದ ಸ್ವಲ್ಪ ತಾಳಿ ಸ್ವಲ್ಪ ತಾಳಿ ಆಕಾಶದಲ್ಲಿ ದೇವತೆಗಳು ಬ್ರಹ್ಮರ್ಷಿಗಳು ಎಲ್ಲರೂ ಬಂದು ಸೇರಿದರು ದ್ರೋಣನಿಗೆ ಬುದ್ಧಿ ಹೇಳಿದರು ಆಚಾರ್ಯ ನೀವು ಮಾಡ್ತಿರೋದು ಆ ಕಾರ್ಯ ಬಿಲ್ವಿದ್ಯೆ ಕಲಿಸಿಕೊಡಿ ಬೇಡ ಅನ್ನೋದಿಲ್ಲ ಯುದ್ಧದಲ್ಲಿ ನೀವೇ ನಿಂತಿದ್ದೀರಿ ಕ್ಷತ್ರಿಯಾದವರಂತೆ ಬ್ರಾಹ್ಮಣರೇ ನೀವು ಎಷ್ಟು ಜನರನ್ನು ಕೊಂದಿದ್ದೀರಿ ಹದಿನೈದು ದಿವಸ ಯುದ್ಧದಲ್ಲಿ ನಾಚಿಕೆ ಇದೆ ನಿಮಗೆ ಬ್ರಾಹ್ಮಣ ಮಾಡೋ ಕೆಲಸವೇ ಶೇಮ್ ಬ್ರಾಹ್ಮಣ ಬ್ರಾಹ್ಮಿನ್ ಕಮ್ಯುನಿಟಿ ಇನ್ನಾದರೂ ಬಿಡಿ ಯುದ್ಧವನ್ನ ಸಾಕು ಶಸ್ತ್ರ ಸನ್ಯಾಸ ಮಾಡಿದ್ದೀರಿ ಸುಳ್ಳೇ ನಿಜವೇ ಆನೆ ಹೋದದ್ದು ಅಥವಾ ಅಶ್ವತ್ಥಾಮ ಹೋದದ್ದು ಯೋಚನೆ ಮಾಡಬೇಡಿ ಬನ್ನಿ ಬನ್ನಿ ಮೇಲಕ್ಕೆ ಎಂಬುದಾಗಿ ಅವರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ದ್ರೋಣನಿಗೆ ತುಂಬ ನಾಚಿಕೆ ಆಯಿತು ಬಾಣಗಳನ್ನೆಲ್ಲ ಕೆಳಗೆ ಹಾಸಿದ ಮಹಾನುಭಾವ ಆ ಬಾಣದ ಮೇಲೆಯೇ ಕೂತ್ಕೊಂಡ ಪ್ರಾಣಾಯಾಮವನ್ನು ಮಾಡಿದ ಅರ್ಜುನನಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಯ್ಯೋ ಗುರು ಪ್ರಾಣ ಬಿಡ್ತಾ ಇದ್ದಾನಲ್ಲ ಸುಳ್ಳನ್ನು ಕೇಳಿ ಯೋಗದಿಂದ ಹೋಗಬೇಕವನು ಬಾಣದಿಂದ ಹೋಗತಕ್ಕವನಲ್ಲ ಪ್ರಾಣಾಯಾಮ ಮಾಡಿದವನೇ ತನ್ನ ನವದ್ವಾರಗಳನ್ನು ಒಂದು ಕಡೆ ಮುಚ್ಚಿಕೊಳ್ತಾ ಬಂದು ಬ್ರಹ್ಮರಂಧ್ರವನ್ನು ತೆಗೆದುಕೊಂಡು ದ್ರೋಣ ನಿರ್ಯಾಣವನ್ನು ತಾನೇ ಹೊಂದಿಬಿಟ್ಟ ಧೃಷ್ಟದ್ಯುಮ್ನ ಕೊಲ್ಲುವುದಕ್ಕೆ ಮುಂಚೆಯೇ ಕರ್ಪೂರ ಕೊಡಿ ದ್ರೋಣವಧಿಯಾಯಿತು ತದ್ವಿಷ್ಣೋ ಕುರಮಂ ಪದಂ ಸದಾ ಪಶ್ಯಂತ ಸೂರಯ ದಿವೀವ ಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸ್ವಸಬಿಂಧತೆ ವಿಷ್ಣೋರ್ಯತ್ಪರಮಂ ಪದಂ ಇದು ಎಷ್ಟು ಸೂಕ್ಷ್ಮದಲ್ಲಾಯಿತು ದ್ರೋಣ ಪ್ರಾಣ ಬಿಡುವುದಕ್ಕೂ ಪಕ್ಕದ ರಥದಲ್ಲಿದ್ದಂತಹ ದೃಷ್ಟದ್ಯುಮ್ನ ಒಂದೇ ಏಟಿಗೆ ಜಿಗಿದು ಅಲ್ಲಿಗೆ ಬಂದು ದ್ರೋಣನ ಜುಟ್ಟನ್ನು ಕೈಯಲ್ಲಿ ಹಿಡಿದು ಅವನ ಕೊರಳನ್ನು ಒಂದೇ ಏಟಿಗೆ ಕತ್ತಿಯಿಂದ ಕತ್ತರಿಸಿದ ಆಗಿನ ಕಾಲದಲ್ಲಿ ಮೂರನೇ ಅಂಪೈರ್ ಅಂತಿರಲಿಲ್ಲ ಕ್ರಿಕೆಟ್ ಆಟದಲ್ಲಿದ್ದ ಹಾಗೆ ಈ ಕ್ರಿಕೆಟ್ ಆಟದಲ್ಲಿ ಒಬ್ಬ ಔಟ್ ಆದ ಅಂತ ನೀವು ಹೇಳ್ತೀರಿ ಅವನು ಬ್ಯಾಟ್ ತಂದಿಡ್ತಾನೆ ಗೆರೆ ತನಕ ಬರ್ತದೆ ಅಥವಾ ಅವನ ಕಾಲು ಪ್ಯಾಂಟು ಅಲ್ಲಿ ತನಕ ಇರ್ತದೆ ಒಂದು ಇಂದ ನೋಡಿದ್ರೆ ಅಷ್ಟೊತ್ತಿಗೆ ಸ್ಟಂಪ್ ಔಟ್ ಮಾಡಿರ್ತಾರೆ ಅವನ್ನ ಇನ್ನೊಂದು ಕಡೆಯಿಂದ ನೋಡಿದ್ರೆ ನಿಜವೇ ಸುಳ್ಳೆ ಗೊತ್ತಾಗೋದಿಲ್ಲ ಅದು ಅಲ್ಲಿ ಅಂಪೈರ್ ಹೇಳಿದ್ದೆ ನಿಜ ಈಗ ಟೆಲಿವಿಷನ್ ಬಂದಿರೋದ್ರಿಂದ ಥರ್ಡ್ ಅಂಪೈರ್ ರೆಫರೆನ್ಸ್ ಅಂತ ಒಂದು ಹೇಳ್ತೀರಿ ಈಗ ದೃಷ್ಟಜುಮ್ನ ಕೊಂದದ್ರಿಂದ ಇವನು ಸತ್ತನೋ ಯೋಗಧಾರಣೆಯಿಂದ ಇವನು ಸತ್ತನೋ ಯೋಗಿಗಳು ಅವನಷ್ಟು ಕಮ್ಮ ಪ್ರಾಣ ಬಿಟ್ಟಿದ್ದು ಪರಿಶುದ್ಧರಾಜನು ಹೀಗೆ ಆಯಿತು ತಕ್ಷಕ ಬಂದು ಕಚ್ಚಿದ್ರಿಂದ ಸತ್ತನೋ ಅದಕ್ಕೆ ಮುಂಚೆ ಸತ್ತಿದನೋ ಭಾಗವತ ಹೇಳುತ್ತೆ ಮೊದಲೇ ಮೋಕ್ಷಕ್ಕೆ ಹೊರಟು ಬಿಟ್ಟ ಆದರೆ ಶಾಪ ಸುಳ್ಳಾಗುತ್ತಲ್ಲ ಅವನೂ ಕಚ್ಚಿದ ಅವನಿಗೂ ಕ್ರೆಡಿಟ್ ಹೋಯಿತು ಶಾಪವೂ ನಿಜವಾಯಿತು ಮುಂದೆ ಭೀಮ ರಕ್ತ ಕೊಡೋದು ದುಶಾಸನಂದು ಅದು ಹಾಗೆಯೇ ಇದೆ ಇವೆಲ್ಲ ಸಂದಿಗ್ಧ ಸಂದರ್ಭಗಳು ಜುಟ್ಟನ್ನು ಹಿಡಿದ ತನಗೆ ಗುರು ಅನ್ನೋದನ್ನು ನೋಡಲಿಲ್ಲ ದೃಷ್ಟದ್ಯುಮ್ನ ಪಾಠ ಹೇಳ್ಕೊಟ್ಟು ಅವನು ಬಂದು ಒಂದೇ ಏಟಿಗೆ ತಲೆಯನ್ನು ಕತ್ತರಿಸಿದ ರಕ್ತ ಚೆಲ್ಲಿತು ಯುದ್ಧ ಭೂಮಿಯಲ್ಲಿ ಹಾಹಾಕಾರವಾಯಿತು ಧರ್ಮರಾಜ ಅಯ್ಯೋ ಗುರುವಧೆ ಆಯ್ತಲ್ಲ ತಿರುಗಿಸ್ಕೊಂಡ ಅರ್ಜುನನಿಗೆ ಧೃಷ್ಟದ್ಯುಮ್ನಿಗೆ ಘೋರವಾದ ಮಾತಿನ ಕಾಳಗ ನಡೆಯಿತು ನನ್ನ ಗುರುವನ್ ತಲೆ ಯಾಕೆ ಮುಟ್ಟಿದೆ ಬ್ರಾಹ್ಮಣನಿಗೆ ಶಿಖೆ ಮಾತ್ರ ಮುಟ್ಟಬಾರದು ಹಾಗಿದ್ರೆ ಕಾಲು ಕೈ ಮುಟ್ಟಿಕೊಲ್ಬೋದೆ ಅಂತ ಕೇಳಬೇಡಿ ಬ್ರಾಹ್ಮಣನ ತೇಜಸ್ಸಿರುವುದೇ ಈ ಶಿಖೆಯಲ್ಲಿ ಅದನ್ನು ಕೆಣಕಿಯೇ ಚಾಣಕ್ಯನನ್ನ ನವನಂದರು ಹತರಾದರು ದ್ರೌಪದಿ ಮುಡಿಯನ್ನು ಮುಟ್ಟಿಯೇ ಕೌರವರು ಹಾಳಾದರು ಇದು ಮೂರು ಪ್ರಸಂಗ ಮುಡಿ ಮುಟ್ಟುವುದು ಬ್ರಾಹ್ಮಣನ ಮುಡಿ ಚಂಡಿಕೆ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಅದು ಅವನ ಅಧ್ಯಯನದ ಸರ್ವಸ್ವಕ್ಕೆ ಸಮ ವೇದಶಿಖ ಹೃದಯ ಯೋ ಬಕ್ಕ ಮಹಾಜಂ ಪಶು ಬ್ರಾಹ್ಮಣನಿಗೆ ಅದು ವೇದ ಸ್ಥಾನ ಅದು ಉತ್ತರ ಭಾರತದಲ್ಲಿ ವರ್ತಕರು ಸೇಡ್ಜಿಗಳು ರೈಲಲ್ಲಿ ಪ್ರಯಾಣ ಮಾಡ್ತಾರೆ ಅಡ್ಡಗಡ್ಡ ಸುತ್ತಿರ್ತಾರೆ ಕಚೆ ಪಂಚೆ ಅವರು ಕೈ ಕಾಲು ತೊಳ್ಕೋಬೇಕಾದ್ರೆ ಕಿವಿಗೆ ಯಜ್ಞೋಪೀತ ಸುತ್ತಾರೆ ತಲೆಯಲ್ಲಿ ಜುಟ್ಟು ಇರ್ತದೆ ತಪ್ಪದೆ ಉತ್ತರ ಭಾರತದಲ್ಲಿ ಸೇಡ್ಜಿಗಳೆಲ್ಲ ಜುಟ್ಟು ಬಿಟ್ಟಿರ್ತಾರೆ ಜುಟ್ಟು ಬಿಟ್ಟವರು ದಕ್ಷಿಣ ಭಾರತದವರೇ ದಾಡಿ ಬಿಡೋಕೆ ಸಿದ್ಧವಾಗಿರ್ತಾರೆ ಜುಟ್ಟು ಬಿಡೋದಿಲ್ಲ ಆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರಿಗೂ ಒಂದು ಕಾಲದ ನಾವು ನೋಡಿದಾಗ ಐವತ್ತು ವರ್ಷದ ತನಕ ಎಲ್ಲ ವರ್ಣದವರು ಈ ಶಿಖೆಯನ್ನು ಧರಿಸ್ತಾ ಇದ್ರು ಏನೋ ಒಂದು ಆರೋಗ್ಯ ದೃಷ್ಟಿ ಇರಬೇಕು ನಮ್ಮ ದಕ್ಷಿಣ ಭಾರತದಲ್ಲಿ ಬಿಸಿಲು ಹೆಚ್ಚು ಜಾತಕ ಋಷಿಗಳು ಮುನಿಗಳು ಗೊತ್ತಿಲ್ಲ ಆ ಕೇಶ ಪರಾಮರ್ಶ ಜುಟ್ಟನ್ನು ಮುಟ್ಟಿದ್ದು ಒಂದೇ ಏಟಿಗೆ ತಲೆಯನ್ನು ಕತ್ತರಿಸಿದ್ದು ಅದು ಗುರುವನ್ನು ಕೊಂದಿದ್ದು ತುಂಬ ಕೋಪ ಬಂತು ಏ ನನ್ನ ಗುರುವನ್ನು ಕೊಂದು ಬಿಟ್ಟಿಯಲ್ಲ ನಿನ್ನ ಕೊಂದು ಬಿಡ್ತೇನೆ ನೋಡು ಅಂತ ಕತ್ತಿ ಎತ್ತಿದ ಅರ್ಜುನ ಆಗ ಭೀಮ ತಮ್ಮನನ್ನು ತಡೆದ ಅವನು ಮಾಡಿದ್ದೇನೋ ತಪ್ಪು ದ್ರೋಣನ ಕೊಂದ ಸರಿ ಸುಮ್ಮನೆ ಅವನು ಆ ದ್ರೋಣನ ಹೆಣಕ್ ಮಾತನಾಡ್ತಾನೆ ಭೀಮಸೇನ ಹೇ ದಿನಾಮನ ಅಯೋಧ್ಯೆಯರನ್ನೇ ಶಿಕ್ಷಿತ ಬ್ರಹ್ಮ ಬಂಧವ ಹೇ ಬ್ರಾಹ್ಮಣಾಧಮ ದ್ರೋಣನನ್ನು ಭೀಮ ಹೇಳ್ತಾನೆ ನಿನ್ನಂತಹ ದುಷ್ಟು ಬ್ರಾಹ್ಮಣ ಈ ಜನಾಮನ ಯೋಧ್ಯರನ್ನು ಯುದ್ಧಕ್ಕೆ ನೀವು ಇಳಿದೇ ಇದ್ದ ಪಕ್ಷದಲ್ಲಿ ನೀವು ಪ್ರೋತ್ಸಾಹ ಕೊಡದೇ ಪಕ್ಷದಲ್ಲಿ ನಾವು ಕೌರವರು ಹೇಗೋ ಸಮಾಧಾನ ಮಾಡ್ಕೊಳ್ತಿದ್ದೋ ಏನು ಕಥೆಯೋ ಅವ್ರ ಪಿಂಡ ತಿಂದು ಅವ್ರ ಮನೆಯಲ್ಲಿ ಕತ್ತಿ ಮಸೀತ ಅವರಿಗೆ ನೀವು ಪ್ರೋತ್ಸಾಹ ಕೊಟ್ರಿ ನೀವು ಪಾಠ ಹೇಳ್ರಿ ಪಾಠ ಅನ್ನೋದಿಲ್ಲ ಯುದ್ಧಕ್ಕೆ ಯಾತಕ್ಕೆ ಬಿಡಿದ್ರಿ ಸ್ವಕರ್ಮ ಸ್ವಕರ್ಮಭಿ ಅಸಂತುಷ್ಟಾ ಪಾಠ ಹೇಳೋದು ಬ್ರಾಹ್ಮಣ ಕೆಲಸ ಸ್ವಕರ್ಮವನ್ನು ಬಿಟ್ಟು ಅದಕ್ಕೆ ಸಂತೃಪ್ತಿ ಇಲ್ಲದೆ ನಸ್ಮ ಕ್ಷತ್ರಂ ಕ್ಷಯಂ ರಜಯತೆ ಕ್ಷತ್ರಿಯರ್ ಹಾಳಾಗೋದಕ್ಕೆ ಬ್ರಾಹ್ಮಣರೇ ಕಾರಣ ನಿಮ್ಮ ವೃತ್ತಿ ಬಿಟ್ಟು ನಮ್ಮ ವೃತ್ತಿ ನೀವು ಯಾಕೆ ಬಂದ್ರಿ ಅಹಿಂಸಾಂ ಸರ್ವಭೂತೇಶು ಧರ್ಮಂ ಜಾಯಸ್ತರಂ ವಿದುಹು ಎಲ್ಲ ಧರ್ಮಕ್ಕಿಂತ ಅಹಿಂಸಾ ಶ್ರೇಷ್ಠ ಅಂತ ಹೇಳ್ತಾರೆ ತಸ್ಸಕ ಬ್ರಾಹ್ಮಣೋ ಮೂಲಂ ಅಹಿಂಸೆ ಲೋಕದಲ್ಲಿ ಈ ಶಬ್ದ ಕೇಳಿ ಬರೋದು ಬ್ರಾಹ್ಮಣರ ಬಾಯಲ್ಲಿ ಬ್ರಾಹ್ಮಣಾನಾಂ ಕ್ಷಮಾಬಲಂ ಅದಕ್ಕೆ ವಸಿಟ್ಟ ಉದಾಹರಣೆ ಭಾವಾಂಶ ಬ್ರಹ್ಮವಿತ್ತಮ ನಿಮಗಿಂತ ವೇದ ಓದಿದವರುಂಟೆ ಆದರೆ ನೀವು ಸ್ವಪಾಕವತಿ ಮ್ಲೇಚ್ಛಗಡಾನ್ ಹತ್ವಾಚ ಅನ್ಯಾನ್ ಪೃಥಗ್ವಿಧಾನ್ ನಾಯಿ ಮಾಂಸ ತಿನ್ನುವ ಕೆಲವು ಜನ ಇದ್ದರು ಒಂದು ಕಾಲದಲ್ಲಿ ದೇಶದಲ್ಲಿ ನಾಯಿಯನ್ನು ಅಮೇಧ್ಯ ತಿನ್ನುವಂತಹ ನಾಯನ್ನು ಬಿಡದೆ ಕೊಂದು ತಿನ್ನುವರು ಕುದುರೆ ಬಿಡ್ತಾರೆಯೇ ಆನೆ ಬಿಡ್ತಾರೆಯೇ ಗೋವುಗಳನ್ನು ಬಿಡ್ತಾರೆಯೇ ದ್ರೋಣರೇ ಸ್ವಪಾಕನಿಗಿಂತ ಕಡೆಯಾಗಿ ನೀವು ಲೇಚರನ್ನ ಬೇರೆ ಬೇರೆ ಜಾತಿಯವರನ್ನ ಎಲ್ಲರನ್ನು ಇದ್ದಲ್ಲಿ ಕೊಂದಿದ್ದೀರಿ ನೀವು ಅಜ್ಞಾನಾಥ ಮೂಢವದ್ ಬ್ರಹ್ಮನ್ನೇ ಪುತ್ರಧಾರಧನೇಪ್ಸೆಯ ಹೆಂಡತಿ ಕೊಡಬೇಕು ಮಕ್ಕಳು ಕೊಡಬೇಕು ಆಸ್ತಿ ಮಾಡಬೇಕು ಯಾತಕ್ಕೆ ಹೋಗಿದ್ರೆ ಪಿಂಡ ತಿನ್ನೋದಕ್ಕೆ ದ್ರುಪದನತ್ತ ಜಗಳಕ್ಕೆ ನೀವು ಅವನು ಎಳ್ಕೊಂಬಂದು ಮನುಷ್ಯರ ಕಾಲಕ್ಕೆ ಕಟ್ಟು ನಿಮಗಾಗಿದ್ದ ಲಾಭ ಏನು ಇದು ದೃಪದ ಕೌರವರ ಯುದ್ಧ ರೂಪದಲ್ಲಿ ಉಂಟಾಗಿ ಪಾಂಚಾಲಿ ಪರಿಭವವನ್ನು ನೋಡ್ತಾ ಕೋತಿ ನಾಚಿಕೆ ಹಾಕೋದಿಲ್ವ ನಿಮಗೆ ಎಂಬುದಾಗಿ ದ್ರೋಣನು ಹೀನಾಮಾನವಾಗಿ ಬೈತಾನೆ ಭೀಮ ಇಲ್ಲೆಲ್ಲ ಧರ್ಮಶಾಸ್ತ್ರ ಪ್ರಕ್ರಿಯೆಗಳು ತುಂಬ ನೋಡಬೇಕು ಆದರೆ ದ್ರೋಣರು ತಾವೇ ಪ್ರಾಣ ಬಿಟ್ಟಿದ್ರು ದ್ರೋಣವಧಿಯಾಯಿತು ಈ ದೃಷ್ಟದ್ಯುಮ್ನ ಅರ್ಜುನ ಭೀಮ ಈ ಚರ್ಚೆ ಸುಮಾರು ಎರಡು ಮೂರು ಅಧ್ಯಾಯದಲ್ಲಿ ತುಂಬಿ ತುಂಬಿ ಬರೆದಿದ್ದಾರೆ ಹದಿನೈದನೇ ದಿವಸ ಸಾಯಂಕಾಲ ಆಗ್ತಾ ಬಂದ್ಬಿಡ್ತು ಯುದ್ಧ ಆವತ್ತು ಪಾಂಡವರ ಕಡೆ ವಿಜಯಲಕ್ಷ್ಮಿ ಯಾಕೆ ದ್ರೋಣನಂತಹ ಒಬ್ಬ ಮಹಾವೀರನ ಸಂಹಾರ ಮಾಡಿದರು ಅಶ್ವತ್ಥಾಮನಿಗೆ ಸಿಟ್ಟು ಉಂಟಾಯಿತು ಮೊದಲೇ ವಿವೇಕಿ ಮುಂಗೋಪಿ ಈಗ ನಾರಾಯಣಾಸ್ತ್ರವನ್ನು ತೆಗೆದು ಪಾಂಡವರ ಮೇಲೆ ಬಿಟ್ಟ ಭಗದತ್ತ ಬಿಟ್ಟದ್ದು ವೈಷ್ಣವಾಸ್ತ್ರ ಇವನು ಬಿಟ್ಟದ್ದು ನಾರಾಯಣಾಸ್ತ್ರ ಇದು ಅರ್ಜುನನ ಹತ್ರ ಇರಲಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ದ್ರೋಣರನ್ನು ಹಠ ಮಾಡಿ ಹತ್ತು ಕರೆದು ಓತ್ನ ಮಾಡಿಸ್ಕೊಂಡಾಗೆ ನಮ್ಗೆ ಕೊಡ್ತಿರೋ ಕೊಡೋದಿಲ್ಲ ಕೊಡ್ತಿರೋ ಕೊಡೋದಿಲ್ಲ ಕೇಳಿ ಕೇಳಿ ತಗೊಂಡಿದ್ದ ಉಪಸಂಹಾರ ಮಾಡುವಂತಹ ಒಂದು ವಿದ್ಯೆ ಗೊತ್ತಿರಲಿಲ್ಲ ಬಿಡಬೇಡಪ್ಪ ಅಂತ ಹೇಳಿದ್ರು ನಾರಾಯಣಾಸ್ತ್ರವನ್ನು ಆ ಪಾಪಿ ಬಿಟ್ಟುಬಿಟ್ಟ ಅದು ಯುದ್ಧದಲ್ಲಿ ಎಲ್ಲ ಕಡೆ ಬೆಂಕಿ ಬೆಂಕಿ ಬೆಂಕಿ ಉರಿಯನ್ನು ಇದೆ ಆ ಉರಿಯನ್ನು ತಾಳುವುದಕ್ಕೆ ಯಾರು ಯಾರ ಕೈಲಿ ಏನೇನು ಶಸ್ತ್ರ ಇದ್ದರೂ ಯೋಯಃ ಶಸ್ತ್ರಂ ವಿಭಕ್ತಿ ಸುಭಜ ಗುರುಮದಃ ಪಂಡವೀನಾಂ ಚಮೂನಾಂ ವೇಣಿ ಸಂಹಾರ ನಾಟಕದ ಮಾತು ಇದು ಅಶ್ವತ್ಥಾಮ ಮಾಡಿದ ಪ್ರತಿಜ್ಞೆ ಯಾರ ಕೈಲಿ ಏನು ಆಯುಧ ಇದೆಯೋ ಅವ್ರ ಆಯುಧ ಹಿಡಿ ಬಿಡುವ ತನಕ ಬಾಣವೇ ಹೋಗಿ ಅವರನ್ನು ಸುಟ್ಟು ಬಿಡು ಅಂತ ಹೇಳಿಬಿಟ್ಟ ಕೃಷ್ಣ ಒಡನೆಯ ರಥದಿಂದ ಇಳಿದ ಅರ್ಜುನನಿಗೆ ಹೇಳಿದ ಕೆಳಗಾಕು ಗಾಂಡಿಯವನ್ನ ಧರ್ಮರಾಜ ಕೆಳಗಾಕು ಭೀಮ ಗದೆ ಕೆಳಗಾಕು ಶಂಖ ಉಳಿದ ಪಾಂಡವರೇ ಸೈನಿಕರೇ ನಿಮ್ಮ ನಿಮ್ಮ ಶಸ್ತ್ರಗಳನ್ನು ದಯವಿಟ್ಟು ಕೆಳಗೆ ಹಾಕಿ ಹಾಕಿಬಿಡಿ ಎಲ್ಲರೂ ಕೆಳಗೆ ಹಾಕಿದರು ಭೀಮನ ಕೈಯಿಂದ ಗದೆಯನ್ನು ಕಿತ್ತು ಹಾಕಿದ ಕೆಳಗಡೆ ಅವನಿಗೆ ಇಷ್ಟ ಇಲ್ಲ ಯಾವ ನಾರಾಯಣಾಸ್ತ್ರ ಏನು ಮಾಡುತ್ತೆ ನೋಡೋಣ ಅಂತ ಯುದ್ಧವನ್ನು ಮಾಡ್ತಿರೋ ಶಸ್ತ್ರವನ್ನು ಕೆಳಗಿಡುವುದು ಅಪಮಾನದ ಕೆಲಸ ಮಾಡೋದಿಲ್ಲ ಅಂತ ಮೊದಲು ಕಿತ್ತು ಹಾಕಿದ ಭೀಮನನ್ನು ತಬ್ಬಿಕೊಂಡ ನಾರಾಯಣಾಸ್ತ್ರ ಉಪಶಮನವಾಯಿತು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲದೆ ಹೋಗಿಬಿಡ್ತು ಇಂಥದ್ದೊಂದು ಭಯಂಕರ ಶಸ್ತ್ರದಿಂದ ಭಗವಂತ ಪಾಂಡವನ್ನು ಕಾಪಾಡಿದ ಅವತ್ತು ವೈಷ್ಣವಾಸ್ತ್ರ ವೈಜಯಂತಿ ಮಾಲೆಯಾಗಿ ಅವನು ಕೊರಳಿಗೆ ಬಿತ್ತು ಇವತ್ತು ತಾನೇ ಶಾಂತವಾಗಿ ಹೋಯಿತು ಪಾಂಡವರು ರಕ್ಷಿತರಾದರು ಅಶ್ವತ್ಥಾಮನಿಗೆ ತುಂಬ ಕೋಪವಾಯಿತು ಹದಿನೈದನೇ ದಿವಸದ ಸಾಯಂಕಾಲವಾಯಿತು ಯುದ್ಧ ಉಪಶಮವಾಯಿತು ರಾತ್ರಿ ಯುದ್ಧಕ್ಕೆ ಯಾರೂ ತಯಾರಲಿಲ್ಲ ಅವತ್ತು ಕರೆದಿದ್ರು ಎಕ್ಸ್ಟ್ರಾ ವೇಜಸ್ ಕೊಟ್ಟಿದ್ರು ಯಾರೂ ಬರ್ತಾ ಇರಲಿಲ್ಲ ಹದಿನಾರನೇ ದಿವಸ ಯುದ್ಧದ ಪ್ರಾರಂಭದಲ್ಲಿ ಕೋಪ ಆರದೆ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಇದ್ದ ಅಶ್ವತ್ಥಾಮ ಎತ್ತು ಕೋತ್ಲೆ ಆಗ್ನೇಯಾಸ್ತ್ರ ಪ್ರಯೋಗವನ್ನು ಮಾಡಿದ ತಂದೆ ಹೋದ ಕೋಪಕ್ಕೆ ಅಯ್ಯೋ ಆಗ್ನೇಯ ಪ್ರಾರಂಭದಲ್ಲಿ ಬಿಡ್ತಾ ಇದ್ದಾನೆ ದಿಕ್ಕಿಲ್ಲ ಯಾರು ಗುರಿ ಇಲ್ಲ ಇಡೀ ಪಾಂಡವ ಸೇನದ ಮೇಲೆ ಬಿಟ್ಟ ಅದರ ಆಕಾರದಿಂದ ಮತ್ತೆ ಭೀಮ ರೋಷೋದ್ಗಾರವನ್ನು ಮಾಡಿ ಹೊಟ್ಟಿಸ್ಕೊಂಡು ಹೋಗ್ತಾನೆ ಆಗ ಅರ್ಜುನನ ಕೈಯಿಂದ ವಾರುಣಾಸ್ತ್ರ ಪ್ರಯೋಗವನ್ನು ಮಾಡಿಸಿ ಸ್ವಾಮಿ ಅದನ್ನು ಉಪಸಂಹಾರ ಮಾಡ್ತಾನೆ ಮುಂದೆ ಅದ್ಭುತವಾದ ಶಿವಸ್ತುತಿ ವಿಷ್ಣುಸ್ತುತಿ ಎರಡು ಸ್ತೋತ್ರಗಳು ಬರ್ತವೆ ಆಗ್ನೇಯಾಸ್ತ್ರದಲ್ಲಿ ಅಂಶ ವಾರುಣಾಸ್ತ್ರದಲ್ಲಿ ವಿಷ್ಣುವಿನ ಅಂಶ ಅದು ಪರಸ್ಪರ ವಿರುದ್ಧ ಬ್ಯಾಲೆನ್ಸ್ ಮಾಡುವ ಶಕ್ತಿಗಳು <coughs> ಇದನ್ನಿಲ್ಲಿ ವರ್ಣನೆ ಮಾಡ್ತಾರೆ ಅದನ್ನು ನಾನು ಹೆಚ್ಚಿಲ್ಲಿ ವರ್ಣನೆ ಮಾಡೋಕ್ಕೆ ಹೋಗೋದಿಲ್ಲ ಮತ್ತೆ ಚಕಮಕಿ ಹಿಂದಿನ ಮಾತು ಅದು ನಡೀತಾ ಕೂತಿರುತ್ತೆ ನಾರಾಯಣಾಷ್ಟ್ರದ ಕಥೆ ಬಹಳ ದೊಡ್ಡ ಕಥೆ ನಮಗೆಲ್ಲ ಹೆಚ್ಚು ಹೇಳೋದು ವೇಳೆ ಇಲ್ಲ ಅಲ್ಲಿಂದ ಮುಂದಕ್ಕೆ ಸ್ವಯಂ ವೇದವ್ಯಾಸರು ಬರ್ತಾರೆ ಅಶ್ವತ್ಥಾಮನನ್ನು ಬೈತಾರೆ ಮೂರ್ಖ ನೀ ಬ್ರಾಹ್ಮಣ ಜಾತಿಗೆ ಅಪಮಾನ ಮಾಡಿಬಿಟ್ಟೆ ನಿಮ್ಮ ತಂದೆ ಹೇಳ್ಕೊಟ್ಟ ಅಂತ ಸಿಕ್ಕಿದ ಅಸ್ತ್ರಗಳನ್ನೆಲ್ಲ ಅವನ ಕರ್ಮಕ್ಕೆ ಅವನು ಹೋದ ಅವನಪ್ಪ ನಿಮ್ಮಪ್ಪ ಮಾಡಿದ್ದು ತಪ್ಪು ನೋಡು ನಾನು ಬ್ರಾಹ್ಮಣ ಯುದ್ಧಕ್ಕೆ ಬಂದಿದ್ದೇನೆ ನನ್ನ ಅಂಶದಲ್ಲಿ ಕೌರವರು ಪಾಂಡವರಿದ್ದಾರೆ ನಾ ಹ್ಯಾಕ್ ತಟಸ್ಥನಾಗಿದ್ದೇನೆ ಎರಡೂ ಕುಲಕ್ಕೆ ಗುರುವಾಗಿದ್ದು ನೀನು ಗುರುವಿನ ಮಗನಾಗಿದ್ದು ನೀನು ತಟಸ್ಥನಾಗಿರೋದು ಬಿಟ್ಟು ಅವರ ಎಂಜಿನ್ ತಿಳ್ಕೊಂಡು ಈಗ ಬಂದಿದ್ದೀಯಲ್ಲ ಅಂತ ಹೇಳಿ ಉಳಿದವರಿಗೆಲ್ಲ ಅದರ ಮಹಿಮೆಯನ್ನು ಹೇಳ್ಕೊಡ್ತಾರೆ ಆಮೇಲೆ ಅಲ್ಲಿನ ಮುಂದಕ್ಕೆ ಇದು ದ್ರೋಣ ಪರ್ವಕ್ಕೆ ನಾವು ಹೆಚ್ಚು ಕಮ್ಮಿ ಸಮಾಪ್ತಿಯ ಜಾಗಕ್ಕೆ ಬಂದಿದ್ದೇವೆ ಇದು ಎರಡನೇ ವಾಲ್ಯೂಮ್ ಮುಗೀತಾ ಬಂತು ದ್ರೋಣ ಪರ್ವಕ ಮಂಗಳವನ್ನು ಹಾಡ್ತಾ ಇದ್ದೇವೆ ಈ ದ್ರೋಣ ಪರ್ವವನ್ನು ಯಾರು ಕೇಳ್ತಾರೆಯೋ ಯುದ್ಧಂ ಕೃತ್ವ ಮಹದ್ಘೋರಂ ಪಂಚಾಹನಿ ಮಹಾಬಲ ಐದು ಹಗಲು ಯುದ್ಧ ಮಾಡಿ ದ್ರೋಣ ಅಗ್ನಿಂತ ಉರಿದು ಬೂದಿಯಾದ ಬ್ರಾಹ್ಮಣೋ ನಿಹತೋ ರಾಜನ್ನೇ ಬ್ರಹ್ಮಲೋಕಮವಾಪ್ತವಾನೇ ಕೊನೆಗಳಿಗೆ ಇಲ್ಲಿ ಬಾಣದ ಮೇಲೆ ಕೂತು ಅಷ್ಟಾಕ್ಷರ ಮಂತ್ರ ಜಪ ಮಾಡ್ತಾ ದ್ರೋಣ ಪ್ರಾಣ ಬಿಟ್ಟ ವಾಟ್ ಎ ಗ್ರೇಸ್ ಯೋಚನೆ ಮಾಡಿ ಇಷ್ಟೆಲ್ಲ ಬೈದಿದ್ದೇವೆ ಮಾಡಿದ್ದೇವೆ ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿತ್ತು ಅಂದರೆ ಐದು ನಿಮಿಷದಲ್ಲಿ ಪ್ರಾಣ ಬಿಡಬೇಕು ಅಷ್ಟಾಂಗ ಯೋಗ ತಿಳ್ಕೊಂಡು ಅಷ್ಟಾಕ್ಷರ ಮಂತ್ರವನ್ನು ಹೇಳ್ತಾ ಪ್ರಾಣವನ್ನು ಬಿಟ್ಟುಬಿಟ್ಟ ಯುದ್ಧ ಭೂಮಿಯಲ್ಲಿ ಇನ್ನೂ ಭೀಷ್ಮ ಬದುಕಿದ್ದಾನೆ ದ್ರೋಣ ಪ್ರಾಣ ಬಿಟ್ಟುಬಿಟ್ಟ ಇದನ್ನು ಯಾರು ಓದ್ತಾರೆಯೋ ಅಧೀತೆ ಯತ್ ಫಲಂ ವೇದೆ ತದಸ್ಮಿನ್ನ ಪಿಪರ್ಬಡಿ ಸಕಲ ವೇದವನ್ನು ನಾಲ್ಕು ವೇದವನ್ನು ಓದಿ ಅದರಿಂದ ಏನು ಪುಣ್ಯವನ್ನು ಕಳಿಸ್ತೀರಿ ಒಂದು ದ್ರೋಣ ಓದಿಸಿ ಓದಿ ಕೇಳಿ ಪ್ರವಚನ ಮಾಡಿದರೆ ಅಷ್ಟು ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೆ ಮಹಾಭಾರತದಲ್ಲಿ ಕ್ಷತ್ರಿಯಾಣಾಮಭಿರೂಣ ಯುಕ್ತಮತ್ತ ಮಹದ್ಯಶಃ ಕ್ಷತ್ರಿಯರು ದ್ರೋಣ ಪರ್ವವನ್ನು ಕೇಳಿದರೆ ಅವರಿಗೆ ಯಶಸ್ಸು ಪ್ರಾಪ್ತಿಯಾಗತ್ತೆ ಏ ಇದಂ ಪಠತೆ ಪರ್ವ ಶೃಣುಯಾದ್ವಾಪಿ ನಿತ್ಯಶಃ ಪ್ರತಿನಿತ್ಯ ದ್ರೋಣ ಪರ್ವ ಓದಿದರೆ ಸಮುಚ್ಚತೆ ಮಹಾಪಾಪೈ ಕೃತೈ ಘೋರೈಶ್ಚ ಕರ್ಮಭಿ ಎಂಥ ಪಾಪ ಮಾಡಿದರೂ ಪ್ರಾಶ್ಚಿತ್ವವಾಗುತ್ತೆ ಒಂದು ಯಜ್ಞವನ್ನು ಪೂರ್ತಿ ಮಾಡಿದ ಪುಣ್ಯ ಬರ್ತದೆ ಅಂತ ಹೀಗೆ ಅನೇಕ ಮಂಗಳ ವಾಕ್ಯಗಳನ್ನು ಹೇಳಿದ್ದಾರೆ ದ್ರೋಣ ಪರ್ವಕ್ಕೆ ಮಂಗಳವಾಗಲಿ ಅಂತ ನಾವು ಹರಸಿ ಈಗ ನಾವು ಕರ್ಣಪರ್ವಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ಮುಂದಿನ ಸಂಪುಟ ತಗೊಳ್ತಾ ಇದ್ದೇನೆ ಕೈಯಿಂದ ಒಂದೊಂದು ಪರ್ವವನ್ನು ಎಷ್ಟು ಭಾರ ಇದೆ ನೋಡಿ ಬರೀ ಮೂಲ ಗ್ರಂಥ ಕಥೆಯನ್ನು ಹೇಳಬೇಕು ಮತ್ತೆ ಕೌರವ ಸೈನ್ಯದಲ್ಲಿ ಮತ್ತೆ ಹಾಹಾಕಾರವಾಯಿತು ಸೇಮ್ ಕ್ರೈಸಿಸ್ ಅವರಿಗೆ ಎಂದಿನಿದ್ದ ಇದ್ದ ಸಮಸ್ಯೆಗಳು ಮತ್ತೆ ಹುಟ್ಟಿಕೊಂಡವು ಅಯ್ಯೋ ದ್ರೋಣರು ಹೋಗಿಬಿಟ್ರು ಈಗ ಮುಂದೆ ಸರ್ವಸೇನಾ ಪ್ರಣೇತ ಯಾರು ನಮ್ಮ ಸೈನಿಕ ಯಾರನ್ನ ಮುಖಂಡರನ್ನಾಗಿ ಮಾಡಬೇಕು ಕರ್ಣನ ಕಡೆಯವರು ಇದ್ರು ಕೆಲವರು ಬೆಸ್ತರು ಈಗಲಾದರೂ ಒಂದು ಆಪರ್ಚುನಿಟಿ ಕೊಡಿ ನಮ್ಮ ಜಾತಿಯವರೊಬ್ಬರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಹೇಳುವಂತೆ ಜಾತಿ ಪ್ರಶ್ನೆಯನ್ನು ಎಬ್ಬಿಸಿದರು ಕರ್ಣನಿಗೆ ಕರ್ಣನಿಗೆ ಕರ್ಣನಿಗೆ ಅಂತ ಇನ್ನು ಕೆಲವರು ಮನಸ್ಸಲ್ಲಿ ಅಶ್ವತ್ಥ ಅಂತ ಇತ್ತೋ ಏನು ಕಥೆಯೋ ಯಾಕೆಂದರೆ ಅವರು ಸಿಂಪತಿ ವೇವ್ ಹೌದಲ್ವೋ ಅಪ್ಪನ ಕೊಂದಿದ್ದರಿಂದ ಸೇರಿ ತೀರಿಸ್ಕೊಳ್ಬಹುದು ಇವನಿಗೆ ಕೊಟ್ಟಿ ಅಂತ ಹೇಳಿ ಆದ್ದರಿಂದ ಉಪಾಯದಿಂದ ಏನ ಅವಕಾಶ ಸಿಕ್ಕಾಗಲಿಲ್ಲ ಕೃಪಾಚಾರ್ಯರನ್ನ ದ್ರೋಣರನ್ನ ಇಡೀ ಬ್ರಾಹ್ಮಣ ಜಾತಿಯನ್ನು ದೋಷ ಮಾಡ್ತಾ ಇದ್ದ ದ್ರೌಪದಿ ಸ್ವಯಂವರದಿಂದ ಹಿಡಿದು ಉದ್ದಕ್ಕೂ ಆ ಕರ್ಣನ ಬ್ರಾಹ್ಮಣ ದ್ವೇಷ ಎಷ್ಟು ಮಟ್ಟಿತ್ತು ಇವತ್ತು ಅಷ್ಟು ಪರಿಪೂರ್ಣ ಬ್ರಾಹ್ಮಣ ದ್ವೇಷವನ್ನು ಯಾರೂ ಮಾಡಲಾರ ಅಷ್ಟಿತ್ತು ಕರ್ಣನಲ್ಲಿ ಹಾಕೊಂಡಿರ್ತೀರಿ ಕರ್ಣನನ್ನ ಅಂತಹ ಕರ್ಣನನ್ನ ಉಪಾಯ ಬುದ್ಧಿಯಿಂದ ದುರ್ಯೋಧನ ಹಿತದೃಷ್ಟಿಯಿಂದ ಸರ್ವಸೇನಾ ಪ್ರಣೇತ ಆಗಬೇಕು ಅಂತ ಸೂಚನೆ ಮಾಡಿದಾಗ ಕರ್ಣನ ಕಡೆಯವರಿಗೂ ಸಂತೋಷವಾಯಿತು ದುರ್ಯೋಧನಗೂ ಸಂತೋಷವಾಯಿತು ಯಾಕೆಂದ್ರೆ ಕರ್ಣ ಅವನ ಸ್ನೇಹಿತನೇ ಇದ್ದ ಒಂದನೇದ್ದು ಎರಡನೇದು ಆರ್ಡರ್ ಆಫ್ ಪ್ರಿಫರೆನ್ಸ್ ಅವನನ್ನು ಬಿಟ್ಟು ಬೇರೆ ಇಲ್ಲ ಶಲ್ಯ ಸ್ವಲ್ಪ ದೂರದವನಾಯಿತು ಎಲ್ಲರೂ ಒತ್ತುಕೊಂಡು ಚಪ್ಪಾಳೆ ಹಾಕಿದ್ರು ದುರ್ಯೋಧನ ತಮ್ಮಂದ್ರೆ ಯಾರು ಉಳಿದಿದ್ರು ಹತ್ತೋ ಇಪ್ಪತ್ತೋ ಜನ ಅವನಿಗೆ ಪಟ್ಟಾಭಿಷೇಕ ಅಂದರು ಎಲ್ಲರ ಸಮ್ಮುಖದಲ್ಲಿ ಅದೇ ರಾತ್ರಿ ಕರ್ಣನಿಗೆ ಸರ್ವಸೇನಾಧಿಪತಿ ಎಂಬುದಾಗಿ ಪಟ್ಟಾಭಿಷೇಕವಾಯಿತು ಬೆಳಗಾಯಿತು ಹದಿನಾರನೇ ದಿವಸ ಆ ಹದಿನಾರನೇ ದಿವಸ ಏನೇನು ನಡೆಯಿತು ಪ್ರಾರಂಭದಲ್ಲಿಯೇ ಕೌರವರು ಮಕರ ವ್ಯೂಹವನ್ನು ರಚಿಸಿದರು ಪಾಂಡವರು ಅರ್ಧಚಂದ್ರ ವ್ಯೂಹವನ್ನು ರಚಿಸಿದರು ಭೀಮಸೇನಿಂದ ಪಾಂಡವ ಸೈನ್ಯ ಹುರಿದುಂಬಿಸಿಪಟ್ಟು ಕೌರವರ ಮೇಲೆ ಎರಗಿ ಹೋಯಿತು ದ್ರೌಪದಿಯ ಮಗ ಧರ್ಮರಾಜನ ಪುತ್ರ ಪ್ರತಿವಿಂಧ್ಯ ಮತ್ತು ಸಹದೇವನ ಮಗ ಶ್ರುತಕರ್ಮರಿಂದ ಕೌರವರು ಸೇನಾ ಪಲಾಯನವಾಯಿತು ಭೀಮ ಅಶ್ವತ್ಥಾಮರು ಪರಸ್ಪರ ಸೆಣಸಾಡಿದರು ಅರ್ಜುನ ಅಶ್ವತ್ಥಾಮರು ಸೆಣಸಾಡಿ ಅಶ್ವತ್ಥಾಮ ಹಿಮ್ಮೆಟ್ಟಿದ ಕಮಾಂಡರ್ ಇನ್ ಚೀಫ್ ಅಲ್ಲ ಅವನಿನ್ನು ಆದರೆ ಸೋತು ಓಡಿ ಹೋದ ಪಾಂಡವ ಸೇನಾ ಸಿಕ್ಕಾಪಟ್ಟೆ ನಾಶವಾಯಿತು ಅಶ್ವತ್ಥಾಮರಿಂದ ಸಹದೇವ ದುಶ್ಯಾಸನರ ವಿರುದ್ಧವಾಯಿತು ಧರ್ಮರಾಜ ದುರ್ಯೋಧನ ವಿರುದ್ಧವಾಗಿ ದುರ್ಯೋಧನ ಸೋತು ಓಡಿದ ಸಾತ್ವಿಕಿ ಕರ್ಣದಲ್ಲಿ ತುಂಬಾ ಜಗಳವಾಯಿತು ಯುದ್ಧವಾಯಿತು ಕರ್ಣನ ಕೈ ತಗ್ಗಿತು ಮಧ್ಯಾಹ್ನವಾಗ್ತಾ ಬಂತು ಹದಿನಾರನೇ ದಿವಸ ಮಧ್ಯ ಸ್ವಲ್ಪ ಅವಕಾಶ ಮಾಡಿಕೊಂಡು ದುರ್ಯೋಧನ ಬಂದ ಕರ್ಣನ ಹತ್ರ ಏನಯ್ಯ ನಿನ್ನ ನಂಬಿದ್ದೇನೆ ಇವತ್ತು ಉಪಜಯವೇ ಕಾಣೋನು ಕಾಣಿಸ್ತಾ ಇದ್ದಾರೆ ಹದಿನಾರು ದಿವಸ ಆಗೋಯ್ತು ನೀನು ಎಷ್ಟು ದಿವಸ ಯುದ್ಧ ಮಾಡೋದು ನಮ್ಮ ಕಡೆಯೂ ಸೈನ್ಯ ಇಲ್ಲ ಆ ಪಾಂಡವರೈವರಲ್ಲಿ ಒಬ್ಬರು ಹೋಗಿಲ್ಲ ನನಗೆ ಸರಿ ಆ ಇಲ್ಲ ಆಗ ದುರ್ಯೋಧನ ಹೇಳಿದ ಕರ್ಣ ನಾನು ನಿನ್ನ ನಂಬಿದ್ದೇನಪ್ಪ ನಿನಗೆ ಯಾವ ಸಾರಥಿ ಬೇಕು ಹೇಳಿ ಬೇಕಾದ್ರೆ ಏನು ಬೇಕಾದ್ರೂ ತಂದು ಕೊಡ್ತೇನೆ ನಮ್ಮ ಅವರು ಆಗ ತುಂಬ ಯೋಚನೆ ಮಾಡಿ ಹೇಳಿದ ಕಾರಣ ಆ ಶಲ್ಯದನ್ನು ನನ್ನ ಸಾರಥಿ ಮಾಡು ಒಂದು ಹೆಜ್ಜೆ ಹಿಂದೆಳೆದ ದುರ್ಯೋಧನ ಇದಾಗೋ ಕೆಲಸವಲ್ಲ ಅವನು ಜಾತಿ ಕ್ಷತ್ರಿಯ ಇವನು ಸೂತಪುತ್ರ ಸರಿಯೋ ತಪ್ಪೋ ಪ್ರಸಿದ್ಧಿ ಇತ್ತು ಕೇಳಿ ಅವನ ಕೈಲೂ ಬಯಸ್ಕೋಬೇಕು ಅವನು ತಂದು ಕೊಡಲಿಲ್ಲ ಜೀವನ ಕೈಲಿ ಬಯಸ್ಕೋಬೇಕು ಇದು ಈ ಕಾಂಬಿನೇಷನ್ ಇದು ವರ್ಕೌಟ್ ಆಗೋದಿಲ್ಲ ಇಬ್ಬರೂ ಬಾಯ್ಬಿಡಿಸರು ಮುಂದೆ ವರ್ಣನೆ ಮಾಡ್ತಾರೆ ಅತ್ಯದ್ಭುತವಾದ ಉಪಮಾನ ನಗಬೇಡಿ ಅಂದ್ರೆ ನಗೀತ ಅರ್ಥ ಅದು ಶಲ್ಯನ ಸಾರಥ್ಯದಲ್ಲಿ ಕರ್ಣ ಕೂತ್ಕೊಂಡು ರಥ ಬಂದಾಗ ಹೇಗಿತ್ತು ಅಂದ್ರೆ ವ್ಯಾಸರು ಹೇಳ್ತಾರೆ ನರಿಗೆ ನಾಯಿ ಸಾರಥ್ಯ ಮಾಡಿದಾಗಿತ್ತು ಈ ವ್ಯಾಸರೇ ಬರೆದಿರೋ ಉದಾಹರಣೆ ಇದು ಕರ್ತನ ಕೂತಿರೋದು ನದಿ ಅದಕ್ಕೆ ನಾಯಿ ಸಾರಥ್ಯ ಮಾಡಿದಾಗಿತ್ತು ಅಂತ ವರ್ಣನೆ ಮಾಡಿದ್ದು ಹೀನೋಪಮೆ ಅಂತ ಹೇಳ್ಬೋದು ಇಡೀ ಪಾಂಡವ ಸೇನೆ ಹೊಟ್ಟೆ ಹಿಡ್ಕೊಂಡು ಗೊಳ್ಳಂತ ನಗುತ್ತಾರೆ ಇವರಿಬ್ಬರು ಬಾಯ ಬಿಡುತ್ತಾರೆ ಜಗತ್ತು ಪ್ರಸಿದ್ಧವಾಗಿದ್ದು ಇದು ಹೇಗೆ ಒಡಂಬಡಿಕೆ ಆಯಿತು ಅದು ಕಥೆ ಹೇಳಬೇಕು ನಿಮಗೆ ಶಲ್ಯ ಹೇಳಿದ ಬುದ್ಧಿಗಿದ್ದೀಯ ನಿನಗೆ ಏನೋ ದಾಳಿಯಲ್ಲಿ ಟೆಂಟ್ ಗಿಂಟ್ ಹಾಕಿದೆ ಶರಬತ್ ಕೊಟ್ಟೆ ಹಾಸ್ಯ ಕೊಟ್ಟೆ ನಿನ್ನ ಕಡೆ ಸೇರಿಕೊಂಡ ನಮ್ಮ ಪಾಂಡವರನ್ನು ಬಿಟ್ಟು ಸ್ವಂತ ಸೋದರಿಂದ ಬಿಟ್ಟು ಇಂಥ ಮಾತು ಹೇಗಯ್ಯ ಬರ್ತೀನಿ ಬಾಯಲ್ಲಿ ಎಲ್ಲ ಬಿಟ್ಟು ಕರ್ಣನಿಗೆ ಹೇಳ್ತಿಯಲ್ಲ ದ್ರೋಣನು ಸಾರಥ್ಯ ಮಾಡುವುದನ್ನು ಮಾಡ್ತಿದ್ದೆ ಭೀಷ್ಮನು ಮಾಡುವುದನ್ನು ಮಾಡ್ತಿದ್ದೆ ಇಷ್ಟು ಮನಸ್ಸನ್ನು ಇಷ್ಟನ್ನು ಮಾಡ್ತಿದ್ದೆ ಎಲ್ಲ ಬಿಟ್ಟು ಕರ್ಣನಿಗೆ ಅಂತ ಹೇಳ್ತಿಯಲ್ಲ ನಾ ಮಾಡೋದಿಲ್ಲ ಈ ಕೆಲಸವನ್ನ ಬೇಕಾದ ಸತ್ತೇನು ಆಗ ದುರ್ಯೋಧನ ಕಾರ್ಯವಾಸಿ ಕತೆ ಕಟ್ಟು ಅನ್ನೋ ಹಾಗೆ ಮಾಮ ನೀನು ಬಿಟ್ಟಾರಿದ್ದ ನನಗೆ ಅವನು ಅದೇ ಬೇಕು ಅಂತ ಹಠ ಹಿಡಿದಿದ್ದಾನೆ ಅವನು ಹಠ ಹಿಡಿದಿದ್ದಾನೆ ನೀನು ಹೇಗಾಯ ಬಂದೆ ನನ್ನ ಕಡೆಯಿಂದ ಈ ಮಾತು ಹ್ಯಾಕ್ ಕೇಳ್ತೀನಿ ನಿನ್ನ ಬಾಯಲ್ಲಿ ಸಂಕೋಚ ಆಗೋದಿಲ್ಲ ನಿನಗೆ ಹೋಗಿ ಇನ್ನೊಂದ್ಸಲ ಕೇಳಬೇಡ ಎಲ್ಲ ಒಂದು ಮೂಲೆ ನಿಂತ್ಕೊಂಡು ನನಗೆ ಇಷ್ಟ ಬಂದಾಗ ಯುದ್ಧ ಮಾಡ್ತೇನೆ ಇನ್ನೊಂದು ಸಲ ಆ ಕರ್ಣನ ಹೆಸರು ಹೇಳಬೇಡ ನಾನು ಎದುರಿಗೆ ದುರ್ಯೋಧನ ಕಣ್ಣೀರು ಹಾಕಿದ ಕೆಲವರು ರಾಜಕಾರಣಿಗಳು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಎಲ್ಲಿ ಹೋದ ಕಡೆ ಕಣ್ಣೀರು ಹಾಕ್ತಾರೆ ಎಲ್ಲಿ ಬೇಕಂದ್ರೆ ನಿದ್ದೆ ಮಾಡ್ತಾರೆ ನಿದ್ದೆ ಮಾಡಿ ಫೋಟೋ ತೆಗೆಸ್ಕೋತಾರೆ ಸಿಕ್ಕಿದವರ ಕಾಲಿಗೆ ಕಮ್ಯುನಿಸ್ಟರ್ ಕಾಲಿಗೆ ಆ ಕಾಲಿಗೆ ಈ ಕಾಲಿಗೆ ಕಾಲು ವ್ಯತ್ಯಾಸವಿಲ್ಲ ಕಾಲಿ ಕಾಲಿದ್ದ ಹಾಗೆ ರಾಮಕೃಷ್ಣ ಕಡೆ ನಡೀತಿದ್ರು ಅವ್ರು ಯಾರ ಕಾಲಿಗೆ ಬೇಕಾದ್ರೆ ಬೀಳ್ತಾರೆ ಎಲ್ಲಿ ಬೇಕಾದ್ರೆ ಕಣ್ಣೀರು ಹಾಕ್ತಾರೆ ಅಂತ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಶ್ವತ್ಥಾಮನ ಹಾಗೆ ಗೋಳಾಡಿದ ಹೊರಳಾಡಿದ ಈಗ ನನಗೆ ಭೀಷ್ಮರು ಇಲ್ಲ ದ್ರೋಣರು ಇಲ್ಲ ನಾನು ನಿನಗೆ ಪಟ್ಟ ಕಟ್ಟಬೇಕು ಅಂತಿದ್ದೆ ಆದರೆ ಜನ ಎಲ್ಲ ಹೀಗೆ ಅಭಿಪ್ರಾಯಪಟ್ಟರು ಏನು ಮಾಡಲಿ ದಯವಿಟ್ಟು ನನ್ನ ಕಾಪಾಡಬೇಕು ಅಂತ ಹೇಳಿ ಒಂದು ಕಥೆಯನ್ನು ಹೇಳಿದ ಪೂರ್ವದಲ್ಲಿ ಒಂದು ವಿಚಿತ್ರವಾದ ಯುದ್ಧ ಏರ್ಪಟ್ಟಿತು ಆ ಯುದ್ಧದಲ್ಲಿ ತ್ರಿಪುರಾಸುರದ ಕಥೆ ಅದು ಯುದ್ಧ ತ್ರಿಪುರಾಸುರರು ಅಂತ ಕೇಳಿದ್ದೀರಾ ನೀವು ಇದು ವೇದದಲ್ಲಿ ಬರುವ ಕಥೆ ಮೂರು ಅಸುರರು ಅವರ ಹೆಸರುಗಳನ್ನೆಲ್ಲ ಕೊಡ್ತಾರೆ ಇಲ್ಲಿ ಬ್ರಹ್ಮನಲ್ಲಿ ವರವನ್ನು ಕೇಳಿಕೊಂಡ್ರು ನಾವು ಯಾರಿಂದಲೂ ಸಾಯಬಾರದು ನಮಗೆ ದೇವತೆಗಳು ಮೂರು ಅಪರೂಪವಾದಂತಹ ಕೋಟೆಗಳ ಸಮೇತ ಹಾರಾಡುವ ಶಕ್ತಿಯನ್ನು ಕೊಡಬೇಕು ಅಂತ ಕೇಳಿಕೊಂಡ್ರು ಬ್ರಹ್ಮನಲ್ಲಿ ತಾರಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಇವರೇ ಮೂರು ರಾಕ್ಷಸರು ಹೆಸರು ಚೆನ್ನಾಗಿದೆ ತಾರಾಕ್ಷ ಕಮಲಾಕ್ಷ ವಿದ್ಯುನ್ಮಾಲಿ ಇವರೇ ತಾರಕಾಸುರ ತಾರಕಾಸುರ ಮಕ್ಕಳು ಅಂತ ಹೇಳ್ತಾರೆ ಸಾರಕಸ್ಯ ಸುತಾಸ್ತ್ರಯ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನ್ನು ಕೊಂದ ಇವರು ಮೂರು ಜನ ತ್ರಿಪುರಾಸುರರು ಇವರಿಗೆ ಬ್ರಹ್ಮದೇವ ವರ ಕೊಟ್ಟ ಅವ್ರಿಗೆ ಮೂರು ಕೋಟೆ ಅನುಗ್ರಹ ಮಾಡಿಕೊಟ್ಟ ಬ್ರಹ್ಮದೇವ ಅರ್ಥ ಮಾಡಿಕೊಳ್ಳಿ ಸಿಂಬಾಲಿಕ್ ಒಂದು ಕಬ್ಬಿಣದ ಕೋಟೆ ಒಂದು ಬಂಗಾರದ ಕೋಟೆ ಒಂದು ಬೆಳ್ಳಿಯ ಕೋಟೆ ಮೂರು ಜನಕ್ಕೂ ಬಂಗಾರ ಕೊಡಬಾರ್ದಾಗಿತ್ತ ಬೆಳ್ಳಿ ಕೋಟೆ ಬಂಗಾರದ ಕೋಟೆ ಕಬ್ಬಿಣದ ಕೋಟೆ ಅಯಸ್ಮಯಿ ಸ್ವರ್ಣಮಯಿ ರಜತಮಯಿ ಮೂರು ಬೇರೆ ಬೇರೆ ಬಣ್ಣ ಒಂದು ಹಳದಿ ಬಣ್ಣ ಒಂದು ಬಿಳಿ ಬಣ್ಣ ಇನ್ನೊಂದು ಕಪ್ಪು ಬಣ್ಣ ಇದು ಹಾರಾಡುವ ಕೋಟೆಗಳು ಈ ಕೋಟೆಯಲ್ಲಿ ಕೂತು ಅದೃಶ್ಯರಾಗಿ ಅವರು ಭೂಮಂಡಲದ ಮನುಷ್ಯರನ್ನು ದೇವತೆಗಳನ್ನು ಹಿಂಸೆ ಮಾಡೋಕೆ ಶುರು ಮಾಡಿದರು ಆದರೆ ಬ್ರಹ್ಮದೇವ ಅವರಿಗೆ ಹೇಳಿದ್ದ ಈ ಮೂರೂ ಕೋಟೆಗಳನ್ನು ಅವು ರೇಖೆಯಲ್ಲಿ ಬಂದಾಗ ಒಬ್ಬ ಮಹಾವೀರ ತನಗಿಂತ ಉತ್ತಮನಾದವನನ್ನಾಗಿ ಸಾರಥಿಯನ್ನಾಗಿ ಮಾಡಿಕೊಂಡು ಒಂದೇ ಅಂಬಿನಿಂದ ಹೋದಾಗ ಮಾತ್ರ ನೀವು ಇರಲಿ ಅಂತ ಹೇಳಿದ್ದ ಮನುಷ್ಯರಿಂದ ಮಾತ್ರ ಮನ್ನ ಬೇಡ ಅಂತ ರಾವಣ ಕೇಳ್ಕೊಂಡಾಗೆ ಈ ಕಟ್ಕೊಳ್ಳಿ ಇದ್ರಲ್ಲಿ ತತ್ವ ಇಷ್ಟಿದೆ ಹೇಳ್ತಾರೆ ಈ ಕೋಟೆಗಳು ಸರಳ ಬರಬೇಕು ಹಾರಾಡ್ತಾ ಇರುವಾಗ ಗ್ರಹಣ ಆದಾಗೆ ಬೆಳ್ಳಿ ಕೋಟೆ ಬಂಗಾರದ ಕೋಟೆ ಕಬ್ಬಿಣದ ಕೋಟೆ ಸರಳ ಬರಬೇಕು ಒಬ್ಬ ಶ್ರೇಷ್ಠನಾದ ಬ್ರಹ್ಮಚಾರಿ ತನಗಿಂತ ದೊಡ್ಡವನಾದ ಮಹಾಪುರುಷನೊಬ್ಬನನ್ನು ಸಾರಥಿ ಮಾಡಿಕೊಂಡು ಒಂದೇ ಬಾಣದಿಂದ ಒಂದೇ ಸಲಕ್ಕೆ ಹೊಡೆದಾಗ ಮೂರು ಕೋಟೆಗಳು ಹೋಗಲಿ ಇಲ್ಲದಿದ್ದರೆ ನಿಮಗೆ ಅವಧ್ಯತ್ತ ಉಂಟಾಗಲಿ ಅಂತ ವರ ಕೊಟ್ಟಿದ್ರು ಇದರ ಒಳಗಿನ ಅರ್ಥ ಹೀಗೆ ನಮ್ಮನ್ನು ಕಟ್ಟಿ ಹಾಕಿರುವ ಹಾರಾಡುವ ಮೂರು ಕೋಟೆ ಅಂದರೆ ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳು ಆ ಗುಣಗಳು ಸರಳ ರೇಖೆಯಲ್ಲಿ ಬಂದರೆ ಶರೀರ ವಿಘಟನವಾಗ್ತದೆ ತಮಸ್ಸೋ ರಜಸ್ಸೋ ಒಂದು ಹೆಚ್ಚು ಕಮ್ಮಿ ಇರುವುದರಿಂದಲೇ ಶರೀರ ಯಾತ್ರೆ ನಡೀತಾ ಇರುವುದು ಅದನ್ನು ಒಂದೇ ಸರಳ ರೇಖೆ ನಿಗ್ರಹ ಮಾಡುವುದು ಯೋಗ ಪ್ರಾಪ್ತಿಯಿಂದ ಆಗಬೇಕು ಅದನ್ನು ಮಹೇಶ್ವರ ಮಾಡಿದಂತೆ ಪಾರ್ವತಿ ಸಂಗತಿ ಇದ್ದರೂ ಅವನಿಗೆ ಬ್ರಹ್ಮಚಾರಿ ಅಂತ ಹಾಗೆ ಹೆಸರು ಪರಮಶಿವನಿಗೆ ಸರ್ವದಾ ಧ್ಯಾನದಲ್ಲಿರ್ತಾನಲ್ಲ ಹಾಗೆ ಧ್ಯಾನ ಇದ್ದವರಿಗೆ ಕೋಟೆ ಬಿಡುತ್ತದೆ ಎನ್ನುವ ದಿವ್ಯ ಅರ್ಥವೇ ಯೋಗವನ್ನು ಹೇಳಿದ್ದಾರೆ ಆ ಅರ್ಥ ಇಲ್ಲ ಪ್ರಸ್ತುತ ಒಳಗಿನ ಅರ್ಥ ಇದು ಹೇಗಾಯಿತು ಭೂಮಿಯನ್ನು ರಥವನ್ನಾಗಿ ಮಾಡಿ ದೇವತೆಗಳು ಸೂರ್ಯ ಚಂದ್ರರನ್ನು ರಥಕ್ಕೆ ಚಕ್ರಗಳನ್ನಾಗಿ ಮಾಡಿ ಇಂದ್ರ ವರುಣ ಯಮ ಕುಬೇರರನ್ನ ಕುದುರೆಗಳನ್ನಾಗಿ ಮಾಡಿ ಸಂವತ್ಸರ ಪುರುಷ ಕಾಲನನ್ನ ಬಿಲ್ಲನ್ನಾಗಿ ಮಾಡಿ ಸಾವಿತ್ರಿ ಮಂತ್ರವನ್ನ ಆ ಬಿಲ್ಲಿಗೆ ಹಗ್ಗವನ್ನಾಗಿ ಅಂದ್ರೆ ಗಾಯತ್ರಿಯನ್ನು ಕಟ್ಟಿ ಆಕಾಶವನ್ನ ಧ್ವಜದಂಡವನ್ನಾಗಿ ಮಾಡಿ ಸಾರಥಿಯನ್ನು ಯಾರು ಮಾಡಿದ್ರು ಬ್ರಹ್ಮದೇವನನ್ನೇ ಹಿಡಿದು ಕೂಡಿಸಿದರು ಪರಮಶಿವನಿಗಿಂತ ದೊಡ್ಡವನು ಅವರ ತಂದೆ ತಂದೆ ಸಾರಥ್ಯ ಮಾಡ್ತಾನೆ ಮಗ ಒಳಗೆ ಕೂತಿದ್ದಾನೆ ಬಾಣ ಹೇಗಿತ್ತು ಬಾಣದ ಬುಡದಲ್ಲಿ ಹೂಡುವ ಜಾಗದಲ್ಲಿ ಅಗ್ನಿ ಮಧ್ಯದಲ್ಲಿ ಸೋಮ ತುದಿಯಲ್ಲಿ ವಿಷ್ಣು ಈ ರೀತಿ ಮಾಡಿ ಕೋಟೆಗಳು ಹಾರಾಡುವಾಗ ಸರಳತೆಗೆ ಬಂದದ್ದು ನೋಡಿಕೊಂಡು ಅದು ಭೇದಿಸಿದರು ತಾರಕಾಸುರರು ಮಕ್ಕಳು ತ್ರಿಪುರಾಸುರರು ಹೋಗಿಬಿಟ್ರು ಮಾಮ ಆವತ್ತು ರುದ್ರದೇವನಿಗೆ ಬ್ರಹ್ಮದೇವ ಸಾರಥಿ ಆದದ್ರಿಂದ ಅವನ ಮಹಿಮೆಯನ್ನು ಕಡಿಮೆಯಾಗಿ ಹೋಯ್ತೆ ನೀ ಬ್ರಹ್ಮ ಅಲ್ಲವೇ ಎಂದ ಹಾ ಹಾಕ್ಬಾದಾರಿಗೆ ಎಂದ ಅವನ ಕಲ್ಯ ಹೊಗಳಿದ್ರೆ ಹೆಗ್ಗೋ ನೋಡ್ರಿ ನಮ್ಮ ಕಾಲೇಜಲ್ಲಿ ಒಬ್ರು ಪ್ರಿನ್ಸಿಪಾಲ್ ಹೇಳ್ತಿದ್ರು every man has vanity if you want a work to be done by him, tap that sanity in the most suitable way. ಪ್ರತಿಯೊಬ್ಬನಿಗೂ ಒಂದು ಜಂಬದ ಅವಕಾಶ ಇರುತ್ತೆ ಯಾರೊಬ್ರು ಕನ್ನಡಿ ಹಿಡ್ಕೊಂಡು ಕೂತಿರ್ತಾರೆ ಸ್ವಾಮಿ ನೀವು ಎಷ್ಟು ಸುಂದರರು ಅಂದ್ರೆ ಹೀಗೇನ್ರಿ ಕನ್ನಡಿ ತಗೊಂಬನ್ನಿ ಮೀಸೆ ಏನಾಗ್ಬೇಕು ನಿಮ್ಗೆ ಅಂತ ನಾನು ಸ್ವಾಮಿ ನಿಮ್ಮಂತಹ ದಾನಿ ರೋಗದ ಲೋಕದಲ್ಲೇ ಇಲ್ಲ ಒಬ್ರು ಡಾಕ್ಟರ್ ಸ್ವಾಮಿ ನಿಮ್ಮಂತಹ ವೈದ್ಯರ ಲೋಕದಲ್ಲೇ ಇಲ್ಲ ಹಾಗಿದ್ರೆ ಫ್ರೀಯಾಗಿ ಕೊಡು ಮೆಡಿಸನ್ ಅಂತಾರ ಹೊಗಳಿಕೆಗೆ ಬರಲಾಗದೆ ಇದ್ದವ್ರ ಲೋಕದಲ್ಲಿಲ್ಲ ಶಲ್ಯನಿಗೆ ಹೊಗಳಿಕೆ ಬೇಕಾಗಿತ್ತು ಕರ್ಣನಿಗೂ ಹೊಗಳಿಕೆ ಬೇಕಾಗಿತ್ತು ಇಬ್ಬರು ಜಂಬುಕೋರರು ಬೈದಿದ್ರೆ ಮಾತ್ರ ತೇಜ ಕಾಲಾಗ್ತಿತ್ತು ಅವತ್ತು ಬ್ರಹ್ಮ ಮಾಡಿದ್ದಾನೆ ಸಾರಥ್ಯವನ್ನ ರುದ್ರದೇವನಿಗೆ ಕೃಷ್ಣನೇ ಸಾರಥ್ಯ ಮಾಡಿಸಿದ್ದಾನೆ ಅರ್ಜುನನಿಗೆ ಕರ್ಣನೇ ಹೇಳಿದ್ದಾನೆ ಶಲ್ಯ ನೀನು ಆ ಅರ್ಜುನನಿಗೆ ಕೃಷ್ಣನಿಗೆ ಸಮ ಎಂಬುದಾಗಿ ನಾವು ಹೇಳ್ತಿದ್ದೇವೆ ಈ ಮಾತು ನಿಂದೋ ಇದನ್ನು ಕರ್ಣನೇ ಹೇಳಿದ್ನು ಅಂತ ಕೇಳಿದ ಇಲ್ಲ ಕರ್ಣನೇ ಹೇಳಿದ್ದ ನಾನೇ ಸುಳ್ಳು ಹೇಳಿ ಮಾಮ ನಿನ್ನನ್ನು ಕೃಷ್ಣನಿಗೆ ಸಮ ಅಂತ ಅವನೇ ಹೊಡೆದ ಕಾರಣ ಹಾಗೇನೋ ಹಾಗಿದ್ರೆ ಬರ್ತೇನೆ ನಡೆಯಿಂದ ಶಲ್ಯ ಹೊಗಳಿಕೆ ಮರಳಾಗಿ ಬಂದ ಸಾರಥ್ಯಕ್ಕೆ ಒಪ್ಪಿಕೊಂಡ ಒಪ್ಪಿಕೊಂಡ್ರೆ ಕೆಲವು ನಿಬಂಧನೆಗಳನ್ನು ಹಾಕಿದ ಏನು ನಿಬಂಧನೆಯನ್ನು ಮಾಡಿದ ಮೊದಲನೇ ನಿಬಂಧನೆ ಮೆಥ ಅಶ್ರದ್ಧಂ ನಾಹಂ ವಾಚೋಸ್ಯ ಸನ್ನಿಧವು ನಾನು ಹೇಳಿದಾಗ ಅವನು ಕೇಳಬೇಕು ಕೂತಿರೋದು ಮುಂದೆ ರಸದ ಮೂಕಿಯಲ್ಲಿ ಅವನ ಹಿಂದೆ ಇದ್ದವನು ನಾನು ಕೇಳದೆ ಏನು ಅಸ್ತ್ರ ಶಸ್ತ್ರ ಪ್ರಯೋಗ ಮಾಡ್ತಕ್ಕದ್ದಲ್ಲ ಬಿಲ್ ತಗೊಂಡ್ರೆ ನಾ ಹೇಳಬೇಕು ಗಾಣ ಬಾಣ ತಗೊಂಡ್ರೆ ನಾ ಹೇಳ್ದ ಕೇಳಬೇಕು ಗದೆ ತಕೋ ಶಲ್ಯ ತಕೋ ಈಟಿ ತಕೋ ಈ ಕಡೆ ಎಸಿ ನಾ ಹೇಳ್ದ ಕೇಳಬೇಕು you must become my servant Karna ಹೋಗ್ತಾನೆ ಯೋಚನೆ ಮಾಡಿ ಮುಂದ್ಗಡೆ ಕೂಡ ಕೂಡ್ತೇನೆ ನೀವು ಪ್ರವಚನ ಕರಿತೀರಿ ಪ್ರವಚನ ಕರೆದಿದ್ದೀರಿ ನಾ ಬರ್ತೇನೆ ಆದ್ರೆ ನಾ ಕೆಳಗೆ ಕೂಡೋನು ನೀವೊಬ್ಬರ ಮೇಲೆ ಕೂತ್ಕೊಳ್ಳಿ ಮಾಡ್ತೀರಾ ಇವನು ಎಲ್ಲೇ ಕೂತರು ಉಪದ್ರವ ಮಾಡೋ ವ್ಯಕ್ತಿಯ ಹೊರತು ಇರಲಿ ಪಾಂಡವರಿಗೆ ಉಪಕಾರ ಮಾಡೋ ಜನ್ಮ ಅಲ್ಲ ಕೆಲವು ಜನ್ಮಗಳು ಮನುಷ್ಯರಲ್ಲೂ ಆಗಿರುತ್ತೆ ಅದು ಸಾರಿ ಟು ಎಲ್ಲಿದ್ರೂ ಯಾರಿಗೂ ಉಪಕಾರವಿಲ್ಲದೆ ಉಪದ್ರವ ಮಾಡುವುದೇ ಸ್ವಭಾವದಲ್ಲಿ ಮದುವೆ ಮನೆಗೆ ಹೋಗಲಿ ಜಗಳ ಶ್ರಾದ್ದಕ್ಕೆ ಹೋಗಲಿ ಜಗಳ ಒಂದು ಸಭೆಯಲ್ಲಿ ಬರಲಿ ಜಗಳ ಯಾಕೆ ಮೊಬೈಲ್ ತಂದಿರ್ತಾರೆ ಆಫ್ ಮಾಡಿದ್ರೆ ಕೋಪ ಬರುತ್ತೆ ಹೋದಲ್ಲಿ ಜಗಳ ಜಗಳ ಜಗಳ ಕೆಲವರು ಸ್ವಭಾವವೇ ಹೀಗೆ ಕೂತಿರಕ್ಕೆ ಏನ್ ಮಾಡ್ತೀರಾ ಅವರಿಗೆ ಉತ್ಸೃಜೇಯಂ ಯಥಾ ಅಶ್ರದ್ಧಂ ನನ್ನ ಮಾತಲ್ಲಿ ಶ್ರದ್ಧೆ ಇಲ್ಲದೆ ಇದ್ರೆ ಲಗಾಮಲ್ಲೇ ಹಾಕ್ಬಿಡ್ತೇನೆ ಅಹಂ ವಾ ಅಶ್ವ ಸನ್ನಿಧವು ಎರಡನೇದು ಆತ್ಮನಿಂದ ಆತ್ಮಪೂಜಾ ಪರನಿಂದ ಪರಸ್ತುತಿ ನಾಲ್ಕು ಮಾಡಬಾರದು ಕಾರಣ ಅಂದ್ರೆ ತನ್ನನ್ನು ಬೈಕೋಬಾರದು ತನ್ನನ್ನು ಹೊಗಳ್ಕೋಬಾರದು ಇನ್ನೊಬ್ಬರನ್ನು ನಿಂದಿಸಬಾರದು ಇನ್ನೊಬ್ಬರನ್ನು ಅವನು ಕೊಂಡಾಡಬಾರದು ಅಂತ ಗಪ್ಚೆ ಬಾಯಿ ಮುಚ್ಕೊಂಡ್ಬಿಡ್ಬೇಕು ಇವನು ಏನು ಹೇಳಬೇಕು ತೋರಲಿಲ್ಲ ದುರ್ಯೋಧನನಿಗೆ ಕರ್ಣ ಸ್ನೇಹಿತನಾದ್ರಿಂದ ಇವನನ್ನು ಒಡಂಬಡಿಸಿದ ಹಾಗೆ ಅವನಿಗೂ ಒಡಂಬಡಿಸ್ಬೋದು ಅಂತ ಆ ಕಡೆಯಿಂದ ಬಂದು ಒಪ್ಪಿದ್ದಾನೆ ಕಾಣೋ ಆ ಶಲ್ಯ ನಿನ್ನ ಸಾರಥಿ ಆಗ್ತಾನಂತೆ ನಿಬಂಧನೆ ಹಾಕಿದ್ನೆ ಅಂತ ಕೇಳಿದ ಕಾರಣ ಹೌದು ನಿಬಂಧನೆ ಹಾಕಿದ್ದಾನೆ ನಾಲ್ಕು ಸ್ವಲ್ಪ ಸ್ವಲ್ಪ ಸ್ಮಾಲ್ ಅಡ್ಜಸ್ಟ್ಮೆಂಟು ನೀನು ಯಾರನ್ನೂ ಹೊಗಳಕ್ಕೆ ಹೋಗಬೇಡ ಯಾರನ್ನೂ ಬಯೋಕೆ ಹೋಗಬೇಡ ನಿನ್ನ ಕೆಲಸ ಎಷ್ಟೋ ಅಷ್ಟು ಮಾಡು ಸ್ವಲ್ಪ ಅವನು ಹೇಳ್ದೆ ಕೇಳಿಬಿಡು ಒಂದು ಅವನು ಹೇಳಿದಾಗ ನಾ ಕೇಳ್ತಕ್ಕದ್ದಲ್ಲ ನಾ ರಾಮಚಂದ್ರ ಇದ್ದ ರಾಮಾಯಣದಲ್ಲಿ ನಾನು ಇಟ್ಟ ಗುರಿ ಅಂತ ತಪ್ಪಿಸೋದಿಲ್ಲ ದೊಡ್ಡ ಬಾಣ ತೊಡೋದಿಲ್ಲ ನಂದೇ ಕೆಲವು ವ್ರತಗಳಿವೆ ಇವ್ನು ಹೇಳಿದ ಪೀಡೆ ಹೋಗಲಿ ನೀನುಂಟು ಅವನುಂಟು ಅವನು ಸಾರಥಿ ಕೊಡು ಅಂತ ಕೇಳಿದೆ ಕೊಟ್ಟಿದ್ದೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ ಇದು ಪ್ರಾರಂಭದಲ್ಲಿಯೇ ಅವತ್ತು ಮಧ್ಯಾಹ್ನ ಶುರುವಾಗಿದೆ ಹದಿನಾರನೇ ದಿವಸ ಈ ತ್ರಿಪುರದ ಕಥೆ ಇದೆಲ್ಲ ಕೇಳೋಕೆ ತುಂಬ ಚೆನ್ನಾಗಿದೆ ವೇದದೆಲ್ಲ ಹೇಳಿ ತೋರಿಸಬೇಕಾಗಿತ್ತು ಇಲ್ಲಿ ಅವಕಾಶವಿಲ್ಲ ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ದೂರ ಹೋಯ್ತೋ ಹೋಗಲಿಲ್ವೋ ಕರ್ಣನ ರಥ ಇವತ್ತು ಕರ್ಣವಧೆ ಬೇರೆ ಆಗಬೇಕು ಕರ್ಣವಧೆ ಆದರೆ ಕರ್ಣಪರ್ವ ಮುಗಿದಾಗ ಕರ್ಣ ಕರ್ಣವಧೆ ಬರುವುದಿಲ್ಲ ಕ್ಷಮಿಸಬೇಕು ದುಶಾಸನ ವಧೆ ಆದರೆ ಬಹಳ ಕಷ್ಟ ಇದೆ ಇವತ್ತು ಕರ್ಣವಧೆ ಆಗದೆ ಅದು ನಾಳೆ ಮಾಡಿಕೊಡೋಣ ನೋಡೋಣ ಎಷ್ಟು ದೂರ ಹೋಗುತ್ತೆ ನೀವು ಸಿದ್ಧಾಂತ ಮಾಡ್ಕೊಂಡಿದ್ದೆ ತೆಂಗಿನಕಾಯಿ ಅದು ಒಂದು ಪೂರ್ತಿ ಹೊಡಿಲೇ ಇಲ್ವಲ್ಲ ಅದು ಕತ್ತರಿಸಿ ಕತ್ತರಿಸಾರು ತೆಗೆದುಬಿಡಿ ಅರ್ಧ ಹೊಡೆದಿದ್ದು ಅದು ಹಾಗೆ ಇಡಬಾರ್ದು ಹಠಾರ್ ಮಾಡಿ ಹೋಗಿ ಬಿಡಿ ಅದು ಹಾಗೆ ಇಟ್ಟರೆ ನಮಗೂ ತೊಂದರೆ ಆಗುತ್ತೆ ಅದು ಈ ಮಹಾಭಾರತ ಯುದ್ಧ ಪಂಚಕ ಪರ್ವದಲ್ಲಿ ಅವತ್ತು ಹೇಳಿದೆ ಸರಿಯಾಗಿ ಅನ್ನಶಾಂತಿ ಆಗದೆ ಹೋದ್ರೆ ಅದು ಪ್ರವಚನ ಕಾರಣ ಮೊದಲು ತಗೊಂಡು ಹೋಗುತ್ತೆ ನಾನು ಹಠ ಮಾಡಿ ಅನ್ನಶಾಂತಿ ಯಾತಿ ಕೇಳಿದ್ದೇನೆ ಇಷ್ಟೇ ಪ್ರಮಾಣ ಆಗಬೇಕು ಇಲ್ಲಿ ಚಿಂತಾದ್ಯ ಆಗ್ಬೇಕು ಹೆದರಿಸೋದಕ್ಕೆ ಹೇಳಲಿಲ್ಲ ಇನ್ನೊಂದ್ಸಲ ಮಹಾಭಾರತ ಹೇಳಿದ್ ನೀವು ಕೇಳಬಾರ್ದು ಅಂತಲ್ಲ ಮಾಡೋರು ಗಟ್ಟಿಯಾಗಿರಬೇಕು ಎರಡನೇದು ಕೇಳ್ಕೊಳ್ತೇನೆ ಕೈ ಮುಗಿದು ಕೇಳ್ತೇನೆ ನಿನ್ನೆ ಸ್ವಲ್ಪ ನೂಕು ನುಗ್ಗುಲು ಮಾಡಿದ್ರಿ ಇಲ್ಲಿ ದಯವಿಟ್ಟು ಇವತ್ತು ಅದು ರಿಪೀಟ್ ಆಗಬಾರ್ದು ಅಲ್ಲಿ ಕೂತಿದ್ದಾರೆ ಎಷ್ಟೋ ಜನ ನನ್ನ ಮೇಲೆ ಪ್ರೇಮದಿಂದ ನನ್ನ ಚೆನ್ನಾಗಿ ಬಲ್ಲವರು ಬಂದಿದ್ದಾರೆ ಮಹಾರಾಯರೇ ಕಾಲಿಗೆ ರಾಡ್ ಹಾಕೊಂಡು ಬಂದು ಕೂತಿದ್ದಾರೆ ಮುದುಕರು ವಾಕಿಂಗ್ ಸಿಕ್ಕಿಟ್ಕೊಂಡಿದ್ದಾರೆ ಅರ್ಧಕ್ಕರ್ಧ ಈ ಪ್ರವಚನ ಕೇಳ್ತಾ ಇರೋರಲ್ಲಿ ವಯಸ್ಸಾದವರೇ ಇದ್ದಾರೆ ಯಾರಿಗೆ ಸ್ವಲ್ಪ ಯೌವನ ಇದೆ ಚಿಕ್ಕ ವಯಸ್ಸಿದೆ ಮೊದಲು ಮುದುಕರಿಗೆ ಹೊರಗೆ ಹೋಗೋದಕ್ಕೆ ಅವಕಾಶ ಕೊಟ್ಟುಬಿಡಿ ಎಲ್ಲರಿಗೂ ತೃಪ್ತಿಕರವಾಗುವಷ್ಟು ಪ್ರಸಾದವನ್ನು ಮಾಡ್ತಿದ್ದೇವೆ ಏನು ಯೋಚನೆ ಮಾಡಬೇಡಿ ಎಲ್ಲರಿಗೂ ಸಾಕಷ್ಟು ಕೊಡಲಾಗ್ತದೆ ಸ್ವಲ್ಪ ಒಂದು ಐದು ನಿಮಿಷ ನೀವು ಸಹಕರಿಸಿದರೆ ಇಲ್ಲಿ ಮಹಾಭಾರತ ತಪ್ಪದೆ ಮಹಾಭಾರತ ಕೇಳಬೇಕೆ ಹೊರತಾಗಲಿ ಮಹಾಭಾರತ ಮಾಡುವುದಕ್ಕೆ ಹೋಗಬಾರ್ದು ಯಾಕೆ ಕೇಳ್ತೇವೆ ಅಂದರೆ ಒಡೆದಿದ್ದ ಕಾಯಿ ಅರ್ಧ ಕೆಳಗಿಟ್ಟರೆ ನಮಗೆ ಅಷ್ಟೇ ಎಷ್ಟದು ಅದು ಹೋಗಿದ್ದು ಹೋಗ್ಬಿಡಬೇಕು ಕತೆ ಬೆಳೆಸೋಣ ಇನ್ನಷ್ಟು ದೂರಕ್ಕೆ ಹೋಯಿತು ರಥ ಶುರು ಮಾಡಿದ ಕಾರಣ ಎಡಗಡೆ ಬಲಗಡೆ ಎದ್ದು ಸೈನಿಕರನ್ನು ಕರೆದು ಲೇ ಅರ್ಜುನ ಇಲ್ಲಿದ್ದ ಅಂತ ಅನಿಸ್ರೋ ಇವತ್ತು ಮುಗಿಸ್ಬಿಡ್ತೇನೆ ಅಂತ ಹೇಳಿ ಬಂಗಾರದ ನಾಣ್ಯಗಳನ್ನು ಎರಚೋಕ್ ಶುರು ಮಾಡಿದ ಸೈನಿಕರಿಗೆ ಬಹುಮಾನವಾಗಿ ಹಳೆ ಕಾಲದಲ್ಲಿ ಮಾಡ್ತಿದ್ರು ಅದನ್ನು ಯುದ್ಧ ಭೂಮಿಯಲ್ಲಿ ವಿಜಯನಗರದಲ್ಲಿ ಕೂಡ ಕೊನೆಯ ಯುದ್ಧದಲ್ಲಿ ಅಳಿಯ ರಾಮರಾಯ ಹದಿನೈದು ನೂರ ಅರವತ್ತೈದು ತಾಳಿಕೋಟೆ ಯುದ್ಧದಲ್ಲಿ ಶಾಹಿ ಸುಲ್ತಾನ್ ಅಂತ ತೋರಿಸಿ ಅಂತ ಮುದುಕ ತೊಂಬತ್ತು ವರ್ಷವನ್ನು ಆನೆ ಮೇಲೆ ಕೂತ್ಕೊಂಡು ಸೈನಿಕರನ್ನು ಹುರಿದುಂಬಿಸೋದಕ್ಕೆ ಬಂಗಾರದ ಆಭರಣಗಳನ್ನು ಎರಿಸ್ತಾ ಎರಿಸ್ತಾ ಹೋಗ್ತಿದ್ದ ಅವ್ರ ಕೈಗೆ ಸಿಕ್ಕಿದವರು ದೋಚ್ಕೊಳ್ತಿದ್ರು ಯುದ್ಧ ಮಾಡ್ತಿದ್ರು ಓಡ್ತಿದ್ರು ಏನಾಯ್ತೋ ಗೊತ್ತಿಲ್ಲ ಹೀಗೆ ಒಡವೆ ವಸ್ತುಗಳನ್ನು ಎರಿಸೋದೊಂದು ಪದ್ಧತಿ ದುಡ್ಡು ಎರಿಸ್ತಾ ಕೂತಿದ್ದಾನೆ ಅವರಪ್ಪನ ಗಂಟೆ ಅನ್ನೋಯ್ತು ದುರ್ಯೋಧನಂದು ದುರ್ಯೋಧನಂದು ಅಲ್ಲ ಧರ್ಮರಾಜ ಕೂಡಿ ಹಾಕಿದ್ದು ರಾಜಸೂಯಾಗದಲ್ಲಿ ಇದು ಸಿಕ್ಕಾಪಟ್ಟೆ ದುಡ್ಡು ಎರಿಸೋದನ್ನು ನೋಡಿ ಕರ್ಣ ರಥವನ್ನು ಕುದುರೆ ತಡೆದ ಅವನು ಹೇಳಿದೆ ಪುತ್ರ ಈಗ್ಯಾಕೆ ಜಂಬ ಕೊಚ್ಚಿಯೋ ಅರ್ಜುನನ ಪಾದಕ್ಕೆ ನೀ ಸಮಯನು ಅಂದ ಅರ್ಜುನ ಎಲ್ಲಿದ್ದಿ ತೋರ್ಸೋತ್ ಯಾತಕ್ಕೆ ಅವರಿಗೆಲ್ಲ ಕೇಳ್ತೀಯ ನಾನೇ ತಗೊಂಡೋಗಿ ನಿಲ್ಲಿಸ್ತೇನೆ ಅರ್ಜುನ್ ರಥದ ಎದುರಿಗೆ ಐದು ನಿಮಿಷ ನೀ ನಿಲ್ತೀಯ ನೋಡು ಅಂದ ಈಗ ಬಾಯಿಗೆ ಬಂದ ಕೊಚ್ಚಬೇಡ ಅರ್ಜುನ ಯೋಗ್ಯತೆ ಗೊತ್ತಿರದೆ ತಗೊಂಡೋಗಿ ನಿಲ್ಸಿ ತಗೊಂಡೋಗಿ ನಿಲ್ಸಿ ಇನ್ನೊಂದ್ಸಲ ನೀ ಮಾತನ್ನು ಹೇಳಿ ಅಂತ ಆ ರಥವನ್ನು ಬಿಟ್ಟ ಹತ್ತು ಹೆಜ್ಜೆ ಹೋಗೋದ್ರಲ್ಲಿ ಕಲಸಿ ಚಟ ಹೋಗಲಿಲ್ಲ ಮತ್ತೆ ಅದನ್ನೇ ಹೇಳಿದ ಕಾರಣ ಇದು ನಾಲ್ಕು ಸಲ ಜಂಬ ಕೊಟ್ಟುಕೊಂಡ ಮೇಲೆ ಎಲ್ಲಿ ಅದು ಚಕಮಕಿ ಎಲ್ಲಿ ತನಕ ಹೋಯಿತು ಅಂದ್ರೆ ನಿಮ್ಮೂರಿನವರು ನೀನು ಅಂತ ನಿಮ್ಮ ಪಾಂತ ಶುರುವಾಯಿತು ಅತ್ಯಂತ ಅಸಭ್ಯ ನಿಮ್ಮೂರಿನವ್ರು ಹಾದ್ರೆ ಹಾಗೆ ಮಾಡ್ತಾರೆ ನಿಮ್ಮೂರಿನವ್ರು ಹೆಂಗೆ ಹಾಕಿ ಕುಡಿತಾರೆ ನಿಮ್ಮೂರಿನವ್ರು ಕಂಬಳಿ ಹಾಕಿ ಕೊಳ್ತಾರೆ ಮೈ ಮೇಲೆ ಪ್ರಜ್ಞೆ ಆಗಿರೋದಿಲ್ಲ ಮದ್ರ ದೇಶವನ್ನು ಇವನು ಅನ್ನ ದೇಶವನ್ನು ಅವನು ಬೈಯೋದು ಅತ್ಯಂತ ಅಸಹ್ಯವಾದ ಭಾಗಗಳು ಅಷ್ಟಾದರೂ ಆತ್ಮ ಸಂಯಮದಿಂದ ಮಾತು ಕೊಟ್ಟಿದ್ದೇನಲ್ಲ ಅಂತ ಹೀಗೆ ಮುಂದುವರ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದಾನೆ ಕರ್ಣನಿಗೆ ತುಂಬ ಬೇಜಾರಾಯಿತು ಇವನು ಸಾರಥಿ ಮಾಡಿಕೊಂಡು ತಪ್ಪು ಅಂತ ಅನ್ನಿಸ್ತು ಆದರೆ ಬೇರೆ ದಾರಿ ಇರಲಿಲ್ಲ ಶಲ್ಯ ಇದು ಸಾಲದು ಅಂತ ಅರ್ಜುನನ ಪ್ರಶಂಸೆ ಬೇರೆ ಶುರು ಮಾಡಿದ ರಥ ಸುಮ್ಮನೆ ಬಿಡ್ತಾ ಇಲ್ಲ ಅರ್ಜುನ ಇಲ್ಲಿ ನೀನೆಲ್ಲಿ ರಥ ನಡೆಸ್ತಾರೆ ಹಾಯ್ ನೀನೆಲ್ಲಿ ಅರ್ಜುನ ಇಲ್ಲಿ ಮಾತು ಕೊಟ್ಟಿದ್ದಾಳೆ ಧರ್ಮರಾಜನಿಗೆ ಸಾಧ್ಯವಾದಷ್ಟು ಅವನು ಶಕ್ತಿ ಕುಗ್ಗಿಸ್ತೇನೆ ಅಂತ ಕರ್ಣಪುತ್ರನನ್ನು ಭೀಮ ಕೊಂದ ಕರ್ಣನಿಂದ ಪಾಂಡವೀರರ ಅನೇಕರ ಸಂಹಾರವಾಯಿತು ಕರ್ಣ ಯುಧಿಷ್ಠರ ಯುದ್ಧವಾಯಿತು ಕರ್ಣನನ್ನು ಜೀವಂತ ಉಳಿಸಿ ಬೇರೆ ಕರ್ಕೊಂಡು ಹೋದ ಕರ್ಣ ಭೀಮರು ಎದುರಿಸುವಂತಾಯಿತು ಇನ್ನೊಂದು ಆರು ಕೌರವರನ್ನ ಭೀಮಸೇನ ಕೊಂದು ಹಾಕಿದ ಕರ್ಣ ಹತ್ರ ಇನ್ನೊಂದು ಅಸ್ತ್ರವಿತ್ತು ಭಾರ್ಗವಾಸ್ತ್ರ ಪರಶುರಾಮರು ತಯಾರು ಮಾಡಿದ ಅಸ್ತ್ರ ಅವನು ಯಾವಾಗ ಯಾವುದನ್ನು ಉಪಯೋಗ ಮಾಡಬೇಕು ನೋಡದೆ ಸೈನ್ಯ ಹಿಮ್ಮೆಡ್ತಾ ಇದ್ದದನ್ನು ನೋಡಿ ಆ ಭಾರ್ಗವಾಸ್ತ್ರವನ್ನು ತೆಗೆದು ವ್ಯರ್ಥವಾಗಿ ಪ್ರಯೋಗ ಮಾಡಿದ ಅದು ಕೆಲವು ಪಾಂಚಾಲ ವೀರರನ್ನು ಕೊಂದಿತು ಕೃಷ್ಣ ಹಿಡಿದ ಭೇಷ್ ಈಗ ವ್ಯರ್ಥ ಮಾಡಬೇಕು ನೋಡಿ ಅಸ್ತ್ರಗಳನ್ನು ಯಾವ ಎಲ್ಲಿ ಉಪಯೋಗ ಮಾಡಬೇಕು ಗೊತ್ತಿಲ್ಲ ಅವನಿಗೆ ಅದು ಹೇಳ್ತಾ ಹೇಳ್ತಾ ಒಂದು ಕಡೆಯಲ್ಲಿ ದುಶ್ಯಾಸನ ಭೀಮನ ಕೈಯಲ್ಲಿ ಸಿಕ್ಕಾಕೊಂಡ ದುಶಾಸನ ಬಗ್ಗೆ ತನಕ ಬರ್ತೇನೆ ಇನ್ನೊಂದು ಐದು ಹತ್ತು ನಿಮಿಷ ದಯವಿಟ್ಟು ಕೇಳಬೇಕು ಇವತ್ತು ದುಶಾಸನ ಕಳಿಸ್ಕೊಟ್ರೆ ತುಂಬ ಸಮಾಧಾನ ಆದರೆ ಬಹಳ ಹೊತ್ತು ಹಿಡಿಯುತ್ತೆ ಕುಮಾರವ್ಯಾಸನ ಬೇರೆ ಓದಬೇಕು ಆ ಜಾಗದಲ್ಲಿ ಎಷ್ಟು ಸಂಗ್ರಹ ಮಾಡ್ಬೋದು ಮಾಡ್ತೇನೆ ದುಶಾಸನ ಇನ್ನೆಲ್ಲೋ ಯುದ್ಧ ಮಾಡ್ತಾ ಇದ್ದವನು ಭೀಮನ ಕಣ್ಣಿಗೆ ಬಿದ್ದ ಮೆಲ್ಲನೆ ಹೋಗಿ ಅವನನ್ನು ಹಿಡಿದ ಹಿಡಿದ್ರೆ ದುಶಾಸನ ಗಾಬರಿ ಆಯಿತು ಅವನು ಕೈಯಲ್ಲಿ ಗದೆ ಗದೆ ಸಿಕ್ಕಿದ್ದೋ ಬಿಲ್ಲೋ ಬಾಣೋ ತಗೊಂಡು ಯುದ್ಧ ಮಾಡ್ತಿದ್ದಾನೆ ಯುದ್ಧದಲ್ಲಿ ಸಣಿಸಿದರು ಇಡೀ ಕೌರವ ಸೈನ್ಯ ಪಾಂಡವ ಸೈನ್ಯ ನೋಡ್ತಾ ಇದೆ ಅಯ್ಯೋ ದುಶಾಸನ ಸಿಕ್ಕಿಬಿಟ್ಟ ಭೀಮನ ಕೈಗೆ ಪ್ರತಿಜ್ಞೆ ಈಡೇರಿಸ್ಕೊಳ್ಳೋ ಕಾಲ ಬಂದ್ಬಿಡ್ತು ಏನ್ ಮಾಡ್ತಾರೆ ಕರ್ಣನು ಬೆಪ್ಪಾಗಿ ನಿಂತಿದ್ದಾನೆ ಶಲ್ಯ ಹೇಳಿದ ನೀನು ಜನರಲ್ ಇದ್ದೀಯ ಕಮಾಂಡರ್ ಇನ್ ಚೀಫು ಸ್ವಲ್ಪ ಈಗ ಅರ್ಜುನ್ ಅನ್ಸೋದು ಬೇಡ ಅವನನ್ನು ಕಾಪಾಡಿ ನೋಡೋಣ ನೀನು ಸ್ನೇಹಿತ ತಮ್ಮ ಅವನು ಕಾಪಾಡು ಹೋಗು ತಗೊಂಡ ಒಂದು ರಥವನ್ನು ಅಯ್ಯೋ ಬೇಡ ಭೀಮನ ಕೋಪ ಹೇಗಿತ್ತು ತ್ರಿವಿಕ್ರಮಣಂತೆ ನಿಂತಿದ್ದಾನೆ ಭೂಮಿ ಆಕಾಶವನ್ನು ಮಾಡ್ತಾ ಸಿಕ್ಕಿದೆ ಅವತ್ತು ಅಷ್ಟು ದಿವಸದ ಕೋಪ ನೋಡಿ ಹೆಂಡತಿ ಮಾನ ಕೈ ಹಾಕಿದವನ ಆ ಶತ್ರು ಕೈಗೆ ಸಿಕ್ಕಿದ್ದಾನೆ ಆ ಕೋಪ ಅವನನ್ನು ಕೆಡಹಿದ್ದಾನೆ ಕೆಳಗಡೆ ಏನು ವರ್ಣನೆ ಮಾಡಬೇಕು ಶ್ಲೋಕ ಕೆಡಹಿದ್ದಾನೆ ಕೊರಳಿನ ಮೇಲೆ ಒಂದು ಕಾಲು ಇಟ್ಟಿದ್ದಾನೆ ಇನ್ನೊಂದು ಕಾಲು ಒಂದು ಬಲಗಾಲಿನ ಮೇಲೆ ಇಟ್ಟಿದ್ದಾನೆ ಪಾಪಿ ನನ್ನ ಪತ್ನಿಯ ಮಾನಕ್ಕೆ ಸೀರೆಗೆ ಕೈ ಹಾಕಿದೆಯಲ್ಲ ಯಾವುದೋ ಆ ಕೈ ಇಟ್ಟು ಕೇಳಿದ ಈ ಪಾಪಿ ಇದೋ ಬಲಗೈಯಿಂದ ಅದು ಕೈ ತೋರಿಸ ಒಂದೇ ಏಟಿಗೆ ಆ ಕೈಯನ್ನು ತಿರುಚಿ ಶರೀರದಿಂದ ಕಿತ್ತ ಭೀಮಸೇನ ಆ ಕಿತ್ತ ಕೈಯಿಂದಲೇ ಹಿಗ್ಗಾಮುಗ್ಗಾಗಿ ಬಾಳೆ ಕಂದರಿಂದ ಹೊಳೆಯುವ ಹಾಗೆ ತಲೆ ಮೇಲೆ ಮೈ ಮೇಲೆ ಸಿಕ್ಕ ಕಡೆ ಹೊಡೆದ ಇನ್ನೊಂದು ಕೈಯನ್ನು ಕಿತ್ತ ಕಿತ್ತ ಮೇಲೆ ಆ ಶರೀರವನ್ನು ಕಾಲು ಹಿಡ್ಕೊಂಡು ಯುದ್ಧ ಭೂಮಿಯಲ್ಲಿ ಅಂಗಳದಲ್ಲಿ ಆ ಕಡೆ ಈ ಕಡೆ ದರ ದರ ದರ ದರ ದರ ಎಳೆದಾಡಿದ ಅದು ಗೊರ ಗೊರಗೊರ ಗೊರ ಅಂತ ಶಬ್ದ ಮಾಡ್ತಿದ್ದವನು ಕೊರೆಯಲ್ಲಿ ಎತ್ತಿ ಅವನ ಶರೀರವನ್ನು ಕೆಳಗೆ ಒಗೆದ್ರೆ ಆ ಒಂದೇ ಏಟಿಗೆ ಹಾಕಿ ದುಶಾಸನ ಅದು ಭೀಮನ ಕೋಪ तद्विष्णोः परमम् पदम् सदा पश्यन्ति सूरयः दिवीवचक्षुरातम् तद्विप्रासो विपन्यवो जागृवाम् स्वसमिन्धते विष्णोर्यत्परमम् पदम् जज्वारभीमम् च सदा स्मयेन संशृण्मताम् कौरवसोमकानाम् उक्तस्तदाजौ सतता सरोषम् जगाद भीमम् परिवर्तनित्रः ಭೀಮನ ನೋಡ್ತಿದ್ದಾನೆ ಕಣ್ಣು ಮೇಲಕ್ಕೆ ಹೋಗ್ತಾ ಇದೆ ಯಾವ ಕೈಯಿಂದ ನನ್ನ ಹೆಂಡತಿ ಸೇರೆ ಮುಟ್ಟಿದೆ ಇದೋ ಈ ಕೈಯಿಂದ ಉತ್ಕೃತ್ಯ ಭಕ್ಷಪಜಿತಸ್ಯ ಭೂಮವು ನಿಪಾತ್ಯ ಶಿಶಿರೋಪಕೃಷ್ಯ ಅದನ್ನು ಬಿಸಿ ಬಿಸಿಯಾಗಿತ್ತು ಅವನ ಶರೀರ ಕೆಳಗೆ ಬಿದ್ದಿತ್ತು ಎಲ್ಲರೂ ಗಮಾಯಿಸ್ಕೊಂಡು ನಿಂತಿದ್ದಾರೆ ದೆವ್ವ ಬಡದಾಗಿದೆ ಕಾರಣ ಏನು ಮಾಡಬೇಕಂತ ಹೋಗ್ತಾ ಇಲ್ಲ ಕಮಾಂಡರ್ ಇನ್ ಚೀಫ್ ಹೆಲ್ಪ್ಲೆಸ್ ಶಲ್ಯನಿಗೂ ಇದು ಹೀಗಾಗಬಹುದು ಅಂತ ಗೊತ್ತಿಲ್ಲ ಅವನ ಎದೆಯನ್ನು ಬಗದ ರಕ್ತವನ್ನು ತೆಗೆದ ಬಾಯಿ ತರಕ ತಗೊಂಡು ಹೋದ ಕುಡ್ದಾಗ ಮಾಡಿದ ಮೈ ಮೇಲೆಲ್ಲ ರಕ್ತ ಸುರಿಯಿತು ಸುರಿದ ಮೇಲೆ ಎಲ್ಲರಿಗೂ ಹೇಳ್ತಾನೆ ಲೇ ಎಷ್ಟು ರುಚಿಯಾಗಿದೆ ಕಾಣೋ ರಕ್ತ ಗೊತ್ತೇನೋ ನಮ್ಮ ಕುಂತಿ ಹಾಲು ಕೂಡ ಹೀಗಿರಲಿಲ್ಲ ಹುಟ್ಟಿದಾಗ ನನಗೆ ಮಾತೃ ಸ್ತನ್ಯ ಕೂಡ ಹೀಗಿರಲಿಲ್ಲ ಬಂದ್ರೋ ಬಂದ್ರೋ ಏ ಕರ್ಣ ನೋಡ್ತಾ ಇದ್ದೀರ ಬಿಡಿಸ್ಕೋಬ ಅವತ್ತು ಜೊಳ್ಳು ಎಣ್ಣೆ ಕಾಳು ಅಂತ ತಮ್ಮನ್ನು ಹಾಸ್ಯ ಮಾಡಿದ್ರಿ ಗೋವುಗಳು ಅಂತ ಅಪಹಾಸ್ಯ ಮಾಡಿದ್ರಿ ದುರ್ಯೋಧನ ಬಾ ನಿನ್ನ ತಮ್ಮನನ್ನು ಬಿಡಿಸು ಗೌಡವರಿಗೆಲ್ಲ ಹೇಳಿದ ದೃಷ್ಟದ್ಯುಮ್ನ ತನ್ನ ಕಡೆ ಚಾಲೆಂಜ್ ಕೊಟ್ಟ ದೃಷ್ಟದ್ಯುಮ್ನ ಬಂದು ಬಿಡಿಸು ಗಂಡಸಾಗಿದ್ರೆ ಹೇ ಕೃಷ್ಣ ಬಂದು ಬಿಡಿಸು ನೋಡೋಣ ಕೃಷ್ಣನಿಗೆ ಸವಾಲು ಹಾಕಿದ ಆ ಕೋಪ ಎಷ್ಟು ಮಟ್ಟಿಗೆ ಇರ್ತು ಅಂದ್ರೆ ಕೃಷ್ಣ ಹಂಗೆ ಬಂದು ಬಿಡಿಸು ನೋಡೋಣ ಅದು ಕುಮಾರದಾಸು ಸ್ವಲ್ಪ ಓದ್ತೇನೆ ಚಪ್ಪಲಿಕ್ಕೆ ಅದು ಓದಿ ಮಂಗಳವನ್ನು ಮಾಡ್ತೇನೆ ಸ್ವಲ್ಪ ಕೂತ್ಕೊಂಡ್ಬಿಡಿ ಆಮೇಲೆ ಇನ್ನೂ ಟೈಮ್ ಇದೆ ಅದು ಹರಿ ಏನು ಡೊಕ್ಕರಿಸಿ ಆವರಿಸುವಲಾದರ ಹರಿ ನಂಕದ ಮೇಲೆ ತೆಗೆಯುವಂತೆ ಅರಸನಿನ್ನ ಕುಮಾರಕನ ನಡು ತರದೊಳಗೆ ಕೆಳಹಿದನು ಕೊಬ್ಬಿದ ಮರುಷ ಹರುಷನ ಯುದ್ಧದ ಕಡದನ ಭೀಮ ಒಂದು ಸಿಂಹವು ಮದಿಸಿದ ಆನೆಯನ್ನು ಹಿಡಿಯುವಂತೆ ನರಹರಿ ಹಿರಣ್ಯ ನಂಕದ ಮೇಲೆ ತೆಗೆಯುವಂತೆ ವ್ಯಾಸರನ್ನು ಮೀರಿಸಿಬಿಟ್ಟ ನರಸಿಂಹಾವತಾರ ಅಭಿನವ ನರಸಿಂಹಾವತಾರವಾಯಿತು ಅಂತ ವಂದನೆ ಮಾಡಿದ್ದಾರೆ ಅವನನ್ನು ಹಿಡಿದು ಗೊಂಬೆ ಅಂತ ಹೇಳ್ತಾನೆ ಸಿಕ್ಕಿದೆಯಲ ದ್ರೋಹಿಯೇ ಸೊಕ್ಕಿದೆಯಲ ಹಿಂದೆ ಜೂಜನಲ್ಲಿ ಅಕ್ಕದವ ಮಾಡಿದೆಯಲ ಮಾನೆಯ ಮುಡಿಬಿಡಿದು ಚುಕ್ಕಿಗಳಲ ನಿನ್ನವರು ಕೈಯಿಕ್ಕ ಹೇಳ ಬಾ ಒಬ್ಬರು ಯಾರು ಬಬಿಡಿಸು ಅಂತ ಹೇಳು ನಿನ್ನನೊಬ್ಬನು ನಿಕ್ಕಿ ನೋಡಿದರು ನಿನ್ನ ಮುಂದೆ ತಳ್ಳಿ ತಮಾಷೆ ನೋಡ್ತಾ ಕೂತಿದ್ದಾರೆ ಅಂತ ಬಂದ್ರು ಆಕಟಾಯನ ಸಮೂದಲಿಸಿದನು ಭೀಮ ಉಕ್ಕಿದುದು ತನಿಹರುಷ ಪ್ರತಿಜ್ಞೆ ಪೂರ್ಣವಾಯಿತು ಮೈರೋಮ್ ಹರ್ಷವಾಗ್ತಾ ಇದೆ ಮೈಯೊಳಗೊಕ್ಕವ ಪುಳಕ ಅಂಬು ಕಂಗಳು ಮುಕ್ಕುಳಿಸಿದವು ಮುನ್ನ ದುಶಾಸನನ ಶೋಣಿಸುವ ಬಿಕ್ಕುವ ಅಹಿತನನು ಅಡಿಗಡಿಗೆಯ ವಿಕ್ಕಳೀಕ್ಷಿಸಿ ರಕ್ತ ತೆಗಿತಿದ್ದಾನೆ ಕಣ್ಣು ಬಿಟ್ಕೊಂಡು ಹೆಣ ಹಾಗೆ ಬಿದ್ದ ಅವನು ದುಶಾಸನ ಅವನು ಮತ್ತೆ ಮತ್ತೆ ನೋಡ್ತಾ ಇದ್ದಾನೆ ಸತ್ತಿದ್ದಾನೆಯೋ ನಾಟಕ ಮಾಡ್ತಿದ್ದಾನೆಯೋ ನಿಜವಾಗಿ ಬದುಕಿದ್ದಾನೆಯೋ ಹಣೆ ಚಚ್ಕೊಳ್ತಾನೆ ಪಾಪಿ ನನ್ನ ಕೋಪ ಆಗಲಿಲ್ಲ ಬೇಗ ಸತ್ತು ಹೋಗ್ಬಿಟ್ಟು ಎಲ್ಲೋ ಇನ್ನು ಸ್ವಲ್ಪ ಬದುಕಿದ್ರೆ ಕೊಲ್ತಾ ಇದ್ನೋ ನಿನ್ನ ಕಮ್ ಬ್ಯಾಕ್ ಟು ಲೈಫ್ ಲಕ್ಷ್ಮಿ ಕಿದ್ದೀವಿ ಮತ್ತೆ ಎದ್ದು ಬರೋಣ ಹತ್ರದಲ್ಲಿ ಬರುವಂತೆ ಇನ್ನೊಂದು ಸಲ ಕೊಳ್ತೇನೆ ನನ್ನ ಕೋಪಕ್ಕೆ ತೀರೋಕ್ ಮುಂಚೆ ಸತ್ತೋಗ್ಬಿಟ್ಟು ಎಲ್ಲೋ ದುರ್ಯೋಧನ ಆದರೆ ಹೇಳ್ತಾನೆ ಎತ್ತಿ ಕಳಿದಿರಿ ವನಕ್ಕೆ ನಾವು ನಿಮ್ಮೆತ್ತುಗಳಲ್ಲ ಎತ್ತು ಎತ್ತು ಅಂತ ಬೈದ್ರಿ ದನಗಳಿಗೆ ಗಂಡು ಹೆಣ್ಣು ವಿವೇಕವಿಲ್ಲದಂತೆ ಐವರು ಪಾಂಡವರು ಒಬ್ಬ ಪತ್ನಿಯನ್ನು ಮಾಡಿಕೊಂಡಿದ್ದಕ್ಕೆ ಎತ್ತುಗಳು ಅಂತ ಹೇಳಿದ್ರೆ ಅವತ್ತು ಬೀದಿಯಲ್ಲಿ ಬೆಂಬತ್ತಿ ಕೊಂಕಿನ ಬೆರಳಲೆ ಇಳಿಸಿ ಬೈದು ಭಂಗಿಸದ ಈ ತೊತ್ತಲ ಪಾಂಚಾಲೆ ನಾವು ನಿಮ್ಮೆತ್ತುಗಳಲ್ಲ ಹಿಂದೆ ಕಿಚ್ಚಿನ ತುತ್ತು ವಿಷದುಬ್ಬಟಗಳನ್ನು ನೆನೆ ಎಂದನ ಭೀಮ ಎರಗೆದನು ಕಟವಾಯ ಆ ಕಟವಾಯಲ್ಲಿ ಜಾರಿಸಿ ಓದಿತಾನೆ ಬಾಯಿ ಮೇಲೆ ಹಲುಗಳ ಮುರಿಯಲು ಹಲ್ಲು ಮುರಿಯಿತು ಉಗುರಲ್ಲಿ ಹೊಯ್ಯಿದು ಹೃದಯವನ್ನುರಬಗೆದು ಮಗ ಮಗದು ರಕ್ತದ ಕುಡಿತ ಕುಡಿತಯಲಿ ಸುರಿಸುರಿದು ಸುರಿಸುರಿದು ಅಡಿಗಡಿಗೆ ಚಪ್ಪಿರಿದು ಚಪ್ಪಿರಿದು ಇದರ ಮಧುರಕ್ಕೆ ನೆರವದೆ ಸುಧೆ ರಸ ಕಬ್ಬಿನ ಹಾಲು ರುಚಿ ಇಲ್ಲ ಅಮೃತ ರುಚಿ ಇಲ್ಲ ಆಡಿದುದು ಅಲ್ಲ ಪ್ರತಿಜ್ಞೆ ಮಾಡಿ ಸುಳ್ಳಲ್ಲ ಕರ್ಣನ ಕರೀತಾನೆ ನೀ ಸವಿ ನೋಡು ಕರ್ಣ ನರೇಂದ್ರ ಇದಷ್ಟು ರುಚಿ ಇದೆ ಬಾರೋ ಸ್ವಲ್ಪ ಟೇಸ್ಟ್ ಕೊಡ್ತೀನಿ ಸ್ವಲ್ಪ ನೋಡೋ ಟೇಸ್ಟನ್ನ ಶಕುನಿ ಕೃಪಾ ಗುರು ಗುರುಸತರು ನೋಡಿರೈ ಹೇ ವರಿಸುವರೆ ಕೈ ಮಾಡಿರೈ ನಿಮ್ಮ ಆತನಳಿವನು ನಿಮ್ಮ ಕಡೆ ಅವನು ಸಿಕ್ಕಾಕೊಂಡ ನನ್ನ ಕಡೆ ನೋಡುತ್ತಿರದೆ ನಿಮಗೆ ನೀತಿಯೇ ಬಿಡಿಸಬಾರದೆ ನೀವು ಬಿಡಿಸಲಾಗದೆ ಕೈದು ಕಾಸಿಯರಡಬಳವನು ಈ ಹುಲಿಯ ಬಾಯಿಲಿ ಕೆಡವಿದರಲ ಸುಯೋಧನ ಕರ್ಣ ಗುರು ಸುತರು ಎಲ್ಲರಿಗೂ ಬೈತಾನೆ ಆ ದುಶ್ಯಾಸನ ನೋಡಿ ಹೇಳ್ತಾನೆ ಮರಣ ನೆರೆಹೊರೆಯಾಯಿತು ನಿನಗೆ ನೆಕ್ಸ್ಟ್ ಸ್ಟೇಷನ್ ಮರಣ ಟಿಕೆಟ್ ಹೋಯ್ತು ನಿಂದು ತಳ್ಳಿಬಿಡ್ತೇನೆ ನಿನ್ನನ್ನು ನಿನ್ನೆಯ ಹರಣ ಎಂಗ ನನ್ನಂಗೈಯಲ್ಲಿದೆ ನಿಮ್ಮರಸನನ್ನು ಕರೆಸಲವೋ ಕರೆಸು ದುರ್ಯೋಧನನ್ನ ಕಾದಿಸು ನಿನ್ನ ರಕ್ಷಿಸಲಿ ನಿಜ ಮೋಹರದೊಳಗೆ ಮಿಡುಕುಳ್ಳ ವೀರರು ಮರಳಿಸಲಿ ನಿನ್ನವನು ಎನ್ನುತ್ತ ನೋಡಿದನು ತನ್ನವರ ತನ್ನ ಕಡೆ ತಿರುಗಿದ ಎಲ್ಲವೋ ದೃಷ್ಟದ್ಯುಮ್ನ ನೋಡು ಬಿಡಿಸುವ ಅವ್ರಿಗೆ ಕೋಪ ಎಷ್ಟು ಏರಿದೆ ಅಂತ ತನ್ನವರು ಬೇರೆಯವರು ಗೊತ್ತಿಲ್ಲ ಬಾ ಬಿಡಿಸುವ ನೋಡು ಕೆಲವು ದೃಷ್ಟೋದ್ಯಮ್ನ ಸಾತ್ಯಕಿ ಎಲೆ ಶಿಖಂಡಿ ಪ್ರಮುಖ ನಾಯಕರು ಮನ ಉಳ್ಳಡೆ ಇದರಾಗಿ ಇವನ ಸಲಹುವುದು ಹೆಲಬರಲಿ ಫಲವೇನು ದಾನವ ಕುಲಜಿಲಾಪಟ ಕೃಷ್ಣ ಮುನಿದಡೆ ಕಳೆದುಕೊಳ್ಳು ಬಾರೋ ಕೃಷ್ಣ ನೀನು ಬೇಕಾದ್ರೆ ಕೌಮೋದಿಕೆಯನ್ನು ತಗೊಂಬ ನಿನ್ ಕದೆಯನ್ನ ನಿನ್ ಚಕ್ರ ಪಕ್ರ ನನಗೆ ಬೇಡ ನನ್ನ ಕೈಲಿ ಗದೆ ಹಿಡಿಯಲ್ಲ ನಿನ್ನ ಕೌಮೋದಿಗೆ ತಗೊಂಬ ಭೀಮನ ಕೈ ಗದೆ ಸಮವಾಗುತ್ತೆ ನೋಡೋಣ ಕೇಳು ಫಲಗುಣ ಲೋಕ ಮೂರರು ಆಳು ನೀನೆಂದೆಂಬ ಗರ್ವವ ಪಾಲಿಸುವಳೆ ಇದಿರಾಗು ತೊಡು ಕಂಡೀವದಲ್ಲಿ ಅಂಬುಗಳ ಆಳುತನ ನಿನಗೊಳ್ಳೊಡೆ ಅಹಿತನ ಪಾಲಿಸುವಡೆ ಏಳೆಂದನ ಜೈಲೋಲ ಸುಗತಿಯೋಳು ಇಳಿದನು ಅರ್ಜುನನ ಅಮಲ ಮಣಿರಥವ ಮೇಲಕ್ಕೆ ಮೆಲ್ಲಿಗೆ ಇಳಿದ ಕೃಷ್ಣ ನಿಧಾನ ಹೆಜ್ಜೆಟ್ಕೊಂಡು ಬಂದ ಭೀಮನನ್ನು ತಬ್ಕೊಂಡ ಕಣ್ಣೀರು ಹಾಕ್ತಾನೆ ಮಾರುತಿ ಮಾರುತಿ ಸಹಿಸ್ಕೋ ಸಹಿಸ್ಕೋ ಕೂಲ್ ಡೌನ್ ಕೂಲ್ ಡೌನ್ ಒಡನೆ ಭೀಮ ಕಳಗಡನೆ ಮಗುವಂತೆ ಹೇಳ್ತಾನೆ ನನ್ನ ಹೆಂಡತಿಗೆ ಅಷ್ಟು ಅವಮಾನ ಮಾಡಿದ್ರು ಆ ಕೋಪ ಅಷ್ಟು ದುಃಖದ ಅಷ್ಟು ವರ್ಷದ ಆಳದಿಂದ ಬಂದಿದೆ ಇವನು ಕೋಪದಿಂದ ಹೇಳ್ತಿದ್ದಾನೆ ಲಿಟ್ರಲ್ ಮೀನಿಂಗ್ ಅಲ್ಲ ಅಂತ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಕೃಷ್ಣ ಸಮಾಧಾನ ಮಾಡ್ತಾನೆ ಸಮಾಧಾನ ಬಿಡು ಕೃಷ್ಣ ನನ್ನ ಅಂತ ದಯ ದ್ರೌಪದಿ ಕರ್ಕೊಂಡ್ಬಂದ್ರು ಅಂತ ದ್ರೌಪದಿ ಇಲ್ಲ ಯುದ್ಧ ಭೂಮಿಯಲ್ಲಿ ಮೂಲ ಭಾರತದಲ್ಲಿ ಆದರೆ ಕುಮಾರ ವ್ಯಾಸ ಎಂಟಾರು ಮಾಡಿದ್ದಾನೆ ಹೋಗಿ ಕರ್ಕೊಂಡ್ಬಂದ್ರು ದ್ರೌಪದಿಯನ್ನ ಈಗ ಆಳುಗಳು ಓಡಿದ್ರು ಇದು ಕುಮಾರವ್ಯಾಸ ಭಾರತ ಬಳಿಕ ಪರಿತೋಷದಲ್ಲಿ ಮಾರುತಿಲ್ಲ ಎಲ್ಲಿಗೆ ಕಳುಹಿದನು ತನ್ನೊಲವಿನ ಆಹವಾಳುಗಳು ನನಗೆ ತುಂಬ ಬಯಸ್ತಾ ಇದ್ದಿದ್ದು ಒಂದು ಭಾಗ ಬಂದಿದೆ ಪತ್ನಿ ಇವತ್ತು ಬಂದು ನೋಡ್ಬೇಕು ನೀನು ಅರಿತ ಉದನಲು ಬೇಗದಲ್ಲಿ ನಡಿ ನಮಗೆ ನಲವೇರಿ ಮೇಳದ ಕೆಳದಿಯರು ಕೈಗೊಡಲು ನೇವುರದ ಎಡಮಗು ಮೋಹಿಸಲು ಮಾನಿ ಬಂದಳು ಆ ಎಡೆಗೆ ಅವಳು ಯಾಕೆ ಬಂದಳು ಮನಸ್ಸಿದನ ಮದದಾನೆ ಮೊಗಸಿದಳು ಅನುವರಕ್ಕೆ ಮಜಮಾಯ ಮೆಚ್ಚಿನ ಮನದ ಕಡುವಿನ ಖಾತಿ ಎಂಟುಟೋ ಕೌರವನ ಮೇಲೆ ಎನಲು ದಿವಿಜರು ದೇವತೆಗಳು ಹೆಜ್ಜಿದರು ಹೆಂಡತಿ ಮೇಲೆ ಎಷ್ಟು ಮಾರುತಿಗೆ ಒಬ್ಬರೂ ಕರೆಸಿಲ್ಲ ಅವಳು ನಿದ್ದ ಭೂಮಿಗೆ ಅರರೆ ಭೀಮನ ವಿಜಯಲಕ್ಷ್ಮಿಯ ಬರವೋ ಅಬ್ಬ ಭೀಮನ ವಿಜಯಲಕ್ಷ್ಮಿ ಬಂದಾಗ ಬಂದಂತೆ ದ್ರೌಪದಿ ತಪನ ಮರಣಾಂಕುರವ ಸೂಚಿಸುವ ಆತುರ ಶ್ರೀ ಸತಿಯ ಸಂಭ್ರಮವ ಆ ದುರ್ಯೋಧನನಿಗೆ ಮರಣವನ್ನು ತೋರ್ತಕ್ಕಂಥ ಆತುರ ಶ್ರೀಯೋ ಹರಿಭಟರಿಗೆ ಅದ್ಭುತವೆನಲು ಭೀಕರರು ದುರ್ಧರವೆಂದರರು ಪಂಕರು ಹಿಮಗಳ ಮಣತಂದಳು ಆ ಪವಮಾನಜನ ಹೊರಗೆ ಬರುತ ಕಂಡಳು ಭೀಮಸೇನನ ಧುರ ಪರಾಕ್ರಮವನ್ನಿ ಭುಗಿಲೆಂದು ಆ ಭೀಮಸೇನನ ಕೋಪ ಮುಗಿಲು ಇತ್ತು ವಾಲ್ಕೆನೋ ಇದ್ದ ಹಾಗೆ ಅದನ್ನು ನೋಡಿದ್ದಾಳೆ ಕಂಡನು ಪವನ ಸುತ ಪಂಕರುಕ ಮುಹಿಯನು ಕರೆದು ನಿನ್ನೆಯ ಬರದ ಬರಕೆ ಇದಾಯಿತೆ ನೀ ಪ್ರತಿಜ್ಞೆ ಮಾಡಿದ್ಯಲ್ಲ ಈ ಗಂಡ ಈಡೇರಿಸಿದ್ದಾನೆಯೇ ಕೇಳು ಉಳಿದ ಗಂಡರನ್ನ ಅವತ್ತೆಲ್ಲ ನೋಡ್ತಾ ಕೂತಿದ್ರಲ್ಲ ತಮಾಷೆಯನ್ನ ಇವತ್ತು ನೋಡು ಆಗ ದ್ರೌಪದಿ ಕಳ್ತಾ ನಿಂತಿದ್ದಾಳೆ ಭೀಮನನ್ನು ಆಲಿಂಗನ ಮಾಡ್ಕೋಬೇಕು ಭೀಮ ಕೇಳ್ತಾನೆ ಜಯ ದ್ರೌಪದಿ ಸರಿಯಾಗಿ ನೋಡು ಯಾರವನು ಕೆಳಗೆ ಬಿದ್ದವನು ರಾಮ್ ಪಾರ್ಟಿ ಅಲ್ಲ ತಾನೆಯಿಂದ ಆರಿವನು ನೀ ಕೊಟ್ಟ ಭಾಷೆ ಕಾರಣಿಕ ಕರೊಳಗಿದ್ದ ಅವನು ಆ ದುರ್ಯೋಧನ ಕೊಲ್ಲಬೇಕು ಅಂತ ಹೇಳಿದ್ದೆ ದುಶಾಸನ ಕೊಲ್ಲಬೇಕು ಅಂತ ಹೇಳಿದ್ದೆ ಇಬ್ಬರಲ್ಲಿ ಯಾರು ಸರಿಯಾಗಿ ನೋಡು ತಿಳಿಲಿಲ್ಲ ಅಂದವಳು ವೀರ ದುಶಾಸನ ಕಣ ಅಂತ ಗಡಾಯಿತನುತ ಹಾಗಿದ್ರು ಸರಿ ಇಲ್ಲು ಆ ಹೆಣ ಗುರು ತಿಳಿಯೋ ಸ್ಥಿತಿಯಲ್ಲಿರಲಿಲ್ಲ ದ್ರೌಪದಿ ದವಡೆಯೆಲ್ಲ ಕಿತ್ಬಿಟ್ಟಿದ್ದಾನೆ ಹೊರಳೆಲ್ಲ ಬಗೆದಿದ್ದಾನೆ ರಕ್ತ ಸುರಿತಾ ಇದೆ ಮುದ್ದೆ ಮಾಡಿದ್ದಾನೆ ಸಾರಿದಳು ಸರಸಿದವದನೆ ಭೇತ ಭಕ್ತಾರನನ್ನು ನಸುಕೋದ ಚರಣದ ಚಾರು ನೇವರ ಅವಳು ಎಷ್ಟು ಕೋಪ ಬಂತು ಅಂದ್ರೆ ಆ ಹೊತ್ತಿನಲ್ಲಿ ತನ್ನ ಕಾಲಿನಲ್ಲಿ ಗೆಜ್ಜೆ ಇತ್ತು ಗಲ್ ಗಲ್ ಶಬ್ದ ಮಾಡ್ತಿದ್ದು ಆ ಕಾಲಿನಿಂದ ಓದೆದಳು ಕಳನ ಮಸ್ತಕವ ದುಶಾಸನ ತಲೆಯನ್ನು ಝಾಡಿಸಿ ಒಡೆದಳು ಆ ತಲೆ ಎಷ್ಟು ದೂರ ಹೋಯಿತು ಆ ತೆಂಗಿನ ಹೋಡೆ ಎಷ್ಟು ದೂರ ಹೋಗಿ ಬಿದ್ದಿತ್ತು ನೋಡಿ ಹಾಗೆ ದುಶಾಸನ ಅವಳಿಗೂ ಕೋಪ ಇತ್ತು ಆ ತಲೆಯನ್ನು ಓದಿದ್ದಾಳೆ ಅವರು ಹಾ ಹಾ ಅಂತಿದ್ದಾರೆ ಧರ್ಮರಾಜಾದಿಗಳು ಅವಳಾದ ಅನ್ಯಾಯ ನೋಡ್ತಾ ಇಲ್ಲ ಆಗ ಭೀಮನಿಗೆ ಹೇಳಿದ್ಲು ನುಡಿದಂತೆ ನಡೆದ ಕಂಡ ಅಂದ್ರೆ ನೀನು ಒಬ್ಬನೇ ನನ್ನ ಎಂದು ನುಡಿದೋಳೆ ಅರಿವುದೇ ನುಡಿದ ಭಾಷೆ ಕಡೆತನಕ ಪೂರೈಸಿ ಮಾಡುವ ಕಲಿಗಳಾರುಂಟು ಜಗದಳು ನಿನ್ನ ಹೋಲುವರು ಅಲ್ಲಿಗೆ ಬಿಡಲಿಲ್ಲ ಬಾ ಕೂತ್ಕೋಬಾ ಅಂತ ಪಕ್ಕದಲ್ಲಿ ಅಲ್ಲಿ ಏನಿತ್ತು ಮುರಿದು ಸಾಗಿತ್ತ ಒಂದು ಸ್ಟೂಲ್ ಮಾಡಿದ ಕೂತ್ಕೋ ತರುಣಿ ಕುಳ್ಳಿರು ಸ್ವಾಮಿ ದ್ರೋಹಿಯ ಕರುಳ ಮುಡಿಬ ಕೂರಿಸ್ದ ಹೊಟ್ಟೆ ಬಗದ ರಕ್ತವನ್ನು ತೆಗೆದು ತೆಗೆದು ತಲೆ ಮೇಲೆ ಸುರಿದ ಇದು ಪನ್ನೀರು ಒಳ್ಳೆ ತೈಲ ಹಾಕ್ತಾ ಇದ್ದೇನೆ ತಲೆಗೆ ಬೇಜಾರು ಮಾಡ್ಕೋಬೇಡ ಅವನ ಮುಖದ ಮೇಲೆ ರಕ್ತ ಸುರಿತಾ ಇದೆ ಸ್ವಲ್ಪ ತಾಳು ಉಂದ ಆ ಅವನು ಒದ್ದದ ಹಲ್ಲಿತ್ತಲ್ಲ ದುಶಾಸನ ಹಲ್ಲು ತೆಗೆದು ತಲೆ ಬಾಚಿದ್ದಾನೆ ಅವನನ್ನು ಸುರಿದು ಚರ್ಮವನ್ನು ತೆಗೆದು ಅವಳ ಸೊಂಟಕ್ಕೆ ಸುತ್ತಿದ ಶಾಸ್ತ್ರವನ್ನು ಮಾಡಿ ನೋಡು ಆ ಸೀರೆ ಉಳಿಸಿದ್ದೇನೆ ನೀನು ಇಂಥ ಸೀರೆ ಎಲ್ಲರೂ ಸಿಕ್ಕುತ್ತೆ ಕಾಂಚೀಪುರದಲ್ಲಿ ಮಾಡ್ತಾರಿಯೇ ಧರ್ಮಾವರದಲ್ಲಿ ಮಾಡ್ತಾರಿಯೇ ಬಾರ್ಡರ್ ನೋಡು ಹೇಗಿದೆ ಶತ್ರುವಿನ ಚರ್ಮ ಯಾವ ಗಂಡ ಮಾಡ್ತಾನೆ ಇದನ್ನ ಇನ್ನೊಂದು ಹೂ ಮುಡಿಸ್ಬೇಕಾಳು ಅಂತ ಹೇಳಿ ಆ ಕರುಳನ್ನು ಬಗೆದು ದುಶಾಸನ ಹೊಟ್ಟೆಯಿಂದ ಅವಳಿಗೆ ಅದು ಸ್ವಲ್ಪ ಭಾಗವನ್ನು ಮುಡಿಸಿ ತಾನು ಕೊರಳಿಗೆ ಬಾಳೆಯನ್ನು ಹಾಕೊಂಡಿದ್ದು ಸ್ವಾಮಿ ಅವತ್ತು ನರಸಿಂಹಾವತಾರ ಮಾಡಿದ್ದು ದೊಡ್ಡದಲ್ಲ ಇವತ್ತು ನಾ ಮಾಡಿದ್ದೆ ನೋಡು ಅಂತ ಎಡದ ತೊಡೆಯಲ್ಲಿ ಮಡದಿ ಬಲು ಬಗೆಯೊಡಲು ಬಲವಂಕದಲ್ಲಿ ಬಲು ಬಗೆ ಬಲು ಹಗೆ ಬಲು ತೊಡೆ ಮೇಲೆ ಹಿರಣ್ಯಾಕ್ಷನ್ ಹಿರಣ್ಯ ಕಶು ಹಾಕೊಂಡಾಗೆ ನಗೈದ ಕುಡಿಬರಳ ನಿಡುಗರುಳ ಮಹಾಲಯ ರೌದ್ರ ರಚನೆಯಲ್ಲಿ ಕಡುಮನದ ಖಟಿಕಾರ ಭೀಮನ ಕಡು ಹೋಲುವೆಯಾಯಿತು ಕಂಬಗಳು ಒಡೆದು ಮೂಡಿದ ಮೃಗದ ಭವದ ಮಹಾಸುರ ಅಂತಕನ ನರಸಿಂಹಾವತಾರ ಕೋಲಿಸಿದ್ದಾರೆ ಅಲ್ಲಿಂದ ಆಚೆಗೆ ತೃಪ್ತಿ ಆಯಿತೆ ದ್ರೌಪದಿ ಇನ್ನೊಂದು ಸಲ ಹೇಳಿ ತೃಪ್ತಿ ಆಯ್ತು ಇಲ್ವ ನಿನ್ನ ತಲೆಗೆ ನಿನ್ನ ಮುಡಿ ಕೈ ಹಾಕಿದವರಿಗೆಲ್ಲ ಇದೆ ಸ್ಥಿತಿ ಲೋಕದಲ್ಲಿ ಅಂತ ಹೇಳಿ ಅವಳ ಜೊತೆಯಲ್ಲಿ ಬಂದಿದ್ದ ಅವನ್ನೆಲ್ಲ ಹೇಳಿ ಜೋಪಾನವಾಗಿ ಅರಮನೆ ಕರ್ಕೊಂಡು ಹೋಗಿಂತ ಅವಳ ತಲೆ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹೊದಿಸಿ ಚಲುವ ಅಂತ ಮಾಡ್ತಾರೆ ಹಳ್ಳಿ ಕಡೆಯಲ್ಲಿ ಈ ಬೇರೆ ಬೇರೆ ಒ ಬಿ ಸಿಗಳು ಮದುವೆ ಮಾಡುವಾಗ ಹೆಣ್ಣು ಮಕ್ಕಳ ತಲೆ ಮೇಲೆ ಒಂದು ಛತ್ರಿ ಹಿಡಿದು ಛತ್ರಿ ಮೇಲೆ ಹಸಿರು ಬಟ್ಟೆಯನ್ನು ಹಾಕಿ ವಾಲ್ಗ ಈರ್ಗ ಊಸಿ ಕರ್ಕೊಂಡು ಹೋಗೋ ಹಾಗೆ ಮರ್ಯಾದೆಯಿಂದ ಕಳಿಸಿಕೊಡ್ತಾನೆ ಬಿಳಿಯನು ಸಬಿಟ್ಟನು ರಥವ ದುರ್ಯೋಧನ ಮೋಹರಕ್ಕಾಗಿ ದುರ್ಯೋಧನೆಯಲ್ಲಿದ್ದಾನೆ ಎಲ್ಲಿದ್ದಾನೆ ಇನ್ನೋ ಪೂರೈಸಬೇಕು ಅಂತ ನಟ್ಟಿಸ್ಕೊಂಡು ಹೋದ ಬಂಡಿಯ ಕೈ ಕೈತೋರಿರೈ ಎದುರಿಗೆ ಇದ್ದವ್ರನ್ನೆಲ್ಲ ನೋಡಿದ ಸರಿಯಾಗಿಲ್ಲ ಅವರನ್ನ ಬಂಡಿಯ ಬಿನುಗುಗಳು ಕೈತೋರಿರೈ ಪುನ್ನಾಮನಾರಿಯರು ಹೆಂಗಸರು ನೀವು ಗಂಡಸು ಅಂತ ಹೆಸರಿಟ್ಕೊಂಡಿದ್ದೀರಿ ಹುನ್ನಾಮನಾರಿಯರು ಬಂದ್ರು ಅಂತ ಅಟ್ಟಿಸ್ಕೊಂಡು ಹೋದ್ರೆ ಎಲ್ಲರೂ ದಿಕ್ಕು ದಿಕ್ಕಿಗೆ ಅವತ್ತು ಚದುರ್ತಾ ಇದ್ದಾರೆ ಎಂಬಲ್ಲಿ ಇವತ್ತು ಮಂಗಳ ಶಾಸನ ದುಶ್ಯಾಸನ ಸಂಹಾರ ಅತ್ಯಂತ ಭಯಂಕರವಾದ ಪ್ರಸಂಗ ಇನ್ನು ಸರ್ಪಾಸ್ತ್ರ ಪ್ರಕರಣ ಕರ್ಣನ ವಧೆ ಇದು ನಾಳೆ ಪ್ರಾಯಶಃ ಶಲ್ಯ ಪರ್ವವು ಮುಗಿಯುತ್ತದೆ ನಾಳೆ ಮುಂದೆ ಉಳಿಯುವುದು ದುರ್ಯೋಧನ ಸಂಹಾರ ವೈಶಂಪಾಯನದ ಸರೋವರದ ಕಥೆ ತುಂಬ ಸೊಗಸಾಗಿರೋ ಕಥೆ ಇನ್ನೆರಡು ಮೂರು ದಿವಸ ಯಾರೂ ತಪ್ಪಿಸ್ಕೋಬೇಡಿ ನಾನಾಗಲೇ ಹೇಳಿದ ಹಾಗೆ ಶಾಂತ ರೀತಿಯಿಂದ ಸಹಕರಿಸಿ ಶಿಸ್ತಿನಿಂದ ಯಾರಿಗೂ ತೊಂದರೆ ಆಗದಂತೆ ಪ್ರಸಾದ ಸ್ವೀಕಾರ ಮಾಡಬೇಕು ಮಧುವಾತಾರ ತಾಯಿದೆ ಮಧುಕ್ಷರಂತ ಸಿಂಧವ ಮಾಧ್ವೀಯನ್ನ ಸಂತೋಷಿ ಮಧುನಕ್ತ ಮುಖೋಷಿ ಮಧುಭತ್ಪಾರ್ಥೇವ ಅಮೃಜ ಮಧ್ಯವರತ್ನ ಪಿತಾಮನವಾನ್ ವನಸುಧಿ ಮಾ ಗಾವೋ ಭವಂತನ ಮಧು ಮಧು ಮಧು ಶ್ರೀಹರಿ ನನಗೆ ಅರ್ಪಿತ ಇನ್ನು ಮಂಗಳಾಚರಣೆಯನ್ನು ಮಾಡೋಣ ಮಂಗಳ ಆಗೋದಕ್ಕೆ ಮುಂಚೆ ದಯವಿಟ್ಟು ಯಾರು ಹೇಳಬೇಡಿ ಎಲ್ಲರಿಗೂ ಅವಕಾಶ ಇದೆ ತುಂಬ ಆಯಾಸವಾಗಿದೆ ಸಖೆ ಇದೆ ಸ್ವಲ್ಪ ಸಹಿಸಿಕೊಳ್ಳಿ ಎರಡೇ ನಿಮಿಷ ನನ್ನ ಜೊತೆ ಸಾವಧಾನವಾಗಿ ಮಂಗಳವನ್ನು ಹೇಳಿ ಇನ್ನು ಮೂರು ದಿವಸ ಈ ಶಾಂತಿ ಶಿಸ್ತನ್ನು ತಾವು ಕಾಪಾಡಿಕೊಳ್ಬೇಕು ಜನಸಂದಣಿ ಅಪಾರವಾಗಿದೆ ಯಾರಿಗೂ ತೊಂದರೆ ಆಗಬಾರ್ದು ಕತೆ ಕೇಳಿದವರು ನೆಮ್ಮದಿಯಿಂದ ಮಹಾಭಾರತ ಶ್ರವಣ ಫಲದ ಜೊತೆಯಲ್ಲಿ ಮನೆಗೆ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ഇമാം ഭാരത സാവിത്രീം പ്രാതരുത്ഥായ പടേ സ ഭാരതഫലം പ്രാപ്യ ഫലം ബ്രഹ്മാതി ഗതി ഹർഷസ്ഥാന് സഹസ്രാണി ഭയസ്ഥാന് ശതാന് ച ദിവസേ ദിവസേ മൂഢം മാ വിശന്തിന പണ്ഡിതം ഊർധ്വബാഹുർവിരോമ്യേ ശനചകച്ച് ശൃണോതി മേ ധർമാദത്തശ്ച കാമശ്ചാസകിമർത്ഥം ന സേവ്യത്തെ ദാതു കാമാന്ന ഭയാന്ന ലോഭ ധർമ്മം തുജയ ജീവിതസ്യാപി ഹേതോഃ